आर्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वतिष्ठनप्तारम् शक्तेः पौत्रमकल्मषम् पराशरात्मजम् वन्दे शुकतातन्तपोनिधिम् सम्यङ्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनियतन्तमः प्रपन्नपारिजाताय वेत्ततोत्रैकपाणे ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय पाराशर्यवचः सरोजमबलम् गीतार्थगन्धोत्कटम् नानाख्यानककेसरम् हरिकथा सम्बोधराबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोऽष्टपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् भवम् वस्तु तस्य तदस्य चैव धर्मे चार्थे च कामे च मोक्षे च भरतर्षभ यन्नेहास्ति न कुत्रचित् महत्वाद्भारवत्वाच्च महाभारतमुच्यते विरुक्तमस्य यो वेद सर्वपापैः ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಧ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ ಭೀಷ್ಮದ್ರೋಣತಟಾ ಜಯದ್ದ ಕಜಲಾ ಗಾಂಧಾರಮಿಲೋಪಲ ಜಲ್ಯಗ್ರಾಹವತಿ ಕೃಪೇಣ ವೈನೀಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೀರ್ಣ ನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮ सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे ನಮಃ ಸ್ವಾಮಿಗೆಲ್ಲರಿಗೂ ಅನಂತ ಪ್ರಣಾಮಗಳು ಇವತ್ತು ಎರಡು ಮುಖ್ಯವಾದ ಘಟ್ಟಗಳನ್ನು ನಾವು ಆದಷ್ಟು ತೀವ್ರದಲ್ಲಿ ಅನುಭವಿಸಬೇಕಾಗಿದೆ ಇವತ್ತು ನನಗೆ ಯಕ್ಷ ಪ್ರಶ್ನೆ ವಿದುರ ನೀತಿ ತುಂಬ ಜನಪ್ರಿಯವಾದ ಭಾಗ ಮಹಾಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಕುಮಾರವ್ಯಾಸನ ಈ ಭಾಗದ ಅನೇಕ ಪದ್ಯಗಳನ್ನು ಬಾಯಿಪಾಠ ಮಾಡ್ತಿದ್ರು ಅಂಥವರು ಅನೇಕರು ಇಲ್ಲಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರಿಗೆ ಆ ಪದ್ಯಗಳನ್ನು ನಾವು ಹೇಳದೇ ಇದ್ರೆ ಮಹಾಭಾರತ ಪ್ರವಚನ ಮಾಡಿದ ಹಾಗೆ ಅನಿಸೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಆಯುಧ ಪದ್ಯಗಳನ್ನು ಮಾತ್ರ ಕುಮಾರವ್ಯಾಸನಿಂದಲೇ ಕೊಡ್ತೇನೆ ಮೂಲ ಮಹಾಭಾರತದಲ್ಲಿ ನಮ್ಮ ದಾಕ್ಷಿಣಾತ್ಯ ಪಾಠದಲ್ಲಿ ಮತ್ತು ಔತ್ತರೇಯ ಪಾಠದಲ್ಲಿ ಸ್ವಲ್ಪ ಶ್ಲೋಕಗಳಲ್ಲಿ ಹೆಚ್ಚು ಕಡಿಮೆ ಇದೆ ಅವೆರಡನ್ನೂ ಕುಮಾರವ್ಯಾಸ ಉಪಯೋಗ ಮಾಡಿಕೊಂಡಿದ್ದಾನೆ ವಿದುರ ನೀತಿಯಲ್ಲಿ ಕುಟುಂಬ ನೀತಿ ಸಮಾಜ ನೀತಿ ವ್ಯಕ್ತಿಯ ನೀತಿ ಧಾರ್ಮಿಕ ಪ್ರಜ್ಞೆಯ ಅವಶ್ಯಕತೆ ಸ್ವಲ್ಪ ಮಟ್ಟಿಗೆ ರಾಜನೀತಿ ಇಂಥ ಎಷ್ಟೋ ಅಂಶಗಳು ಇಲ್ಲಿ ಬರ್ತವೆ ವೇದಾಂತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾತ್ರ ಇದರ ಮುಂದಿನ ಭಾಗ ಸನಸ್ಸು ಜಾತೀಯ ಎಂಬುದರಲ್ಲಿ ಕಾಣ್ತೇವೆ ಅದನ್ನು ಆದಷ್ಟು ಬೇಗ ಮುಗಿಸ್ತೇನೆ ವೇದಾಂತದ ಭಾಗ ಅಂತ ಹಾಗಂತ ಅಂದುಕೊಂಡಿದ್ದೇನೆ ನಾನು ವಿದುರ ನೀತಿ ತುಂಬ ರಂಜನೆಯಾಗುವ ಭಾಗ ಆದರೆ ಒಂದಕ್ಕೊಂದು ಪದ್ಯಗಳಲ್ಲಿ ಕಥಾ ಸಂದರ್ಭ ಇಲ್ಲ ಯಕ್ಷ ಪ್ರಶ್ನೆ ಇದ್ದ ಹಾಗೆ ಅದು ಪ್ರಶ್ನೆ ಇಲ್ಲ ಉತ್ತರ ರೀತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಹೋಗ್ತಾನೆ ಈ ನೀತಿಗಳಷ್ಟನ್ನು ನಾವು ಅನುಸರಿಸಿಬಿಟ್ರೆ ಜೀವನದಲ್ಲಿ ತುಂಬ ಸುಖವಾಗ್ತದೆ ಮನುಷ್ಯನಿಗೆ ಜೀವನದಲ್ಲಿ ಆದರೆ ನಾವು ಅದನ್ನೇ ಮಾಡೋದಿಲ್ಲ ಗೊತ್ತಿದೆ ಎಲ್ಲರಿಗೂ ಅನೇಕ ವಿಷಯಗಳು ಕೆಲವು ಕೂಟ ಶ್ಲೋಕಗಳು ಇವೆ ಇದರಲ್ಲಿ ಅದು ಮೂಲದಲ್ಲಿಯೇ ಕೂಟ ಶ್ಲೋಕ ಇರೋದನ್ನು ಹಾಗೆಯೇ ಇಟ್ಟಿದ್ದಾನೆ ಕುಮಾರವ್ಯಾಸ ಸ್ವಲ್ಪ ಅದನ್ನು ಬೆಳೆಸಿಯೂ ಇದ್ದಾರೆ ಅದನ್ನು ಸ್ವಲ್ಪ ನೋಡೋಣ ಧೃತರಾಷ್ಟ್ರನಿಗೆ ನಿನ್ನೆ ಹೇಳಿದ್ದೇನೆ ನಿದ್ದೆ ಬರಲಿಲ್ಲ ಆಗಿನ ಕಾಲದಲ್ಲಿ ನಿದ್ದೆ ಗುಳಿಗೆಗಳಿರಲಿಲ್ಲ ಆ ಗುಳಿಗೆ ಕೆಲಸವನ್ನು ವಿದುರ್ ನೀತಿ ಮಾಡ್ತಾ ಇದೆ ಅಂದರೆ ವಿದುರ್ ನೀತಿ ಓದಿ ನಿಮಗೂ ನಿದ್ದೆ ಬರ್ತದೆ ಕರಿ ವಿದುರನನ್ನ ಬಂದ ಮಹಾರಾಜ ಮಹಾರಾಜ ಅಲ್ಲಪ್ಪ ಈಗ ನೀ ತಮ್ಮ ನಾನು ಅಣ್ಣ ಇದು ವೈಯಕ್ತಿಕ ಸಂಬಂಧ ಈಗ ರಾಜ ಸಂಬಂಧ ಅಲ್ಲ ಯುದ್ಧ ನಿಶ್ಚಯ ಆಯಿತಂತೆ ಸಂಜೆಯ ಹೋಗಿ ಬಂದಿದ್ದಾನೆ ಕೃಷ್ಣ ಭೀಕರವಾದ ಮಾತನ್ನಾಡಿದ್ದಾನೆ ಪಾಂಡವರು ಬಿಟ್ಟರು ನಾನು ಬಿಡೋದಿಲ್ಲ ಕೌರವರನ್ನ ಅಂತ ಅಂತೂ ಕೊನೆಗೆ ಯುದ್ಧ ನಿಶ್ಚಯವಾಯಿತಲ್ಲೋ ಇದರ ನನ್ನ ಮಕ್ಕಳು ಬದುಕ್ತಾರೇನೋ ಈ ಭೀಮನ ಪ್ರತಿಜ್ಞೆಯಿಂದ ಅರ್ಜುನನ ಪ್ರತಿಜ್ಞೆಯಿಂದ ನನ್ನ ಮಕ್ಕಳು ಉಳಿಯೋದು ಕಷ್ಟ ಅನಿಸ್ತಾ ಇದೆ ಅದನ್ನು ತಪ್ಪಿಸೋದಕ್ಕೆ ಏನು ದಾರಿ ಇಲ್ಲ ಈಗ ಅದೆಲ್ಲ ಮುಗೀತು ಆದ್ದರಿಂದ ನನಗೆ ನೀನು ಸ್ವಲ್ಪ ನೀತಿಯನ್ನು ಹೇಳು ಎಂಬುದಾಗಿ ಕೇಳಲಾಗಿ ಈಗ ಆನಂದ ಅವನು ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ ಕಾಮದ ಕಳವಳದಲ್ಲಿರ್ದಂಗೆ ಧನದಡಲಿಂದ ಮರುಗುವಗೆ ಕಳವಿನಲ್ಲಿ ಕುದಿವಂಗೆ ದೈವದ ನೆಲೆಯ ನರಿಯದವಂಗೆ ದಿಟವಿದು ತಿಳಿಯಬಾರದು ನಿದ್ರೆ ಎಂದನು ಭೂಪತಿಗೆ ವಿದುರ ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ ನಿದ್ದೆ ಯಾರ್ಯಾರಿಗೆ ಬರುವುದಿಲ್ಲ ದುರ್ಬಲನೊಬ್ಬ ಪ್ರಬಲನ ಜೊತೆಯಲ್ಲಿ ಜಗಳವನ್ನು ಕಟ್ಟಿಕೊಂಡರೆ ಆ ಜಗಳ ಎಲ್ಲಿ ಹೋಗಿ ಮುಗಿಯುತ್ತೆ ಗೊತ್ತಿರುತ್ತೆ ದುರ್ಬಲನೇ ಸಾಯ್ತಾನೆ ಯಾವಾಗಲೂ government versus individual individual versus society ಈ ಸಂಘಶಕ್ತಿ ಅಂತ ಒಂದು ಅದು ದುಷ್ಟರ ಕೈಗೆ ಸಿಕ್ಕಿಬಿಟ್ರೆ ದೇವರೇ ಗತಿ ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ ಎರಡನೇದು ಕಾಮದ ಕಳವಲದಲ್ಲಿದ್ದಂಗೆ ಈ ಮನ್ಮಥನ ಬಾಧೆ ಕೀಚಕನ ಹಾಗೆ ಯಾರ ತಲೆಗೆ ಹತ್ತಿರುತ್ತಿಯೋ ತುಂಬ ಕಡಿಮೆ ಆಯಿತು ಮೀಡಿಯಂ ಕೊಡಿ ಸ್ವಲ್ಪ ಸೌಂಡ್ ಕೊಡಿ ಮೂರನೇದು ಧನದಳಲಿಂದ ಮರುಗುವಗೆ ಎಷ್ಟು ಹಣವಿದ್ದರೂ ಸಾಲ್ದು ಸಾಲ್ದು ಸಾಲ್ದು ಇನ್ನೂ ಬೇಕು ಇನ್ನೂ ಬೇಕು ಯಾರ ತಲೆ ಮೇಲೆ ಕೈ ಇಡಲಿ ಏನು ವಂಚನೆ ಮಾಡಲಿ ಅಂಥವನಿಗೆ ನಿದ್ದೆ ಬರೋದಿಲ್ಲ ಕಳವಿನಲ್ಲಿ ಕುದಿವಂಗೆ ಇನ್ನೊಬ್ಬರು ಪದಾರ್ಥವನ್ನು ಕದಿಯಬೇಕು ಅದಕ್ಕೇನು ಹಂಚು ಹಾಕಬೇಕು ಅಂತ ಯೋಚನೆ ಮಾಡೋವನಿಗೆ ದೈವದ ನೆಲೆಯ ಇಲ್ಲಿ ದೈವ ಅಂದ್ರೆ ಅದೃಷ್ಟ ಅನ್ನೋ ಅರ್ಥ ಏನಾಗ್ತದೆಯೋ ಏನಾಗ್ತದೆಯೋ ಮುಂದೆ ಏನಾಗ್ತದೆಯೋ ಗೊತ್ತಿಲ್ಲ ಅದು ದೇವರಿಗೆ ಬಿಡುವುದಕ್ಕೆ ಇಷ್ಟವಿಲ್ಲ ತನ್ನಿಷ್ಟದಂತ ಆಗಬೇಕು ಆ ಇಷ್ಟವನ್ನು ಹತೋಟಿ ಮಾಡೋಕ್ಕೂ ಅವಕಾಶವಿಲ್ಲ ದೈವದ ನೆಲೆಯರಿಯದವಂಗೆ ದಿಟವಿದು ತಿಳಿಯಬಾರದು ನಿದ್ರೆಯೊಂದನು ಭೂಪತಿಗೆ ವಿದುರ ಇದು ಇಷ್ಟರಲ್ಲಿ ಯಾವುದಿದೆ ನೋಡು ಅಂದ ಇದರಲ್ಲಿ ಎಲ್ಲ ಸೇರಿದೆ ಅವನಿಗೆ ಬಲವಿಹೀನನಾದ ಧೃತರಾಷ್ಟ್ರ ಮಕ್ಕಳ ಸಂಖ್ಯೆ ಹೆಚ್ಚಿರಬಹುದು ದೈವದ ಬಲವಿದ್ದ ಪಾಂಡವರ ಜೊತೆಯಲ್ಲಿ ವೈರ ಕಟ್ಟಿಕೊಂಡು ಸುಖ ಆಗಿ ಬರ್ತದೆ ಕಾಮದ ನಿರ್ದಂಗೆ ಅದೆಲ್ಲ ಮಾಡಿದ್ದಾರೆ ದ್ರೌಪದಿಗೆ ಅವಮಾನವನ್ನ ಧನದಳಲಿಂದ ಮರುಗುವಗೆ ಪಾಂಡವರು ಸತ್ತಿದ್ರೆ ಅವ್ರ ಭಾಗದ ರಾಜನು ನಮಗೆ ಬರುತ್ತೆ ಕಳವಿನಲ್ಲಿ ಕುದಿವಂಗೆ ಜೂಜಲ್ ಕದ್ದಿದ್ದಾರೆ ದೈವದ ನೆಲೆಯ ನಡೆಯದವಂಗೆ ಮುಂದೆ ಯುದ್ಧ ಹೇಗಾಗ್ತದೆಯೋ ಗೊತ್ತಿಲ್ಲ ಇಷ್ಟು ಇದೆ ಮಹಾರಾಜರೇ ನಿದ್ದೆ ಹಾಗೆ ಬರುತ್ತೆ ನಿಮಗೆ ನರಿ ಇದು ಕೂಟ ಶ್ಲೋಕ ಸ್ವಲ್ಪ ಕಡಿಮೆ ಮಾಡಿ ತುಂಬ ಹೆಚ್ಚಾಯಿತು ಅಲ್ಲಿ ಮೀಡಿಯಮ್ ಕೊಡಬೇಕು ನಿಮಗೆ ಕೆಡಿಸುತ್ತೆ ಒಂದರಿಂದ ಎರಡ ಹುದನರಿ ಮೂರಂದವನು ತಿಳಿ ನಾಲ್ಕರಲಿ ಮನಗುಂದದಿರು ಐದರಲಿ ವರ್ಜಿಪುದು ಆರನು ಏಳರಲಿ ಒಂದಿಸದರೆಂಟನು ವಿಚಾರಿಸಿ ಮುಂದುವರಿದೊಂಬತ್ತರಲಿ ಮನಗುಂದಿಸದರು ಈ ರೈ ಇದರಲ್ಲಿ ಭೂಪಾಲ ಕೇಳೆಂದ ಒಂದಂದ್ರೇನು ಎರಡಂದ್ರೇನು ಮೂರಂದ್ರೇನು ಏಕಯಾದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿ ವಶೇ ಕುರು ಪಂಚಜಿತ್ವಾ ವಿದಿತ್ವಾ ಶಟಿ ಸಪ್ತಹಿತ್ವಾ ಸುಖಿ ಭವೇತ್ ವೇದವ್ಯಾಸರು ಏಳಕ್ಕೆ ನಿಂತುಕೊಂಡ್ರು ಇದು ಹತ್ತಿರ ತನಕ ಬೆಳೆಸಿದ್ದಾನೆ ಕುಮಾರವ್ಯಾಸ ಏಕಯಾ ದ್ವೇ ವಿನಿಶ್ಚಿತ್ಯ ಒಂದರಿಂದ ಎರಡನ್ನು ತಿಳಿಯಬೇಕು ಎರಡರ್ಥ ಇದೆ ಕೂಟ ಶ್ಲೋಕ ಒಂದು ಲೌಕಿಕ ಅರ್ಥ ಒಂದು ಆಧ್ಯಾತ್ಮಿಕ ಅರ್ಥ ಏಕಯ ಬುದ್ಧಿಯ ನೆನ್ನೆ ಹೇಳಿದೆ ಬುದ್ಧಿ ಅಂದ್ರೇನು ಯಾರು ಯಾವುದಿಲ್ಲೋ ಅದೇ ಬುದ್ಧಿ ಬುದ್ಧಿ ಲೌಕಿಕಿ ಬುದ್ಧಿಯಿಂದ ದ್ವೇ ವಿನಿಶ್ಚಿತ್ಯ ಎರಡನ್ನು ನಿಶ್ಚಯಿಸಬೇಕು ಕಾರ್ಯ ಯಾವುದು ಅಕಾರ್ಯ ಯಾವುದು ಮಾಡಬೇಕೇನೋ ಬಿಡಬೇಕೇನೋ ಈ ನಿಶ್ಚಯ ಮಾಡಿಕೊಡುವ ಶಕ್ತಿಯ ಬುದ್ಧಿ ಅದರಿಂದ ಮೂರನ್ನು ನಿಶ್ಚಯಿಸಿಕೊಂಡು ಯಾವುದನ್ನ ಮಿತ್ರ ಉದಾಸೀನ ಶತ್ರುಗಳು ಒಂದು ದೊರೆಗೆ ಮೂರು ವರ್ಗದ ಜನ ಗಂಟು ಬಿದ್ದಿರ್ತಾರೆ ಮಿತ್ರರಿರ್ತಾರೆ ಶತ್ರುಗಳಿರ್ತಾರೆ ಉದಾಸೀನರಿರ್ತಾರೆ ಅದನ್ನು ತಿಳ್ಕೊಂಡು ಚತುರ್ಭಿ ನಾಲ್ಕರಲ್ಲಿ ಸಾಮಧಾನ ಭೇದ ದಂಡಗಳಲ್ಲಿ ಅದನ್ನು ವಶ ಮಾಡಿಕೊಂಡು ಪಂಚಜಿತ್ವ ಐದನ್ನು ಗೆದ್ದು ಇಂದ್ರಿಯಗಳನ್ನು ಗೆದ್ದು ಷಟ್ ವಿಧಿತ್ವ ಆರನ್ನು ತಿಳಿದು ಸಂಧಿ ಮಾಡೋದು ಕಾಲ ಯಾವುದು ಯುದ್ಧ ಮಾಡೋ ಕಾಲ ಯಾವುದು ಸಾಮಾಧಾನ ಭಯದ ದಂಡಗಳ ಕಾಲ ಯಾವುದು ತಿಳ್ಕೊಂಡು ಸಪ್ತಹಿತ್ವ ಇರಬಾರದ ದೋಷಗಳು ಏಳು ಸ್ತ್ರೀ ವ್ಯಸನ ಜೂಜಿನ ವ್ಯಸನ ಬೇಟೆಯಾಡುವ ವ್ಯಸನ ಕುಡಿತದ ವ್ಯಸನ ಒರಟಾಗಿ ಮಾತನಾಡುವ ಸ್ವಭಾವ ವಾಕ್ಪಾರುಷ್ಯ ದಂಡ ಸಿವಿಯರ್ ಟ್ಯಾಕ್ಸೇಷನ್ ಅರ್ಥದೂಷಣ ಬೊಕ್ಕಸವನ್ನು ಲೆಕ್ಕ ಇಲ್ಲದೆ ಸುಮ್ಮನೆ ಖರ್ಚು ಮಾಡುವುದು ಈ ಏಳನ್ನು ಬಿಟ್ಟರೆ ದೊರೆ ಸುಖಿಯಾಗ್ತಾನೆ ಇನ್ನು ಮೂರು ಹೇಳಿದ ಕುಮಾರ ವ್ಯಾಸ ಆಮೇಲೆ ಹೇಳ್ತೇನೆ ಅದನ್ನು ಇದು ಲೌಕಿಕ ಅರ್ಥ ವೇದಾಂತಾರ್ಥ ಯಾವುದು ಏಕಯ ಒಂದರಿಂದ ಅಂದರೆ ಆಧ್ಯಾತ್ಮಿಕ ಬುದ್ಧಿಯಿಂದ ಯಾವುದರಿಂದ ಪರಲೋಕ ಪ್ರಾಪ್ತಿ ದೈವ ಪ್ರಾಪ್ತಿ ಪರಮಾತ್ಮ ಪ್ರಾಪ್ತಿ ತಿಳ್ಕೊಂಡು ದ್ವೇ ವಿನಿಶ್ಚಿತ್ಯ ನಿತ್ಯ ಯಾವುದು ಅನಿತ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ತಿಳ್ಕೊಂಡು ತ್ರೀನ್ ವಿನಿಶ್ಚಿತ್ಯ ಕಾಮಕ್ರೋಧ ಲೋಭಗಳು ಯಾವುದು ನಮ್ಮಲ್ಲಿ ಹೇಗೆ ಹೊಕ್ಕಿವೆ ಅಂತ ತಿಳ್ಕೊಂಡು ಅವುಗಳನ್ನು ಗೆದ್ದು ಚತುರ್ಭಿ ಶಮತಮ ಉಪರಮ ಶ್ರದ್ಧೆಗಳಿಂದ ಪಂಚಜಿತ್ವ ಅಲ್ಲಿಯೂ ಇಂದ್ರಿಯಗಳನ್ನು ಗೆಲ್ಲಬೇಕು ಷಟ್ ಮನುಷ್ಯನಿಗೆ ಷಡೂರ್ಮಿಗಳು ಅಂತ ಹೇಳ್ತಾರೆ ಆರು ಅವಸ್ಥೆಗಳು ಮನುಷ್ಯನ ಮಿತವನ್ನು ತೋರಿಸುವುದು ಹಸಿವು ಬಾಯಾರಿಕೆ ಶೋಕ ಮೋಹ ಜರೆ ಮತ್ತು ಮೃತ್ಯು ಇವುಗಳನ್ನು ಗೆದ್ದು ಸಪ್ತಹಿತ್ವ ಪಂಚೇಂದ್ರಿಯಾಣಿ ಮತ್ತು ಮನಸ್ಸು ಬುದ್ಧಿ ಇವೆರಡನ್ನು ಗೆದ್ದರೆ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾಸ ಬುದ್ಧಿಶ್ಚ ವಿಚೇಷ್ಟೇತ ತಾತಮಾಹುಹು ಪರಮಾಂಗತಿಂ ಕಠೋಪನಿಷದ್ವಾಕ್ಯ ಇದು ಏಳಾಯಿತು ಕುಮಾರವ್ಯಾಸ ಹತ್ತು ಮಾಡಿದ್ನಲ್ಲ ಒಂದರಿಂದೆರಡಹುದನರಿ ಮೂರನೊಂದವನು ತಿಳಿ ನಾಲ್ಕರಲಿ ಮನಗುಂದದಿರು ಐದರಲಿ ವರ್ಜಿಪುದು ಆರನು ಏಳರಲಿ ಒಂದಿಸದಿರು ಎಂಟನ್ನು ವಿಚಾರಿಸಿ ಎಂಟಕ್ಕೆ ಬಂದ ಅಷ್ಟಾಂಗ ಯೋಗ ಯಾವುದು ತಿಳ್ಕೋ ಪ್ರಾಣಾಯಾಮ ಆಸನ ಧ್ಯಾನ ಎಂಟು ಅಂಗಗಳಲ್ಲಿ ಪರಮಾತ್ಮನನ್ನು ಹೊಂದಬೇಕು ಮುಂದುವರಿ ಒಂಬತ್ತರಲ್ಲಿ ಒಂಬತ್ತು ಬಾಗಿಲಿರುವಂತಹ ಶರೀರ ಇದರಲ್ಲಿದ್ದೇ ನಾವು ಯೋಗವನ್ನು ಮಾಡಬೇಕು ಶರೀರ ಬಿಟ್ಟ ಮೇಲೆ ಏನು ಯೋಗ ಮಾಡ್ತೀರಿ ಸುಟ್ಬಿಟ್ಟ ಮೇಲೆ ಧೈರ್ಯದಿಂದ ಶರೀರವನ್ನು ಕಾಪಾಡಿಕೊಂಡು ಇದರಲ್ಲಿ ಯೋಗ ಸಾಧನೆ ಮಾಡಬೇಕು ರೈದರಲ್ಲಿ ಈರೈದರಲ್ಲಿ ಈರೈದು ಅಂದರೆ ಹತ್ತು ಎರಡೈದು ಹತ್ತು ಆ ಹತ್ತು ಅವಸ್ಥೆಗಳಲ್ಲಿ ಮನಗುಂದದೇ ಇರಬೇಕು ಮನುಷ್ಯನಿಗೆ ದಶಧರ್ಮ ಅಂತ ಹೇಳ್ತಾರೆ ಇಲ್ಲೇ ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಮೂಲದಲ್ಲಿ ಹೇಳ್ತಾರೆ ಪಾನಮತ್ತನಾಗಿರುವುದು ಅಥವಾ ಧನಮತ್ತನಾಗಿರುವುದು ಅದರಲ್ಲಿ ಪರಾಕಾಷ್ಠೆ ಎಚ್ಚರಿಕೆ ತಪ್ಪಿರುವ ಅವಸ್ಥೆ ಹುಚ್ಚಿನ ಅವಸ್ಥೆ ಉನ್ಮತ್ತ ಅವಸ್ಥೆ ತುಂಬ ಆಯಾಸಪಟ್ಟು ಶ್ರಾಂತನಾಗಿರುವುದು ಇದು ಒಂದು ರೋಗ ಮನುಷ್ಯನಿಗೆ ದುಡಿಮೆ ದುಡಿಮೆ ದುಡಿಮೆ ಅತಿ ದುಡಿಮೆ ಮಾಡಿದರೆ ಮನುಷ್ಯ ಪ್ರಾಣಿಗಿಂತ ಕಡೆಯಾಗ್ತಾನೆ ಇದು ಒಂದು ದುರವಸ್ಥೆ ಆಮೇಲೆ ಕೋಪ ಬರುತ್ತದೆ ಕ್ರುದ್ಧ ಬುಭುಕ್ಷಿತ ಹಸಿವು ಹೆಚ್ಚಾಗುತ್ತೆ ಅವಸರ ಮಾಡ್ತಾನೆ ಪ್ರತಿಯೊಂದಕ್ಕೂ ಆಕ್ಸಿಡೆಂಟ್ಸ್ ಕಾರಣ ದೊಡ್ಡ ಪಟ್ಟಣಗಳು ನೋಡಿ ಇದು ತ್ವರಮಾನಶ್ಚ ಗಬ ಗಬ ಗಬ ಗಬ ಅಂತ ತಿನ್ನುವುದು ಗಬ ಗಬ ಗಬ ಅಂತ ನಡೆಯುವುದು ಬಸ್ ಸಿಕ್ತೆ ಕಾರ್ ಸಿಕ್ತೆ ರೈಲ್ ಸಿಕ್ತೆ ಟ್ರಾಫಿಕ್ಗೆ ನಾನೇ ಮೊದಲು ಹೋಗಬೇಕೆಲ್ಲರಿಂದ ಅಲ್ಲಿಗೆ ತ್ವರಮಾನಶ್ಚ ಲುಬ್ಧಶ್ಚ ಪರಮಲೋಭಿ ಭೀತಃ ಕಾಮಿ ಇದು ಹತ್ತು ಅವಸ್ಥೆಗಳು ದಶಧರ್ಮಂಗತೋ ರಾಜ ತ್ರಿಶಂಕು ಗುರುಶಾಪದಿಂದ ಈ ಹತ್ತು ಅವಸ್ಥೆಗಳನ್ನು ದಾಟಿದ ಅಂತ ವರ್ಣನೆ ಮಾಡ್ತಾರೆ ಆದ್ದರಿಂದ ಇದನ್ನು ಮನುಷ್ಯ ದಾಟಬೇಕು ಇದು ಸಾಮಾನ್ಯ ನೀತಿ ಒಂದು ವರ್ಣವನರುಹಿದವ ಗುರು ಕೇಳಿದ್ದೀರಿ ಮಾತನ್ನೆಲ್ಲ ತಮ್ಮ ವರ್ಣ ಗುರು ಸೋಮೇಶ್ವರ ಶತಕದಲ್ಲಿ ಕೂಡ ಹೇಳ್ತಾರೆ ಒಂದೇ ಒಂದು ಅಕ್ಷರವನ್ನು ಉಪದೇಶ ಮಾಡಿದವರು ಗುರುಗಳೇ ಆವ್ರೇನ್ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಹೇಳಬೇಡಿ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಮೊದಲನೇ ಮೆಟ್ಲು ಹಾಕದೆ ಇದ್ರೆ ನೀವು ಕಾಲೇಜ್ ಮೆಟ್ಲು ಪಿ ಎಚ್ ಡಿ ಮೆಟ್ಲು ಎಲ್ಲಿ ಕಲಿತಿದ್ರಿ ಒಂದು ವರ್ಣವನರು ಹಿದವ ಗುರು ಒಂದು ಅಪಾಯದಲ್ಲಿ ಉಳಿಹಿದವ ಗುರು ಪ್ರಾಣ ಹೋಗುವ ಸಂದರ್ಭದಲ್ಲಿ ಅದರಿಂದ ಕಾಪಾಡಿದವನು ನಿಮ್ಮ ಗುರು ಬಂದ ವಿಗ್ರಹದೊಳಗೆ ರಕ್ಷಿದಾತ ಪರಮಗುರು ಯಾರ ಜೊತೆಯಲ್ಲಿ ಜಗಳ ಬಂತು ಸಮಾಧಾನ ಮಾಡಿ ಪ್ರಾಣ ಉಳಿಸ್ತಾರೆ ಅವರನ್ನು ಪರಮಗುರು ಅಂತ ಹೇಳಬೇಕು ಒಂದೆರಡು ಮೂರೈಸಲೇ ತಾನೆಂದು ಗರ್ವೀಕರಿಸಿದವರುಗಳು ಒಂದುವರು ಚಾಂಡಾಳ ಯೋಣಿಯೊಳ ರಸ ಕೇಳೆಂದ ಏನ್ ಮಾ ಮಾಡಿದ್ಯೋ ಉಪಕಾರ ಒಂದೋ ಎರಡೋ ಮೂರೋ ಬಿಸಾಕಿಸ್ಕೋತಿಯ ದುಡ್ಡನ್ನ ಕೊಡ್ತೇನೆ ಕಾಣೆಯ ಇದು ಕೆಲವು ಉಪಕಾರಗಳು ತೀರಿಸೋಕ್ಕಾಗೋದಿಲ್ಲ ಒಂದು ಪ್ರಾಣಾಪಾಯದಲ್ಲಿ ಕಾಪಾಡಿದವನಿಗೆ ನೀವು ಎಷ್ಟು ದುಡ್ಡು ಕೊಟ್ಟರೆ ಪ್ರಾಣ ವಾಪಸ್ ಬರುತ್ತೆ ಹೇಳಿ ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡುವುದರಲ್ಲಿ ಕೃತಜ್ಞತೆ ತೋರಿಸದೇ ಅವರು ಚಂಡಾಳ ಯೋನಿಯಲ್ಲಿ ಅಂದು ಸೇರ್ತಾರೆ ಅರ್ಜಿಸದೊಡೆ ಅರ್ಥವನು ಗಂಡ ಹೆಂಡತಿ ನ್ಯಾಯವನ್ನು ಅವತ್ತು ಸರ್ವೋತ್ತಮ ದಾಸರು ಒಂದು ಸಂದರ್ಭದಲ್ಲಿ ಹೇಳಿದ್ರು ಭೋಜನ ಸಂದರ್ಭದಲ್ಲಿ ಭಗವಂತನನ್ನ ನೀನೇ ಗಂಡ ನಾನೇ ಹೆಂಡತಿ ಅಂತ ಹೇಳಿದ ಒಂದು ಸುಂದರವಾದ ಪದ್ಯ ಹೆಚ್ಚು ಕಮ್ಮಿ ಅದರ ಅರ್ಥವನ್ನು ಹೋಲುವಂತಹ ಒಂದು ಪದ್ಯ ಇಲ್ಲಿ ಪಾಪದಿಂದ ಅರ್ಜಿಸದೊಡೆ ಅರ್ಥವನು ಆ ಫಲವನುಂಬರವಿಗಿಲ್ಲ ಪಾಪ ಒಬ್ಬ ಪಾಪ ಮಾಡಿ ಹಣ ಸಂಪಾದನೆ ಮಾಡ್ತಾನೆ ಭೋಗ ಸಂಪಾದನೆ ಮಾಡ್ತಾನೆ ಅದನ್ನು ಅನುಭವಿಸೋರ್ಗೆ ಆ ಪಾಪ ಬರೋದಿಲ್ಲ ಒಬ್ಬಂಗಪ್ಪುದು ಆರ್ಜಿಸಿದ ಉರಗಾನಂದದಲ್ಲಿ ಹಾವು ತಿಂದದ್ದು ಹಾವಿಗೆ ಇರೋ ಹಾಗೆ ಅವನ ಫಲವನ್ನು ಅನುಭವಿಸಬೇಕು ಕಾಪಸವನಾಶ್ರಯಸಿ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ವಾಮಮಾರ್ಗದಲ್ಲಿ ಕೋಪಾಟೋಪದಿಂದ ಉತ್ತಮರ ಸರ್ವಸ್ವಾಪಹಾರವ ಮಾಡಿ ಬದುಕುವುದು ಅವಗುಣವೆಂದ ಉತ್ತಮ ಮನುಷ್ಯರ ಹಣಕ್ಕೂ ಕೈ ಹಾಕ್ತಾರೆ ಹಣ ಲೋಭ ಹತ್ತಿದವನಿಗೆ ಇದು ಉತ್ತಮರ ಹಣ ಇದು ಅಧಮರ ಹಣ ಅಂತ ಲೆಕ್ಕ ಇರೋದಿಲ್ಲ ಬ್ಲಾಕ್ ಮನಿಯೋ ವೈಟ್ ಮನಿಯೋ ಭಗವಂತನಿಗೆ ನಾನಾ ವರ್ಣಾಕೃತಿ ಇರಿಚ ಕೆಂಪು ಹಳದಿ ನೀಲಿ ಎಲ್ಲ ಇರುವಾಗ ಕಚಡ ರೂಪಾಯಿ ನೋಟಿಗೆ ಬಣ್ಣಗಳು ಯಾತಕ್ಕಿರಬಾರದು ಹಾಗೆ ನೀವು ತಿಳ್ಕೊಂಡ್ರೆ ಪುಣ್ಯ ಪಾಪದ ಬೆಲೆ ನಿಮಗೆ ಗೊತ್ತಿಲ್ಲ ಅಂತ ಅರ್ಥ ಹರಿವನಿದೆ ತನ್ನಿಚ್ಛೆಯಲ್ಲಿ ಇದೆಲ್ಲ ಬಾಯ್ಪಾಠ ಮಾಡಿದ್ದು ಇದು ಸ್ತ್ರೀಯರು ಹೇಗಿರಬೇಕು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಬೆಳೆಸ್ತೀರಿ ಗಂಡು ಹುಡುಗರನ್ನು ಬೆಳೆಸ್ತೀರಿ ಎಲ್ಲ ಬೆಳೆಸುವುದು ಅಂತ ಒಂದಿದೆ ಅನೇಕರಿಗೆ ಗೊತ್ತಿಲ್ಲ ಗ್ರೂಮಿಂಗ್ ಮಕ್ಕಳನ್ನು ಹಡೆಯೋದಲ್ಲ ದನನೂ ಹಡೀತಾರೆ ದನ ಮಕ್ಕಳನ್ನು ಬೆಳೆಸೋದಿಲ್ಲ ಮಕ್ಕಳನ್ನು ಹಡಿಯೋ ಕೆಲಸ ಪ್ರಾಣಿ ಪಶು ಪಕ್ಷಿ ಎಲ್ಲ ಮಾಡ್ತೇವೆ ಬೆಳೆಸುವುದು ಶಿಕ್ಷಣವನ್ನು ಕೊಟ್ಟು ಅವರು ಯಾವ ರೀತಿ ಬಾಳಬೇಕು ಅಂತ ಮೌಲ್ಯಗಳನ್ನು ಕಲಿಸಿ ಅದರಂತೆ ಆಚರಣೆಯಲ್ಲಿ ತೊಡಗುವಂತೆ ಮಾಡುವುದೇನಿದೆ ಅದರಲ್ಲಿ ಹೆಣ್ಣು ಮಗುವಿಗೆ ಶಿಕ್ಷಣ ಬಹಳ ಕಷ್ಟ ಗಂಡಸಿಗೆ ಅಂದರೆ ಗಂಡಸಿಗೆ ಸ್ವಲ್ಪ ಪೆಟ್ಟಿಗಿಟ್ಟು ಕೊಟ್ಟರೆ ತಡ್ಕೊಳ್ಳುತ್ತೆ ಆದರೆ ಹೆಣ್ಣು ಮಗು ಇನ್ನೊಬ್ಬರು ಕೊಟ್ಟು ಬಿಡ್ತೇವೆ ವಯಸ್ಸಿಗೆ ಬಂದ ನಂತರ ಇನ್ನೊಬ್ಬನ ಪಾಲಾಗುವ ವಸ್ತು ಅದಕ್ಕೆ ಹೆಚ್ಚು ಕಾಳಜಿ ಮಾಡಬೇಕು ಅದು ಮಾಡದೇ ಇದ್ರೆ ಹರಿವನದಿ ತನ್ನಿಚ್ಛೆಯಲ್ಲಿ ದಡವೆರಡ ಕೆಡಿಸುವವಳು ಒಂದು ನದಿ ಪ್ರವಾಹ ಮಾಡುವಾಗ ಎರಡೂ ಕಡೆ ದಡವನ್ನು ಕೊಚ್ಚಿಕೊಂಡು ಹೋಗುವಂತೆ ಒಬ್ಬ ಹುಡುಗಿ ನೀವು ಸರಿಯಾಗಿ ಬೆಳೆಸಲಿಲ್ಲ ದಾರಿ ಕೆಟ್ಟಳು ಹುಟ್ಟಿದ ಕುಲವನ್ನು ಹಾಳು ಮಾಡ್ತಾಳೆ ಸೇರಿದ ಕುಲವನ್ನು ಹಾಳು ಮಾಡ್ತಾಳೆ ಹರಿವನದಿ ತನ್ನಿಚ್ಛೈರಿ ದಡವೆರಡ ಕೆಡಿಸುವವಲು ರೊರವಣಿಗೆ ಕೈಗೊಟ್ಟು ನಡೆಸಿದಡೆ ಉಭಯ ವಂಶವನು ನರಹುವಳು ನೀರೊಳಗೆ ಎರಡು ವಂಶವನ್ನು ನೀರಲ್ಲಿ ಹಾಕ್ತಾಳೆ ಅವಳು ಮೇರೆಯ ಮುರಿಯಲಿ ಯಜಮಾರ್ಗದಲ್ಲಿ ಮತ್ಸರಿಸದ ಆಳುವುದು ಅನುನಯವು ಉಪಾಲ ಕೇಳೆಂದ ಧರೆಯೊಳಗೆ ಕಡುಮೂರ್ಖರಿವರಿಬ್ಬರು ಕಣ ನೆನ್ನೆ ಹೇಳಿದೆ ಅದು ದುರ್ಯೋಧನನು ದಶಶಿರನು ಗೋಗ್ರಹಣದಲ್ಲಿ ವನಭಂಗದಲ್ಲಿ ಮುಂಕೊಂಡು ಹರಿನೃಪರ ಸತ್ವಾತಿಶಯದುಬ್ಬರದ ಬಲುಹನು ಕಂಡು ಕಂಡು ಎಚ್ಚರದೆ ಮರುಳಹುದು ಉಚಿತವೇ ಭೂಪಾಲ ಗೋಗ್ರಹಣವನ್ನು ನೋಡಿದ ಯುದ್ಧ ಮಾಡ್ತಿದ್ದಾನೆ ಒಬ್ಬ ಅರ್ಜುನ ಗೆದ್ದಿದ್ದಾನೆ ಬುದ್ಧಿ ಇಲ್ಲ ಅವನಿಗೆ ಇಡೀ ಪಾಂಡವ ಸೈನ್ಯ ಬಂದರೆ ಏನು ಗತಿ ತಿಳ್ಕೊಳ್ಳಲಿಲ್ಲ ಎಚ್ಚರಿಕೆ ಕೊಟ್ಟು ಅರ್ಥ ಆಗಲಿಲ್ಲ ದುರ್ಯೋಧನನಿಗೆ ಒಂದು ಕಪಿ ಬಂದದ್ದು ಲಂಕೆಯನ್ನು ಸುಟ್ಟಿತು ರಾವಣನ ಬುದ್ಧಿ ಬರಲಿಲ್ಲ ಅಂಥ ತಪ್ಪುಗಳನ್ನು ನಾವು ಮಾಡ್ತೇವೆ ಜೀವನದಲ್ಲಿ ನ ರಜನುಮವತ್ಯಧಿಕ ಇದು ಎಷ್ಟು ಬೇಗ ಓದ್ತಾ ಇದ್ದೆ ನೋಡಿ ಅರ್ಥವಾಗುತ್ತೆ ಸುಲಭ ನಿಮಗೆ ಮನುಷ್ಯ ಜನ್ಮ ತುಂಬ ಶ್ರೇಷ್ಠ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲಿಬೇಡಿ ಯಾರು ಹುಚ್ಚಪ್ಪಗಳಿರ ದಾಸರವಾಣಿ ಇದು ನಾವು ಇವತ್ತು ಸರಿಯಾಗಿ ತಿಳ್ಕೋಬೇಕು ಜೀವನದಲ್ಲಿ ಸ್ವಲ್ಪ ಇಂಗ್ಲಿಷಲ್ಲಿ ಹೇಳ್ತೇನೆ ಬಹಳ ಜನ they do what we call negative thinking ಈ ನೆಗೆಟಿವ್ ಥಿಂಕಿಂಗ್ ಮಾಡಿದವನು ಖಂಡಿತ ಉದ್ಧಾರ ಆಗೋದಿಲ್ಲ ಜೀವನದಲ್ಲಿ ಜೀವನ್ ಭದ್ರಾಣಿ ಪಶ್ಯತಿ ಬದುಕಿದ್ರೆ ಮಂಗಳ ಮಹೋತ್ಸವ ನೋಡ್ತೀರಿ ಕಲ್ಯಾಣಿ ಬತಗಾಥೇಯಂ ಲೌಕಿಕೀ ಪ್ರತಿಭಾತಿಮ ಏತಿ ಜೀವಂತಮ ಆನಂದೋ ನರಂ ವರ್ಷ ಶತಾದಪಿ ಸೀತೆ ಹೇಳೋ ಮಾತು ರಾಮಾಯಣದಲ್ಲಿ ನೇಣ ಹಾಕೊಂಡಿದ್ರೆ ಏನಾಗ್ತಿತ್ತು ಪ್ರಾಣ ಹೋಗ್ತಿತ್ತು ಮುಂದಿನ ಭವಿಷ್ಯ ಹೋಗ್ತಿತ್ತು ಹನುಮಂತ ಬಂದ ಒಳ್ಳೆ ಮಾತನ್ನು ಹೇಳ್ದ ಎಂಥವರಿಗೂ ಒಂದು ತಿರುವು ಬರ್ತದೆ ಒಳ್ಳೆ ಕಾಲ ಬರ್ತದೆ ಬರ್ತದೆ ಆಶೆಯಲ್ಲಿರಬೇಕು ಮನುಷ್ಯ ನಿರಾಶೆ ನನ್ನಬಾರದು ನ ಇದು ಪಾಸಿಟಿವ್ ವ್ಯಾಲ್ಯೂ ಮನುಷ್ಯ ಜನ್ಮ ತುಂಬ ದೊಡ್ಡದು ಈಸಬೇಕು ಇದ್ದು ಜಯಿಸಬೇಕು ಹರಿದಾಸರಲ್ಲಿ ನೀವು ನೆಗೆಟಿವ್ ಥಿಂಕಿಂಗ್ ಕೇಳುವ ಹಾಗೆ ಇಲ್ಲ ಬದುಕಬೇಕು ಅಂತಾರೆ ಪಾಪ ಪುಣ್ಯ ಇಲ್ಲವೇ ಅಂದರೆ ಪಾಪ ಪುಣ್ಯ ಇದೆ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಬರ್ತದೆ ಸತ್ಕರ್ಮಾನುಷ್ಠಾನ ಮಾಡಿ ಭಗವನ್ನಾಮ ಸ್ಮರಣೆ ಮಾಡಿ ಎಷ್ಟು ದೊಡ್ಡ ಪರ್ವತವಾಗಿದ್ದರೂ ಅದನ್ನು ನಾವು ಕರಗಿಸಲಿಕ್ಕೆ ಬರುತ್ತೆ ನ ರಜನುಮವತ್ಯಧಿಕ ಅದರೊಳು ಗುರು ಹಿರಿಯರಿವರೆಂದು ದಾನಕ್ಕರು ಹರಿವರಲ್ಲೆಂದು ನೋಡದೆ ಮೂಢ ಮಾರ್ಗದಲ್ಲಿ ಕರೆದು ಅಪಾತ್ರಂಗಿತ್ತು ಬೇಕಾದ ಕ್ಷಣ ಇದೆ ನಿಮಗೆ ಮನುಷ್ಯ ಜನ್ಮ ದುಡ್ಡುದು ಅದರಲ್ಲಿ ಗುರು ಹಿರಿಯರೆಂದು ಯಾರು ದೊಡ್ಡವರು ಯಾರಿಗೇನು ಕೊಟ್ಟರು ಉಪಯೋಗ ಬರುತ್ತೆ ಅಂತ ತಿಳ್ಕೊಳ್ಳದೆ ಮಾರ್ಗದಲ್ಲಿ ಕರೆದು ಅಪಾತ್ರಂಗಿತ್ತು ಪಾತ್ರನ ಪರಿಹರಿಸಲು ಪಾತ್ರನಿಗೆ ಬಿಟ್ರಿ ಅಪಾತ್ರನ ಕೊಟ್ರಿ ಯಾರು ಜ್ಞಾನಪೀಠ ಪ್ರಶಸ್ತಿ ಕೊಡಬಾರ್ದು ಅವರು ಕೊಟ್ರಿ ಯಾರಿಗೆ ಕೊಡಬೇಕು ಅವರು ಕೊಡಲಿಲ್ಲ ಭ್ರಷ್ಟಭೂಷಣ ಕೊಡಬೇಕಾಗಿದ್ದವರಿಗೆ ಪದ್ಮಭೂಷಣ ಕೊಟ್ರಿ ಇದೆಲ್ಲ ಉಲ್ಟ ಇನ್ಫ್ಲೂಯೆನ್ಸ್ ಮೇಲೆ ನಡೀತಾ ಇದೆ ಇದು ಮಾಡಿದ್ರೆ ಏನಾಗುತ್ತೆ ಎರಡರಿಂ ಒಯ್ದುವುದು ಆರ್ಜಿಸಿದ ಹಣ ಅರಸ ಕೇಳಿಂದ ಕೂಡಿಟ್ಟ ಹಣ ವ್ಯರ್ಥವಾಗುತ್ತೆ ಇನ್ನೇನು ಇದರಿಂದ ಪುರುಷಾರ್ಥವಿಲ್ಲ ಹಾಗಿದ್ರೆ ಮನುಷ್ಯ ಉದ್ಧಾರ ಆಗೋದು ಹೇಗೆ ಬ್ರಾಹ್ಮಣ್ಯ ಅಂದ್ರೇನು ಸನ್ಮಾರ್ಗ ಅಂದ್ರೇನು ವಿಜ್ಞಾನ ಅಂದ್ರೇನು ದೇವಾಂಶ ಯಾರಲ್ಲಿದೆ ಎಲ್ಲಿ ಹುದು ಋಣಭಯವೋ ಸಾಲದ ಭಯ ಅಂದರು ಯಾವ ಸಾಲ ದುಡ್ಡಿನ ಸಾಲ ಅಲ್ಲ ದೇವಋಣ ಋಷಿಋಣ ಪಿತೃಋಣ ಹುಟ್ಟಿದ್ದೇವೆ ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಋಣವ ಜಾಯತೆ ದೇವತೆಗಳ ಋಣ ತೀರಿಸಬೇಕು ಕಣ್ಣು ಕಿವಿ ಮೂಗು ಎಲ್ಲ ಕೊಟ್ಟಿದ್ದಾರೆ ಆ ದೇವತೆಗಳನ್ನು ನೆನೆಯಬೇಕು ಬೈಬಾರದು ಧ್ಯಾನ ಮಾಡಬೇಕು ಬೆಳಗುವ ಶಕ್ತಿಗಳನ್ನು ಪೋಷಿಸಬೇಕು ಋಷಿಋಣ ಅವರು ಜ್ಞಾನ ಕೊಟ್ಟಿದ್ದಾರೆ ನಮಗೆ ಅದನ್ನು ನಾವು ಬೆಳೆಸಬೇಕು ಉಪಯೋಗ ಮಾಡ್ಕೋಬೇಕು ಬೇರೆಯವರು ಕೊಡಬೇಕು ಪಿತೃಣ ನಮಗೆ ಶರೀರ ಕೊಟ್ಟಿದ್ದಾರೆ ತಂದೆ ತಾಯಿ ರಿಲೇ ರೇಸ್ ಇದ್ದ ಹಾಗೆ ಇದು ಟಾರ್ಚ್ ಇದ್ದ ಹಾಗೆ ಅವರು ನಮಗೆ ಶರೀರ ಕೊಟ್ಟು ತಲೆಯಲ್ಲಿ ಬ್ರೈನ್ ಇಟ್ಟರು ಇದು ಸೂಪರ್ ಕಂಪ್ಯೂಟರ್ ಅಪ್ಪ ಇದು ಜನ್ಮ ಜನ್ಮಾಂತರದ ವಿಷಯಗಳೆಲ್ಲ ಅಡಿಕೊಂಡು ಕೂತಿರುತ್ತೇವೆ ಅಂಥದ್ದನ್ನು ಕೊಟ್ಟ ತಂದೆ ತಾಯಿಗಳಿಗೆ ಋಣ ಎಂತೀರಿಸ್ತೇವೆ ಆ ಸಂತಾನವನ್ನು ಮುಂದುವರಿಸುವುದು ಇದು ಪಿತೃಋಣ ಇದನ್ನು ಮಾಡಿದೆ ಎಲ್ಲಿ ಹುದು ಋಣಭಯವು ಮನುಜರುಳು ಅಲ್ಲಿ ಹುದು ದೇವಾಂಶ ಋಣಭಯ ಇದ್ದಲ್ಲಿ ಇದು ದೇವಾಂಶ ಭಗವದ್ಗೀತೆಯಲ್ಲಿ ಎರಡು ಮನುಷ್ಯನ ಹುಟ್ಟಿನಲ್ಲಿಯೇ ಬರತಕ್ಕಂತಹ ಭಾವಗಳು ಒಂದು ದೈವಿ ಭಾವ ಆಸುರಿ ಭಾವ ಅಂತ ಹೇಳ್ತಾನೆ ಭಗವಂತ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಪರಲೋಕವೂ ಇಲ್ಲ ಋಣವೂ ಇಲ್ಲ ತಿಂದಿದ್ದೇ ಬಂತು ಅಂದರೆ ಅದು ಆಸುರಿ ಭಾವ ಆಗುತ್ತೆ ಎಲ್ಲಿಹುದು ಋಣಭಯವು ಮನೋಜರಳು ಅಲ್ಲಿಹುದು ದೇವಾಂಶ ನಿಜವಾಗಿ ಎಲ್ಲಿಹುದು ಸನ್ಮಾರ್ಗ ಬಳಿಕಲ್ಲಿಹುದು ಬ್ರಾಹ್ಮಣ್ಯ ಸನ್ಮಾರ್ಗದಲ್ಲಿದ್ದವನೇ ಬ್ರಾಹ್ಮಣ ಸನ್ಮಾರ್ಗ ಅಂದ್ರೇನು ಅದನ್ನು ಹೇಳಬೇಕೆ ರಸ್ತೆ ಇರ್ತದೆ ರಸ್ತೆ ಬಿಟ್ಟು ಕಾಡು ಕೊರಕಲು ಇಲ್ಲದೆ ಇದ್ದನ್ನು ಹುಡ್ಕೊಂಡು ಹೋಗೋದು ಅನ್ಯಾಯದ ದಾರಿ ಎಲ್ಲರೂ ಹೋದ ಜಾಗ ಮಹಾಜನೋ ಏನ ದೊಡ್ಡವರು ಹೋದ ದಾರಿಯಲ್ಲಿ ಹೋಗಬೇಕು ನಾವೇನು ಧರ್ಮರಾಜನಿಗಿಂತ ದೊಡ್ಡವರೇ ನಳನಿಗಿಂತ ದೊಡ್ಡವರೇ ರಾಮಚಂದ್ರನಿಗಿಂತ ದೊಡ್ಡವರೇ ಹರಿಶ್ಚಂದ್ರನಿಗಿಂತ ದೊಡ್ಡವರೇ ಏ ಅವ್ರ ದಾರಿಯಲ್ಲಿ ಹೋದ್ರೆ ಕಷ್ಟ ಬರ್ತದೆ ಬರ್ತದೆ ಆದ್ರೆ ಹೋಗಬೇಕು ಆದ್ರಿಂದ ಎಲ್ಲಿ ಹೋದು ಪರಸತಿಯ ರಂಜಿಕೆ ಅಲ್ಲಿ ಹೋದು ವಿಜ್ಞಾನ ಇವಳು ನಮ್ಮ ಹೆಂಡತಿ ಅಲ್ಲ ಇದು ಬೇರೆಯವ್ರ ಹೆಂಡತಿ ಎನ್ನುವ ತಿಳುವಳಿಕೆ ಎಲ್ಲಿರ್ತದೆ ಅದು ನಿಜವಾದ ವಿಜ್ಞಾನ ಅವನೇ ಜ್ಞಾನವಂತ ನಾವು ಸೋಷಿಯಲಿಸ್ಟ್ರಪ್ಪ ನಮಗೆ ಎಲ್ಲರೂ ಒಂದೇ ನಮ್ಮ ಹೆಂಡತಿನ ಒಂದೇ ಬೇರೆಯವರು ಒಂದೇ ಇದು ರಾವಣನ ಮಾರ್ಗ ಅದರಿಂದ ಅವನ ಊರು ಹಾಳಾಯಿತು ಅವ ಕುಟುಂಬವೇ ಹಾಳಾಯಿತು ಶ್ರಾದ್ದ ಮಾಡೋರಿಲ್ಲದೆ ತಮ ಮಾಡಬೇಕಾಯಿತು ಇವತ್ತಿದು ಬಹಳ ಮುಖ್ಯವಾದದ್ದು ಸ್ಕೂಲಲ್ಲಿ ಕಾಲೇಜಲ್ಲಿ ಜನ ಸೇರುವ ಜಾಗದಲ್ಲಿ ಈ ವಿವೇಕವನ್ನು ತಲೆ ಮೇಲೆ ಹೊತ್ತುಕೊಂಡು ಮಣಿಯಂತ ನಿಂತಿದ್ದ ಭಾರತ ದೇಶದಲ್ಲಿ ಇವತ್ತು ನಾವು ಜ್ಞಾನ ಮರಿತಾ ಇದ್ದೇವೆ ಎಲ್ಲಿ ಹುದು ಪರಸತಿಯ ರಂಜಿಕೆ ಅಲ್ಲಿ ಹುದು ವಿಜ್ಞಾನ ಇದನರಿದಲ್ಲ ದಿಹ ಪರವೆಲ್ಲ ಚಿತ್ತೈಸು ಎಂದ ನಾವಿದುರ ಇನ್ ಚೆನ್ನಾಗಿ ತಿಳ್ಕೋ ಇದು ಮುಂದಿನ ಪದ್ಯ ಇದು ಮೂಲಕ್ಕೆ ಅದರ ಭಾಷಾಂತರ ಮಾಡಿದಾಗಿದೆ ಸ್ವಲ್ಪ ನಿಮಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು ಹಿರಿದು ಮಾನೋನ್ನತಿಕೆಯನು ಬಂಧುರದ ಧನವನು ಗಾರುಹಸ್ತ್ಯದ ಪರಮ ಬಯಸುವನು ಅವನ ಭವನದಲ್ಲಿ ನಿರುತ ಜ್ಞಾತಿ ವಂಶೋತ್ತರ ದರಿದ್ರ ಪ್ರಿಯನು ಅಪತ್ಯಾಂತರ ಭಗಿನಿ ಈ ನಾಲ್ವರಿರಬೇಕೆಂದ ನಾವಿದುರ ಹಿರಿದು ಮನೋನ್ನತಿಕೆಯನು ನಿಮಗೆ ಸಮಾಜದಲ್ಲಿ ಗೌರವ ಬೇಕು ಮಾನಬೇಕು ಬಂಧುರದ ಧನವನು ಐಶ್ವರ್ಯ ಸಮೃದ್ಧಿಯಾಗಿರಬೇಕು ಗಾರುಹಸ್ತ್ಯದ ಪರಮಧರ್ಮವನು ಗೃಹಸ್ಥಾಶ್ರಮದಲ್ಲಿ ಆಚರಣೆ ಮಾಡುವ ಶ್ರೇಷ್ಠವಾದ ಧರ್ಮ ಇದನ್ನು ಯಾವನು ಬಯಸ್ತಾನೆಯೋ ಅವ ಬಯಸುವನು ಅವನ ಭವನದಲ್ಲಿ ಅಂಥವರ ಕುಟುಂಬದಲ್ಲಿ ಈ ವ್ಯಕ್ತಿಗಳಿರಬೇಕು ಯಾರು ನಿರುತ ವೃದ್ಧ ಜ್ಞಾತಿ ನಿಮ್ಮ ವಂಶದವರು ನಿಮಗೆ ಸಂಬಂಧಪಟ್ಟವರು ನಿಮ್ಮ ದಾಯಾದರು ಆದರೆ ಬೇರೆ ಗತಿ ಇಲ್ಲದೆ ಇದ್ದವರು ನಿಮ್ಮ ಜೊತೆಯಲ್ಲೇ ಎದ್ದು ನಿಮ್ಮನ್ನು ಜೋಪಾನ ಮಾಡಿ ನಿಮಗೆ ಬುದ್ಧಿ ಹೇಳ್ತಕ್ಕಂಥ ಹಿರಿಯರೊಬ್ಬರು ಮನೆಯಲ್ಲಿರಬೇಕು ನಮ್ಮ ತಂದೆಗೆ ಮಾತಾಮಹರು ಅಂದರೆ ನಮ್ಮ ಅಜ್ಜಿಗೆ ತಂದೆ ಒಬ್ಬರಿದ್ರು ಈ ನರಸೀಪುರದ ಹತ್ರ ಪೂರಿಗಾಲಿ ಅಂತ ಒಂದು ಹಳ್ಳಿ ಪೂರಿಗಾಲಿ ಹತ್ರ ಹುಲ್ಲಂಬಳ್ಳಿ ಅಂತ ಇನ್ನೊಂದು ಹಳ್ಳಿ ನೂರಾರು ಎಕರೆ ಭೂಮಿ ಇದ್ದಂಥ ಅವರು ಹತ್ತು ಮಕ್ಕಳನ್ನು ಹಡೆದು ಗಂಡು ಮಕ್ಕಳನ್ನು ಹತ್ತು ಜನವೂ ಅಪಮೃತ್ಯುವಿನಲ್ಲಿ ಸತ್ತು ನಮ್ಮ ಅಜ್ಜಿಯೊಬ್ಬಳನ್ನು ಬಿಟ್ಟು ಉಳಿದವರೆಲ್ಲರೂ ಎಲ್ಲೆಲ್ಲೋ ಅಪಮೃತ್ಯುವಿನಲ್ಲಿ ಹೋಗಿ ಆ ಕಾಲ ಕೊನೆಯಲ್ಲಿ ಮೊಮ್ಮಗನ ಹತ್ರ ಬಂದು ಅಯ್ಯ ನನಗೆ ಬೇರೆ ದಾರಿ ಇಲ್ಲ ನಿನ್ನ ಮನೆಯಲ್ಲಿರ್ತೇನೆ ಅಂತ ಹೇಳಿ ಐದು ವರ್ಷದ ಮಗು ನಮ್ಮ ತಂದೆ ಇದ್ದಾಗ ಅವರಿಗೆ ಉಪನಯನ ಮಾಡಿಸಿ ವೇದವನ್ನೆಲ್ಲ ಪೂರ್ತಿ ಹೇಳಿಕೊಟ್ಟು ಹೊಡೆದು ಎಳ್ಕೊಂಬರೋರಂತೆ ಗೋಲಿಯಾಡ್ತೀಯ ಗಜ್ಗಾಡ್ತೀಯ ಬಾಯಲ್ಲಿ ಇಲ್ಲಿ ಹೇಳ್ಕೊಡ್ತೀನಿ ವೇದ ಅಂತ ಹೇಳಿ ನೂರ ಆರು ವರ್ಷ ಬದುಕಿ ತಂದೆಗೆ ಊರು ಹೋಲಾಗ ನಿಂತುಕೊಂಡಿದ್ರು ಅಂಥವರೊಬ್ಬರು ಇರಬೇಕು ನೋಡಿ ಮನೆಯಲ್ಲಿ ಅಂದರೆ ಗತಿ ಇಲ್ಲದೆ ಇದ್ದವರೊಬ್ಬರು ಇರಬೇಕು ಅವರು ನಿರ್ಗತಿ ಆಗಬೇಕು ಅನ್ನೋ ಹೇಳ್ತಾ ಇಲ್ಲ ಅಂಥವರೊಬ್ಬರು ಮನೆಯಲ್ಲಿ ಹಿರಿಯರಿರಬೇಕು ಅಜ್ಜ ಇರಬೇಕು ಅಜ್ಜನ ಅಜ್ಜ ಇರಬೇಕು ಅಜ್ಜನ ಅಣ್ಣ ಯಾರೋ ಒಬ್ಬರು ಇರಬೇಕು ನಿರುತ ವೃದ್ಧ ಜ್ಞಾತಿ ವಂಶೋತ್ತರ ದರಿದ್ರ ಪ್ರಿಯನು ದರಿದ್ರನ ಕಂಡ್ರೆ ಬಡವರನ್ನು ಕಂಡ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಕ್ಕವರು ಅಪತ್ಯಾಂತರ ಭಗಿನಿ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕನ್ನಡ ನುಡಿ ಪತ್ರಿಕೆಯಲ್ಲಿ ನಾನು ಹುಡುಗನಾಗಿದ್ದಾಗ ತುಂಬ ಚರ್ಚೆ ನಡೆಯಿತು ಅಪತ್ಯಾಂತರ ಭಗಿನಿ ಅಂತಾರೆ ಏನೀಗಂದ್ರೆ ಅಪತ್ಯಾಂತರ ಮಗ ಅಪತ್ಯಾಂತರ ಅಂದ್ರೆ ಮಗ ಅಲ್ಲದೆ ಇದ್ದದ್ದು ಅಂದ್ರೆ ಸೋದರ ಏನರ್ಥ ಇದಕ್ಕೆ ಅಷ್ಟು ದೊಡ್ಡ ಪಂಡಿತರು ಚರ್ಚೆ ಮಾಡಿದರು ದೊಡ್ಡ ದೊಡ್ಡವರು ಒಬ್ಬರು ಮೂಲವನ್ನು ನೋಡಿರಲಿಲ್ಲ ಮೂಲದಲ್ಲಿ ನೋಡಿದ್ರೆ ಸುಲಭವಾಗಿದೆ ಚತ್ವಾರಿತೇ ತಾತ ಗೃಹೇ ವಸಂತೂ ನಿನ್ನ ಮನೆಯಲ್ಲಿ ನಾಲ್ಕು ಜನ ಇರಬೇಕು ಶ್ರಿಯಾಭಿಜುಷ್ಟಸ್ಯ ಗೃಹಸ್ಥ ಧರ್ಮೇ ನಿನಗೆ ಐಶ್ವರ್ಯನೂ ಬೇಕು ಗೃಹಸ್ಥ ಧರ್ಮನೂ ಬೇಕು ಅಂದ್ರೆ ನಾಲ್ವರು ವೃದ್ಧೋ ಜ್ಞಾತಿ ಮೊದಲನೇದು ಅವಸನ್ನ ಕುಲೀನ ಸತ್ಕುಲದಲ್ಲಿದ್ದು ಇವತ್ತು ದುರ್ಗ ಒಬ್ಬ ಧರ್ಮ ಬಿಡೋಕೆ ಇಷ್ಟವಿಲ್ಲ ಕೊಟ್ಟದ್ದನ್ನು ಊಟ ಮಾಡ್ತಾನೆ ಅವನಿಗೆ ಆಶ್ರಯ ಕೊಡಬೇಕು ವೃದ್ಧೋ ಜ್ಞಾತಿ ಅವಸನ್ನ ಕುಲೀನ ಸದಾ ದರಿದ್ರ ಒಬ್ಬ ಮಿತ್ರ ನಾಲ್ಕನೇದು ಭಗಿನೀಚ ಅನಪತ್ಯ ಮಕ್ಕಳಿಲ್ಲದೆ ಇರುವ ಸೋದರಿ ಎ ಸಿಸ್ಟರ್ ವಿತೌಟ್ ಇಶ್ಯೂಸ್ ಏನೋ ಲವ್ಯದೇವಿ ಮಾಡ್ತಾಳೆ ಮತ್ತೊಂದಾಗತ್ತೆ ಅಣ್ಣ ಅಥವಾ ತಮ್ಮನ ಕುಟುಂಬ ಅಂತ ನಂಬಿಕೊಂಡಿರ್ತಾಳೆ ಅಣ್ಣನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾಳೆ ಮುದ್ದಾಡ್ತಾಳೆ ಅವಳ ದಿಕ್ಕು ತೋರಿಸ್ತಾಳೆ ಆ ಸೋದರತೆಯ ಪ್ರೀತಿ ಎಷ್ಟು ದೊಡ್ಡ ಪ್ರೀತಿ ಅನುಭವಿಸಿದವರಿಗೆ ಗೊತ್ತು ಇಬ್ಬರು ಸೋದರತೆ ಇರಿದ್ರು ನನಗೆ ಇಬ್ಬರೂ ಚಿಕ್ಕ ವಯಸ್ಸಲ್ಲಿ ವಿಧವೆಯರು ಪಾಪ ಕನಕಮ್ಮ ಅಂತ ಒಬ್ಬಳು ಹೆಸರು ಸುಂದರಮ್ಮ ಅಂತ ಒಬ್ಬಳು ಅವರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದರು ಕುಟುಂಬದಲ್ಲಿ ಆಗಿನ ಕಾಲದಲ್ಲಿ ವಿಧವೆಯರಾದರೂ ಮತ್ತೊಂದಾದರೂ ಅನಾಥಾಶ್ರಮ ಅಬಲಾಶ್ರಮ ಅವೆಲ್ಲ ಏನೂ ಇಲ್ಲ ಮನೆಯೇ ಎಲ್ಲ ಆಶ್ರಮ ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥ ಭಾರತೀಯ ಕುಟುಂಬ ಪದ್ಧತಿ ಈ ನಾಲ್ಕು ಒಂದು ಮನೆಯಲ್ಲಿದ್ದರೆ ಆ ಸಂಸಾರ ಚೆನ್ನಾಗಿರುತ್ತೆ ಪಿತನು ಗುರು ಶಿಖಿ ಆತ್ಮ ತಾಯಂಬ ಅತುಳ ಪಂಚಾಗ್ನಿಯನು ಕ್ರಮದಿಂ ಪ್ರತಿದಿನಂ ಪರಿಚಯ ಮಾಡ್ಬೋದು ಲೇಸ ಬಯಸುವರೇ ಜೀವನದಲ್ಲಿ ಒಳ್ಳೆ ಆಗಬೇಕು ಅಂತಿದ್ರೆ ಐದು ಅಗ್ನಿಗಳನ್ನು ಉಪಾಸನೆ ಮಾಡಬೇಕು ಯಾವುದು ತಂದೆ ಎಂಬುದು ಮೊದಲನೇ ಅಗ್ನಿ ಪಿತನು ಗುರು ಮಂತ್ರ ಹೇಳಿಕೊಡೋರು ಪಾಠ ಹೇಳ್ಕೊಡೋರು ಶಿಖಿ ಅಗ್ನಿ ಆತ್ಮ ಆತ್ಮವನ್ನು ಚೆನ್ನಾಗಿ ನೋಡ್ಕೋಬೇಕು ತಾಯಿ ಎಂಬ ಅತುಳ ಪಂಚಾಗ್ನಿಯು ಕಮಜಂ ಪ್ರತಿದಿನಂ ಪರಿಶಯರಮಾಳ್ ಪುದುಲೆ ಸಭಯಸುವರೆ ಪಿತೃಗಳನ್ನು ದೇವರನು ವೃದ್ಧರನು ಅತಿಥಿಗಳ ಪೂಜಿಸದನಾವನು ಅವನ ಕೀರ್ತಿಯ ಧರ್ಮವನ್ನು ಪಡೆವವನೆಸುತ್ತಾನೆಂದ ಅಂಥವನಿಗೆ ಶಾಶ್ವತ ಕೀರ್ತಿ ಉಂಟಾಗ್ತದೆ ಆದರೆ ನಾವು ಅದನ್ನು ಕೇಳೋದಿಲ್ಲ ಸಿರಿನೆಲೆಯೇ ಈ ಪದ್ಯ ಅವರು ಹಚ್ಚಿದ್ದು ಚಿಕ್ಕ ವಯಸ್ಸಲ್ಲಿ ಐಶ್ವರ್ಯ ಶಾಶ್ವತವೇ ಯಾರು ಹೇಳ್ತೀರಾ ಸಿರಿ ನೆಲೆಯೇ ಜೌವನ ನೆಲೆಯೇ ಯೌವನ ಭದ್ರವಾಗಿರುತ್ತೆ ಮೈ ಸಿರಿ ನೆಲೆಯೇ ಮೈನ ಸೊಕ್ಕು ಸುಕ್ಕಗಟ್ಟದೇ ಇರುವಂತಹ ಅಂಗಸೌಷ್ಠವ ತನು ನೆಲೆಯ ಶರೀರವಾದರೂ ಭದ್ರವಾಗಿರುತ್ತೆ ಖಂಡೆಯ ಸಿರಿ ನೆಲೆಯೇ ಕತ್ತಿಯಿಂದ ಸಂಪಾದನೆ ಮಾಡಿದ ಐಶ್ವರ್ಯ ಅಥವಾ ಬಾಹುಬಲದಿಂದ ಸಂಪಾದನೆ ಮಾಡಿದ್ದು ಅರಸು ಅರಸುತರ ಉಳ್ಳನ್ನ ನೀತಿಯಲ್ಲಿ ರಾಜ್ಯಭೋಗ ಇರೋ ತನಕ ಧೃತರಾಷ್ಟ್ರ ಮಹಾರಾಜರೇ ಧರೆಯ ರಕ್ಷಿಸು ಭೂಮಿಯನ್ನು ಕಾಪಾಡಬೇಕು ಬಂಧುಗಳನ್ನು ಪಾಂಡವರನ್ನು ಕಾಪಾಡು ಧರ್ಮವ ಸಾಧಿಸಿದಂತೆ ಇದು ನರಪತಿಗಳಿಗೆ ನೀತಿ ಸೆಂದರ ಆವಿದುರ ಕೇಳು ಎಂಬುದಾಗಿ ಹೇಳ್ತಾನೆ ಅವನು ಕೇಳ್ತಾನೆ ಬಿಡ್ತಾನೆ ಅವನು ಹೇಳ್ಕೊಂಡು ಹೋದ ಆಮೇಲೆ ಮಂತ್ರಿ ಆಗಿರಬೇಕು ರಥ ನಡೆಸೋನು ಆಗಿರಬೇಕು ಮಗ ಆಗಿರಬೇಕು ದೊರೆ ಆಗಿರಬೇಕು ರಾಣಿ ಹೇಗಿರಬೇಕು ಗುರು ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಪುರೋಹಿತ ಆಗಿರಬೇಕು ಮಂತ್ರಿ ಹೇಗಿರಬೇಕು ಆ ಬೇಕಾದಷ್ಟು ಪದ್ಯ ಹೇಳಿದೆ ಅದನ್ನೆಲ್ಲ ಬಿಟ್ಟುಬಿಡ್ತೇನೆ ನಾನು ಸಾಮಾನ್ಯ ನೀತಿಗೆ ಬರ್ತೇನೆ ಕೋಪ ಕೋಪವೆಂಬುದನರ್ಥ ಸಾಧನ ಕೇಳಿದಿರೋ ಇಲ್ವೋ ಯಾರು ಬಿಟ್ಟಿದ್ದೀರಿ ಹೇಳಿ ಇಟ್ಟು ನೋಡೋಣ ಅಲ್ಲಿ ಬಿಟ್ಟಿದ್ದೆ ಹೊರಗೆ ಹೋಗುವಷ್ಟು ವಾಪಸ್ ಬರುತ್ತೆ ಅದು ಕೋಪವೆಂಬುದನರ್ಥ ಸಾಧನ ಕೋಪವೇ ಸಂಸಾರ ಬಂಧನ ಕೋಪದಿಂದ ಇಹ ಪರದ ಸುಕೃತವು ಲಯವನೈದುವುದು ಅರ್ಥ ಬೇಡ ತದ್ವಿಷಯಕ್ಕೆ ಮಹಾಸಬುದವನು ಹೊದ್ದಿಸುವುದು ಅತಿ ಕಷ್ಟ ಅವರಿಗೆ ಸದ್ಯ ಫಲವದು ತಪ್ಪದು ಅವನೀಪ ಕೇಳೆಂದ ಆ ಕ್ಷಣದಲ್ಲಿ ಕೋಪವನ್ನು ತಡ್ಕೊಳ್ಳೋದು ತುಂಬಾ ಕಷ್ಟ ಆದರೆ ತಡಿದೆ ಇದ್ರೆ ಅನರ್ಥ ಪರಂಪರೆ ಬಂದುಬಿಡ್ತು ಒಂದು ಕ್ಷಣದಲ್ಲಿ ಮಾಡುವ ಕೋಪದಿಂದಾಗುವ ಒಂದು ಸಣ್ಣ ಕೆಲಸ ಇಡೀ ಜೀವನದ ಉದ್ದಕ್ಕೆ ನಾವು ಅದರ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತೆ ಯಾರ್ಯಾರು ಹೇಗೆ ಕೇಳ್ತಾರೆ ಯತಿ ಕೆಡಗು ದುಸ್ಸಂಗದಲ್ಲಿ ಒಬ್ಬ ಸನ್ಯಾಸಿ ಆಗ್ತಾನೆ ಯಾವಾಗಲೂ ಗೃಹಸ್ಥರ ಜೊತೆಯಲ್ಲಿಯೇ ಇರ್ತಾನೆ ಅಂದ್ರೆ ಹಾಳಾದ ಅಂತ ಅರ್ಥ ಗೃಹಸ್ಥರ ಮನೆಗೆ ಸನ್ಯಾಸಿಗಳು ಬರಬಾರದು ಅಂತ ಹೇಳ್ತಾರೆ ಯಾತಕ್ಕೆ ಅಂದರೆ ದೇವರು ವಿಜಯ ಮಾಡಿಸ್ಕೊಂಡು ಮಠಾಧಿಪತಿಗಳು ಬಂದು ದೇವರಿಗೆ ಅರ್ತಿ ಗಿರ್ತಿ ಪೂಜೆ ಮಾಡಿ ಹೋದರೂ ಪರವಾಗಿಲ್ಲ <coughs> ಮಠದಲ್ಲಿ ಯಾರೋ ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ ನಿಮ್ಮ ಮನೇಲಿ ಸ್ವಲ್ಪ ದಿವಸ ಇರ್ತೇನೆ ಅಂತ ಯತಿಗಳು ನಿಮ್ಮ ಜೊತೆಯಲ್ಲಿ ಇದ್ರೆ ಹೆಂಡತಿ ಜೋಕೆ ಯತಿ ಕೆಡಗು ದುಸ್ಸಂಗದಲ್ಲಿ ಭೂಪತಿ ಕೆಡಗು ದುರ್ಮಂತ್ರದಲ್ಲಿ ಒಬ್ಬ ದೊರೆ ಹಾಳಾಗುವುದು ಮಂತ್ರಿಗಳ ಕೆಟ್ಟ ಸಲಹೆಯಿಂದ ವರಸುತ ಕೆಡಗು ಲಾಲನೆಗಳಲ್ಲಿ ಮುದ್ದು ಮಾಡಿದ್ರೆ ಮಕ್ಕಳು ಹಾಳಾಗ್ತಾರೆ ಕೃಷಿ ಕೃಷಿಕಡಗು ಉಪೇಕ್ಷೆಯಲ್ಲಿ ನೀರು ಕಟ್ಟಬೇಕು ಕಸ ತೆಗಿಬೇಕು ತೆವರಿ ಸರ್ ಮಾಡಬೇಕು ನಳ್ಳಿ ಕಾಟ ಇರ್ತದೆ ಅವರಿವರು ಕಾಟ ಇರ್ತದೆ ಪಕ್ಕದವರು ಒತ್ತರಿಸ್ಕೊಂಡ್ಬಿಡ್ತಾರೆ ಪಾರ್ಟ್ ಟೈಮ್ ಅಲ್ಲ ಕೃಷಿ ಅನ್ನೋದು ಫುಲ್ ಟೈಮ್ ಜಾಬ್ ಅದು ಕೃಷಿ ಕಡಗು ಉಪೇಕ್ಷೆಯಲ್ಲಿ ಮತಿ ಕೆಡಗು ಮಧುಪಾನದಲ್ಲಿ ಅಂಗಡಿ ಬೋರ್ಡ್ ಹಾಕಿ ನೋಡೋಣ ಕೇಸ್ ಹಾಕ್ತಾರೆ ಹೆಂಡ ಕುಡಿದ್ರೆ ಬುದ್ಧಿ ಕೆಡುತ್ತೆ ವಿದ್ರ ಹೇಳಬೇಕೆ ಅದು ಮತಿ ಕೆಡಗು ಮಧುಪಾನದಲ್ಲಿ ಸದ್ಗತಿ ಕೆಡಗು ದುಶ್ಚರಿತದಲ್ಲಿ ನಿಜ ಸತಿ ಕೆಡಗು ದುರ್ವ್ಯಸನದಲ್ಲಿ ದುರ್ವ್ಯಸನ ಅಂದ್ರೆ ಚಟ ಒಳ್ಳೆ ಹೆಂಡತಿ ಇರ್ತಾಳೆ ರೂಪವಂತೆ ಗುಣವಂತೆ ಬಾಕಿದೆಲ್ಲ ಚೆನ್ನಾಗಿದೆ ಏನೋ ಒಂದು ಚಟ ಅಂಟಿಕೊಂಡಿದೆ ಆಕೆಗೆ ಹೊಗೆ ಸೊಪ್ಪಿರ್ಬೋದು ಸಿನಿಮಾಕ್ಕೆ ಹೋಗೋದಿರ್ಬೋದು ಲಕ್ಷ್ಮೀದೇವಿ ಬರೋ ಹೊತ್ತು ದೀಪ ಹಚ್ಚೋ ಹೊತ್ತು ಅತಿಥಿಗಳು ಬರೋ ಹೊತ್ತು ಟಿ ವಿ ನೋಡ್ತಾ ಕೂತಿರುವುದೊಂದು ಚಟ ಆ ಸೀರಿಯಲ್ ಅಂತ ಒಂದಿರುತ್ತೆ ನೋಡಿ ಇವು ಚಟಕ್ಕೆ ಬಿದ್ದರೆ ಎಂಥ ಸತಿಯು ಕೆಟ್ಟು ಹೋಗ್ತಾಳೆ ನಿಜ ಸತಿ ಕೆಡಗುವುದರು ವ್ಯಸನದಲ್ಲಿ ಭೂಪಾಲ ಕೇಳೆಂದ ಉಂಡು ತೀರಿಸಬೇಕು ತಾ ಮುಂಕೊಂಡು ಮಾಡಿದ ಪುಣ್ಯ ಪಾಪದ ತಂಡವನು ಕರ್ಮ ಮಾಡಿದ್ದನ್ನು ಹೋಸಬೇಕು ತರಹರಣವಿಲ್ಲದ ಭವಭಂಗಳಲ್ಲಿ ಹಿಂಡಿ ಹಿಡುವುದು ಬೆಂಬಿಡದೆ ಸಮದಂಡಿಯಲ್ಲಿ ಹಗೆ ಕೆಳಗಳೆನ್ನದೆ ಇದು ನಿನಗೆ ಒಳ್ಳೆಯದಾಯಿತೆ ನಿಮಗೆ ಶತ್ರುಗಳಿದ್ದಾರೆಯೇ ಮಿತ್ರರಿದ್ದಾರೆಯೇ ಕರ್ಮ ಅನ್ನೋದು ನಿಮಗೆ ಅಯ್ಯೋ ಅನ್ನೋದಿಲ್ಲ ಕರ್ಮ ಅನ್ನೋದು ಹೃದಯವಿಲ್ಲ ಹಾರ್ಟ್ಲೆಸ್ ಅದು ಅಯ್ಯೋ ಪಾಪ ತುಂಬ ಬಳಲಿದ್ದಾನೆ ನಾನು ಯಾಕೆ ಕಾಡಬೇಕು ಅಂತ ಹೇಳೋದಿಲ್ಲ ಕರ್ಮ ಅದು ಅದನ್ನು ಉಂಡೇ ತೀರಿಸಬೇಕು ಉಂಡು ತೀರಿಸಬೇಕು ತಾ ಮುಂಕೊಂಡು ಮಾಡಿದ ಪುಣ್ಯ ಪಾಪದ ತಂಡವನು ತರಹರಣವಿಲ್ಲದೆ ಅದನ್ನು ದಾಟೋಕ್ಕಾಗೋದಿಲ್ಲ ಭವ ಭವಂಗಳಲ್ಲಿ ಹಿಂಡಿ ಹಿಳುವುದು ಬೆಂಬಿಡದ ಸಮದಂಡಿಯಲ್ಲಿ ಹಾಗೆ ಕೆಳಗಳೆನ್ನದೆ ಗಂಡು ಗೆಡಿಸದೆ ಬಿಡುವುದೇ ವಿಧಿ ಎಂದನಾ ವಿದುರ ಕುಲಜನಾಗಲಿ ಅಕುಲಜನಾಗಲಿ ನೋಡಿ ಜಾತಿ ಪ್ರಶ್ನೆ ಎಬ್ಬಿಸ್ತೇವೆ ನೀವು ಒಳ್ಳೆ ಕುಲದಲ್ಲಾರು ಹುಟ್ಟಿದ್ರು ಕೆಟ್ಟ ಕುಲದಲ್ಲಾರು ಹುಟ್ಟಿದ್ರು ಭಗವತ್ ಸ್ಮರಣೆ ಮಾಡೋದಕ್ಕೆ ಇಪ್ಪತ್ತೆಂಟು ವಿಘ್ನಗಳನ್ನು ಕೊಡುತ್ತೆ ರೋಗ ಕೊಡುತ್ತೆ ಸೂತಕ ಕೊಡುತ್ತೆ ಇದ್ದ ಕಡೆ ಇರಿಸೋದಿಲ್ಲ ಊರೂರು ಸುತ್ತಾಡುವಂತಹ ಕೆಲಸವನ್ನು ಕೊಟ್ಟು ಮಕ್ಕಳು ಹೆಂಡತಿ ಜೊತೆಯಲ್ಲಿ ಇರದೇ ಇರುವಂತೆ ದೇವರು ಪೂಜೆ ಮಾಡುವಂತೆ ಮಾಡುತ್ತೆ ಆದ್ರಿಂದ ಪರಮಾತ್ಮನ ಸ್ಮರಣೆ ಅನ್ನೋದು ಬಹಳ ದೊಡ್ಡ ಐಶ್ವರ್ಯ ಐಶ್ವರ್ಯ ಬರಬೇಕಾದ್ರೆ ಕುಲಜನ ಆಗಲಿ ಅಕುಲಜನ ಆಗಲಿ ಜನರು ನಾಮ ಕೀರ್ತನದೊಳಗೆ ಬದುಕುವನಾವನು ಆತನೇ ಸುಕೃತಿ ಎಂಬುವನು ಉಳಿದ ಜಪ ತಪ ನಿಯಮ ಹೋಮಗಳಲ್ಲಿ ಸಂಸಾರಾರ್ಣವನ್ನು ಉಚ್ಚರಿಸಬಹುದೇ ರಾಯ ಜಪ ತಪ ಹೇಳಿದ್ದಾರಲ್ಲ ಮಾಡಿ ನೋಡಿ ಆಗುತ್ತೆ ನೋಡಿ ಐದು ನಿಮಿಷ ತಪ ಕೂತ್ಕೊಳ್ಳಿ ಆಕಳಿಕೆ ಬರ್ತದೆ ತಪ ಮಾಡಬೇಕು ಏನೋ ಎಂಗೇಜ್ಮೆಂಟು ಫೋನ್ ಕಾಲು ಈ ಮೊಬೈಲ್ ಅಂತ ಒಂದು ಜೊತೆಗೇ ಬರುವ ಪಾಪಕರ್ಮ ಜೋಬ್ನಲ್ಲಿ ಅಲ್ಲಿ ಇಲ್ಲಿ ಅದಕ್ಕಿಂತ ಇದು ಒಂದು ಸ್ಥಾನವಾಗಿ ಕೂತಿರೋ ಟೆಲಿಫೋನ್ ವಾಸಿ ನೀವು ಆಫ್ ಮಾಡ್ಬೋದು ಅದನ್ನು ಇದನ್ನ ಆಫ್ ಮಾಡೋಕೆ ಬರುತ್ತೆ ಮನಸ್ಸು ಬರೋದಿಲ್ಲ ಏನು ಬರ್ತದೋ ಒಳ್ಳೆ ನ್ಯೂಸು ಲಾಟ್ರಿ ನ್ಯೂಸು ಮತ್ತೊಂದು ಇರಲಿ ಇರಲಿ ಚಪರಕ್ಕೆ ಇಟ್ಟಿರ್ತೇವೆ ಉಳಿದ ಜಪತಪ ನಿಯಮ ಹೋಮಂಗಳಲ್ಲಿ ಸಂಸಾರ ಅರ್ಣವವನುಚ್ಚರಿಸಬಹುದೇ ರಾಯ ಚಿತ್ತೈಸು ಎಂದ ಹರನ ಕೊರಳಿಂಗಾಭರಣವಾದುರಗ ಶಿವನು ಕೋವರಲ್ಲೇ ಎಷ್ಟು ಆಶ್ಚರ್ಯವಾಗಿದೆ ನೋಡಿ ಪನ್ನಗಾಭರಣ ಶಿವನಿಗೆ ಕೊರಳಿನ ಸುತ್ತ ಸುತ್ತಕೊಂಡಿರುತ್ತೆ ಆದಿಶ ಒಂದು ಹಾವು ಒಂದು ಸರ್ಪ ಆ ಪರಮಶಿವನ ಶರೀರವನ್ನು ಮುಟ್ಟಿದ ಹಾವಿಗೆ ಏನು ದುರ್ಭಾಗ್ಯ ಗಾಳಿ ಹುಡ್ಕೊಂಡಿರಬೇಕು ಶಿವ ಆಹಾರ ಹಾಕೋದಿಲ್ಲ ಅವನೇ ಸ್ಮಶಾನವಾಸಿ ಅವನಿಗೆ ತಿನ್ನುವುದಕ್ಕಿಲ್ಲ ಹರಣ ಕೊರಳಿಂಗಾಭರಣ ಆದ ಉರಗ ಪವನಾಶನಿಪನೆಂಬ ಎಂಬಂತೆ ಅರಸ ನಿನ್ನಯ ಬಸುರ ಬಂದೇ ನಹರು ಪಾಂಡವರು ನಿನ್ನ ತಮ್ಮನ ಮಕ್ಕಳು ನಿನ್ನ ಮಕ್ಕಳು ಪಾಂಡವರು ಒಂದು ಹೆಚ್ಚು ಕಮ್ಮಿ ನಿನ್ನ ಮಕ್ಕಳಿದ್ದ ಹಾಗೆ ಅವ್ರಿಗೆ ಬಂದು ಭಾಗ್ಯವೇನು ನಿನ್ನ ಮಕ್ಕಳು ಅಂತ ಅನಿಸಿಕೊಂಡು ಪರಮಶಿವನ ಕೊಡಲಲ್ಲಿದ್ದ ಎಷ್ಟು ದೊಡ್ಡ ಪದವಿ ಆಯಿತು ಇವರು ಕೌರವರು ಪಾಂಡವರು ಅಂತ ಅನಿಸ್ಕೊಂಡಿದ್ದಾರೆ ಏನು ಉಪಯೋಗವಿಲ್ಲ ನರ ಪಶುಗಳಾದರೂ ಕಣ ಕೊಲ್ಲೋದು ನೋಡಿದೆ ಕಾಡಲ್ಲಟ್ಟಿದೆ ಭಿಕ್ಷೆ ಎತ್ತಿಸಿದೆ ಅವನ ನರಪಶು ಮಾಡಿ ನೀನಿರಲು ವನವಾಸದಲ್ಲಿ ಸೊಪ್ಪು ಅರತ ಮೆಲುವುದೇ ರಾಯ ಚಿತ್ತೈಸು ಎಂದ ನಾವಿದುರ ನೀನಿರುವಾಗ ಅವರು ಸೊಪ್ಪು ಅಂತ ಮಾಡಿದೆಯಲ್ಲ ನಿನ್ನ ಮುಸುಡಿ ನಿನ್ನ ಬುದ್ಧಿ ಇದೆಯೇ ಅಂತ ಇದ್ದಾನೆ ಈ ಚಕ್ರ ಶಬ್ದಕ್ಕೆ ಯಮಕಾಲಂಕಾರ ಮಾಡ್ತಾನೆ ಒಂದು ಪದ್ಯ ನಮ್ಮ ಜೈಮಿನಿ ಭಾರತ ಹಾಗೆ ಚಕ್ರವರ್ತಿಗಳಾರಲೇ ಭೂಚಕ್ರದೊಳಗವರಿಗೆ ಮುರಾರಿಯ ಚಕ್ರವೇ ಬೆಸಗೈಯುವುದು ನಿಜವಾದ ಚಕ್ರವರ್ತಿ ಯಾರು ಭೂಚಕ್ರದೊಳಗೆ ಭೂಮಿ ಎಂಬ ದೊಡ್ಡ ಚಕ್ರಮಂಡಲದಲ್ಲಿ ನಿಜವಾದ ಚಕ್ರವರ್ತಿ ಎಂಬವನು ಯಾರು ಅಂದರೆ ಮುರಾರಿಯ ಚಕ್ರವೇ ಬೆಸಗೈವುದಲ್ಲದೆ ಪರಮಾತ್ಮನ ಚಕ್ರದ ರಕ್ಷೆ ಸುದರ್ಶನ ರಕ್ಷೆ ಯಾರಿಗಿರುತ್ತೆಯೋ ಅವರೇ ನಿಜವಾದ ದೊರೆಗಳು ಯಾರದು ಪಾಂಡು ಚಕ್ರಿತ ಬಂದವರ ಸೇವಾ ಚಕ್ರದೊಳಗೆ ಹನು ಚಕ್ರವನ್ನು ಹಿಡಿಯುವ ಸ್ವಾಮಿ ತನ್ನ ಸೇವಾ ಚಕ್ರದಲ್ಲಿ ಬಂದವರನ್ನೆಲ್ಲ ತಾನೇ ತಾನೇ ಆ ಯುಧಿಷ್ಠಿರ ಚಕ್ರವರ್ತಿಗೆ ಅದಾವನೇ ಸರಿ ಎಂದನಾವಿದುರ ಎತ್ತರ ಯೋಗೇಶ್ವರ ಕೃಷ್ಣ ಅದನ್ನು ಶ್ಲೋಕದಲ್ಲಿ ಭಾಷಾಂತರ ಮಾಡಿದ್ದಾನೆ ಭಗವದ್ಗೀತೆ ಶ್ಲೋಕ ಅದನ್ನು ಈ ಸನಸ್ಸೇಕ ನೀಡಾನೆ ಅದನ್ನು ಸ್ವಲ್ಪ ಎರಡು ಮೂರು ಪದ್ಯ ಓದಿ ತೋರಿಸ್ಬೇಕು ನಮಗೆ ನಾನು ಯಾವುದು ಓದಲಿ ಯಾವುದು ಬಿಡಲಿ ಇದೆಲ್ಲ ಆಕಾಶವಾಣಿಯಲ್ಲಿ ಅನೇಕ ದಿವಸ ಓದಿ ಓದಿ ತೋರಿಸಿದ್ದೇನೆ ಆಯ್ದದ್ದನ್ನು ಮಾತ್ರ ಓದಬೇಕು ಗರುಡ ಪಂಚಾಕ್ಷರಿಯೊಳಲ್ಲದೆ ಗರಳ ಭಯವಡಗುವುದೇ ಗರುಡ ಮಂತ್ರ ಐದಕ್ಷರದ ಮಂತ್ರ ಇದೆ ಆ ಮಂತ್ರ ಅಲ್ಲದೆ ವಿಷ ಹೋಗೋದಿಲ್ಲ ಒಂದು ಹಾವು ಕಚ್ಚಿತು ಚೇಳು ಕಚ್ಚಿತು ವಿಷಪ್ರಯೋಗವಾಯಿತು ಅದು ಬಗ್ಗು ಜಾತಕ್ಕೆ ಗರುಡ ಪಂಚಾಕ್ಷರಿಯೊಳಲ್ಲದೆ ಗರುಡ ಭಯವಡಗುವುದೇ ಹಾಗೆ ವಿಷ್ಣು ಸ್ಮರಣೆಯಿಂದಲ್ಲದೆ ಮಹಾಪಾತಕಕ್ಕೆ ಕಡೆಯಹುದೇ ಪಾಪವನ್ನೆಲ್ಲ ಹೋಗಾಡಿಸುವನು ದೇವತಾ ಸಾರ್ವಭೌಮ ಶ್ರೀಮನ್ನಾರಾಯಣ ಅವನ ಹೆಸರನ್ನು ಹೇಳಿದ ಹೊರತು ಪಾಪಗಳು ಹೋಗುವುದಿಲ್ಲ ಕಿಮುಚ್ಚನ್ ಯಾವುದನ್ನು ವಿಚಾರ ಮಾಡಿದರೆ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಮುಕ್ತಾನಾಂ ಪರಮಾಗತಿ ಅದು ಒಂದು ಶ್ರೀನಾಮ ಸಾಕು ಮುಕ್ತರಿಗೆ ಪರಮ ಆಗತಿ ಪರಮಾಗತಿ ಎಲ್ಲ ಅರ್ಥ ಮಾಡಿ ಮುಕ್ತರೆಲ್ಲ ಹೋಗಿ ಸೇರೋ ಜಾಗ ಅದು ಸಮುದ್ರಕ್ಕಿಂತ ದೊಡ್ಡ ನೀರಿನ ನೆಲೆ ಎಲ್ಲಿ ಹೇಗಿಲ್ಲವೋ ಹಾಗೆ ಮಾಡಿದ ಪಾಪ ಎಲ್ಲ ಹೋಗಬೇಕು ವಿಷ ಹೋಗ್ಬೇಕಾದ್ರೆ ಗರುಡ ಪಂಚಾಕ್ಷರಿ ಸಂಸಾರವೂ ಒಂದು ವಿಷ ಅನೇಕ ಜನ್ಮಗಳ ಪಾಪವೆಂಬುದು ಒಂದು ವಿಷ ಗರುಡ ಪಂಚಾಕ್ಷರಿಯೊಳಲ್ಲದೆ ಗರುಡ ಭಯವಡಗುವುದೇ ವಿಷ್ಣು ಸ್ಮರಣೆಯಿಂದಲ್ಲದೆ ಮಾಪಾತಕ್ಕೆ ಕಡೆಯಹುದೇ ಹಿರಿದು ಸಂಸಾರಾಂಬುಧಿಯನ್ನು ಉತ್ತರಿಸುವಡೆ ಗುರುಮುಖದೊಳಲ್ಲದೆ ಹೇಳಂದ ಹೇಳೆಂದನ ಮುನಿಪ ಗುರುಮುಖದಲ್ಲಿ ಅಷ್ಟಾಕ್ಷರ ಮಂತ್ರವನ್ನು ಕಲಿತುಕೊಂಡು ದ್ವಯಮಂತ್ರವನ್ನು ಕಲಿತುಕೊಂಡು ಉಚ್ಚಾರ ಮಾಡಿದ ಹೊರತು ಮೋಕ್ಷ ಹೇಗಯ್ಯ ಬರುತ್ತೆ ನಿನಗೆ ತನ್ನ ಮನೆಯಲ್ಲಿ ಮೂರ್ಖನತಿ ಸಂಪನ್ನ ಪೂಜ್ಯನು ಮೂರ್ಖನು ತನ್ನ ಮನೆಯಲ್ಲಿ ದೊಡ್ಡ ಪಂಡಿತ ಬಾಗಲು ಹಾಕಿ ಹೇಗಿದೆ ನಾ ಹೇಳಿದ್ದು ಅಬದ್ಧವನ್ನು ಹೇಳಿದ್ರೆ ಹೌದು ಹೌದು ನೀವು ಹೇಳಿದ್ದೆ ಬಹಳ ಶ್ರೇಷ್ಠ ಒಬ್ಬರು ಸಂಸ್ಕೃತ ಬರೆದಿದ್ದವರು ಮನೆಯಲ್ಲಿ ಹೇಳ್ತಿದ್ದಾರೆ ಸಹನೆ ಎಂಬುದು ಬಹಳ ದೊಡ್ಡ ಗುಣ ಹಾಗೆ ವೇದದಲ್ಲಿ ಹೇಳಿದೆ ಸಹನಾವತು ಎಲ್ಲಿ ಎಲ್ಲ ಹಳೆಯ ಅರ್ಥ ಅದಕ್ಕೆ ಸಹ ನೌ ಅವತು ಬಿಡಿಸಬೇಕು ನಾವು ಕಲಿಯುವ ವೇದ ನಮ್ಮಿಬ್ಬರನ್ನು ನೌ ಸಹ ಅವತು ಕಾಪಾಡಲಿ ಅಂತ ಅವರು ಸಹನ ಅಂತ ಹೇಳ್ತಾ ಇದ್ದಾರೆ ಅದನ್ನು ಪುಣ್ಯಕ್ಕೆ ಸಹನ ರಾಗ ಅಂತ ಹೇಳಲಿಲ್ಲ ಅದನ್ನು ನಾವು ಆದ್ದರಿಂದ ತನ್ನ ಮನೆಯಲ್ಲಿ ಮೂರ್ಖನು ಅತಿ ಸಂಪನ್ನ ಪೂಜ್ಯನು ಭೂಮಿಪಾಲನು ಪಾಲನು ತನ್ನ ದೇಶದೊಳಧಿಕ ದೊರೆಯೆಂಬವನು ತನ್ನ ದೇಶದಲ್ಲಿ ದೊಡ್ಡವನು ಸ್ವಗ್ರಾಮದಲ್ಲಿ ಪ್ರಭು ಪೂಜ್ಯ ಕೊಡ್ತಾರೆ ಭಿನ್ನವಿಲ್ಲದೆ ಹೋದ ಠಾಣಳು ಭೇದವಿಲ್ಲದೆ ಎಲ್ಲಿ ಹೋದರೆ ಅಲ್ಲಿ ಅನ್ಯವೆನಿಸದೆ ವಿಶ್ವದೊಳು ಸಂಪನ್ನ ಪೂಜಾ ಪಾತ್ರರೈ ವಿದ್ವಾಂಸರುಗಳು ವಿದ್ವಾಂಸರಿಗೆ ಮಾತ್ರ ದೇಶೋ ವಿಶಾಲ ವಿದ್ವಾನ್ ಸರ್ವತ್ರ ಪೂಜ್ಯತೆ ಕೇಳಿದ್ದೀರಿ ಎಲ್ಲಿ ಹೋದರೂ ಗೌರವ ಕೊಡ್ತಾರೆ ನಿಮ್ಮ ಹುಟ್ಟೂರು ಯಾವುದು ಎಲ್ಲಿದ್ರೆ ಅದೇ ಹುಟ್ಟೂರು ನಮಗೆ ವಿದ್ವಾಂಸರನ್ನು ಯಾವ ಊರು ಏನು ಎತ್ತ ಕೇಳಬಾರದು ಅಂತಾರೆ ಎಲ್ಲಿದ್ರು ಅವರಲ್ಲಿಯೇ ನೆಲೆ ಬಿಡತಕ್ಕವರು ಎಲ್ಲರನ್ನೂ ತಮ್ಮಂತೆ ಕಾಣುವವರು ನಹನೀಶೂರ ನೂರರೊಳು ಈ ಶ್ಲೋಕ ಕೇಳಿದ್ದೀರಿ ಸಂಸ್ಕೃತದಲ್ಲಿ ಎಲ್ಲೋ ನೂರಲ್ಲೊಬ್ಬ ಶೂರ ಶತೇಶು ಜಾಯತೇ ಶೂರ सहस्रेषु च ವಿದ್ವಾಂ ವಿದ್ವಾನ್ ದಶಸಹಸ್ರೇಷು ಅಥವಾ ವಕ್ತ ದಶಸಹಸ್ರೇಷು ಕೊನೆಯದು ಶ್ರೋತಾ ಭವತಿವಾನವ ಕೆಲವರು ಹೇಳಿದರು ದಾತ ಭವತಿವಾನವ ಕೇಳೋರಿಲ್ದೆ ಇರ್ಬೋದು ದಾನ ಮಾಡೋರಿಲ್ದೆ ಇರ್ಬೋದು ಬಾಕಿದೆಲ್ಲ ಸಿಕ್ಕತ್ತೆ ಒಬ್ಬನ ಹನೇಶೂರ ನೂರರಳು ಒಬ್ಬನ ಸಾವಿರಕೆ ಪಂಡಿತನು ಒಬ್ಬನ ಹನೀವಕ್ತ ಶತ ವಿರಕೆ ಲೋಕದಲ್ಲಿ ಒಬ್ಬ ದಾನಿಯ ಕಾಣೆ ನಾನಿನ್ನೊಬ್ಬರೊಬ್ಬರಿಗೊಂದು ಗುಣವದು ಸರ್ವಗುಣ ಸಂಪನ್ನರೈ ವಿದ್ವಾಂಸರುಗಳೆಂದ ವಿದ್ವಾಂಸರು ಎಲ್ಲ ಗುಣ ಇರುತ್ತದೆ ಈ ದಾತೃತ್ವ ಎಂಬುದಿರೋದಿಲ್ಲ ಸಂಗೀತ ವಿದ್ವಾಂಸರಲ್ಲ ಒಂದು ಕೆಲವರಲ್ಲಿ ದೊಡ್ಡ ಕೇಳು ಬಹಳ ದೊಡ್ಡ ವಿದ್ವಾಂಸರು ಹೇಳ್ಕೊಡ್ತೇನೆ ಪಾಠ ನಾನು ಪರ್ಮಿಷನ್ ಕೊಡೋ ತನಕ ನೀ ಹಾಡಬಾರದು ಸತ್ತ ಅವನು ಹೇಳ್ಕೊಟ್ಟೇನು ಪ್ರಯೋಜನ ನನಗಿಂತ ನಮ್ಮ ಶಿಷ್ಯದಲ್ಲಿ ಮೇಲಕ್ಕೆ ಬರ್ತಾನೋ ಅಂತ ಮುಚ್ಚಿ ಮುಚ್ಚಿ ಮುಚ್ಚಿ ಗುಟ್ಟು ಬಿಟ್ಕೊಡದೆ ಇರುವುದು ಶಿಷ್ಯಾದಿಚ್ಛೇತ್ ಪರಾಜಯಂ ಹೇಳ್ತಾರೆ ಪೂರ್ವಿಕರು ಶಿಷ್ಯ ತನ್ನನ್ನು ಗೆದ್ರೆ ಭೇಷ್ ಅನ್ನಬೇಕು ಅಂಥ ಬುದ್ಧಿ ಇರೋದಿಲ್ಲ ಕೆಲವರಿಗೆ ದಾತೃತ್ವದಲ್ಲಿ ಜ್ಞಾನದಾತೃತ್ವದಲ್ಲಿ ಬಹಳ ದರಿದ್ರ ಎಷ್ಟೋ ಜನ ಹಣ ಕಾಸು ಕೊಡಬಹುದು ವಿದ್ಯೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದ್ದರಿಂದ ಈ ಎಷ್ಟೋ ಪದ್ಯಗಳನ್ನು ಸುಮ್ಮನೆ ಹೇಳ್ಕೊಂಡು ಹೋಗ್ತಾನೆ ಪಾಪ ನಮಗೂ ನೋಡಿ ಪಾನದಿಂಸು ಕರನು ಏನೇನು ಮಾಡಿದ್ರೆ ಏನೇನು ಜನ್ಮ ಬರುತ್ತೆ ಮುಂದಕ್ಕೆ ಇವತ್ತು ಎಲ್ಲ ಕಡೆ ಕುಡಿತಾ ಇದ್ದಾರೆ ಇವರೆಲ್ಲ ಹಂದಿಗಳಾಗ್ತಾರೆ ಮುಂದೆ ಪಾನಜಿಂ ಸೂಕರನು ಬುಧರವಮಾನದಿಂ ಕ್ಷಯರೋಗಿ ವಿದ್ವಾಂಸರಿಗೆ ಅವಮಾನವನ್ನು ಮಾಡಿದರೆ ಕ್ಷಯರೋಗ ಬರುತ್ತೆ ಗುರುಜನ ಕುಷ್ಠಿ ದೊಡ್ಡವರಿಗೆ ಮನೆಯಲ್ಲಿ ಅತ್ತೆ ಮಾವ ತಂದೆ ತಾಯಿ ಸೋದರ ಮಾವ ಗತಿ ಇಲ್ಲದೆ ಅಂತಕ್ಕವರಿಗೆ ಅವಮಾನವನ್ನು ಮಾಡಿದರೆ ಕುಷ್ಠರೋಗ ಗರ್ವದಿ ಕುಕ್ಕುಟ ಹೊಯನು ಗರ್ವ ತೋರಿಸಿದ್ರೆ ಕೋಳಿ ಜನ್ಮ ಬರುತ್ತೆ ಸಾಬರು ಹಿಡ್ಕೊಂಡು ಹೋಗ್ತಾರೆ ಸಾರು ಮಾಡ್ತಾರೆ ಅದನ್ನ ಹೀನಗತಿಯಿಂದುರಗ ಚಕ್ಕನಿ ರಾಜಮಾರ್ಗಮಯುಂಡಗ ದೊಡ್ಡ ದಾರಿ ಇರುವಾಗಲೂ ಚರಂಡಿ ಸಂದುಗೊಂದುಗಳಲ್ಲಿ ಹೋದರೆ ಹಾವಿನ ಜನ್ಮ ಬರುತ್ತೆ ನಾನಾ ಯೋನಿಗಳಲ್ಲಿ ಚರಾಚರವು ಕರ್ಮಾನುಗತವಾಗು ಉದಯಿಸುವುದು ಅವನೀಶ ಕೇಳೆಂದ ಇದು ಜೂತದಲ್ಲಿ ಮಧ್ಯದಲ್ಲಿ ಕನಕಂಡೂತಿಯಲ್ಲಿ ಕೆಲವು ವಿಷಯ ಮಾಡಿದಷ್ಟು ಇನ್ನೂ ಮಾಡಬೇಕನ್ಸುತ್ತಂತೆ ಜೂತದಲ್ಲಿ ಜೂಜಿನಲ್ಲಿ ಮದ್ಯದಲ್ಲಿ ಕುಡಿದಷ್ಟು ಕುಡಿಬೇಕು ಅನಿಸುತ್ತೆ ಘನ ಕಂಡೂಟಿಯಲ್ಲಿ ಕೆರಿಬೇಕು ಕೆರೆದಷ್ಟು ಕೆರಿಬೇಕು ಕಜ್ಜಿನಿಸ್ತಾ ಇರುತ್ತೆ ನಿದ್ರೆಯಲ್ಲಿ ಕಲಹ ವಿಘಾತಿಯಲ್ಲಿ ಮೈಥುನದಲ್ಲಿ ಆಹಾರದಲ್ಲಿ ಕೈ ತವದ ಉದ್ಯೋಗದಲ್ಲಿ ನಿರ್ನೀತಿಯಲ್ಲಿ ಪರಸತಿಯರಲಿ ಸಂಪ್ರೀತಿ ಬಲಿಯುವುದು ಬೆದಕ ಬೆದಕಲು ಭೂಪ ಕೇಳೆಂದ ಬೆದಕಿದಷ್ಟು ಹೀಗೆ ದುರ್ಬುದ್ಧಿ ಬರ್ತಾ ಹೋಗುತ್ತೆ ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಜಲದೊಳಗೆ ವಾರಾಹ ಭಗವಂತನನ್ನು ಹೇಗೆ ನೆನಬೇಕು ಜಲೇ ರಕ್ಷತು ವಾರಾಹ ಸ್ಥಳೇ ರಕ್ಷತು ವಾಮನಃ ಜಲದೊಳಗೆ ವಾರಾಹ ವಿಷ್ಣು ಸ್ಥಳದೊಳಗೆ ವಾಮನನು ವನಸಂಕುಳದೊಳಗೆ ನರಸಿಂಹನಾಗಿಯ ಭಕ್ತ ನಿಖರವನು ಸಲಹುತಿಹನು ಒಮ್ಮೆಯು ಜಗತ್ರಯದೊಳಗೂ ಹೊರಗೂ ಎಂದು ಎನ್ನದ ಅನುಜನದ ಜಲರುಹಾಕ್ಷನು ಕೃಷ್ಣ ಕೇಶವನಲ್ಲದಿಹನೆಂದ ಸರ್ವರಕ್ಷಕ ಅವನು ಎಲ್ಲಿ ಹೋದಲ್ಲಿ ಭಗವಂತ ಕಾಪಾಡ್ತಾನೆ ನಮಗೆ ಈಗ ಅವನು ಎಲ್ಲಿದ್ದಾನೆ ಅಂದರೆ ಅವನೇ ಕೃಷ್ಣನಾಗಿ ಪಾಂಡವರ ಜೊತೆಯಲ್ಲಿದ್ದಾನೆ ತೆರಹು ಧರಿತ್ರಿಯೊಳಗೆ ಇಡೀರಿದ ದೈತ್ಯ ಸಹಸ್ರ ಕೋಟಿಯ ಭೂಭಾರವ ನಿಡುಹಿ ನಿರ್ಜರದ ದುಗುಡವನು ಹರಿದು ಹಾಯಿಕಿ ಭಕ್ತರನು ನೆರೆಮೆರೆಯಲೋ ಸುಖ ಜನಿಸಿದನು ಹರಿ ಅರಿಯಲ ಶ್ರೀಕೃಷ್ಣರಾಯನು ಮನುಜನಲ್ಲೆಂದ ಕೃಷ್ಣನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲೋ ಧೃತರಾಷ್ಟ್ರ ಅವನನ್ನ ಎದುರು ಹಾಕೊಂಡಿದ್ಯಲ್ಲ ಎಂಬುದಾಗಿ ಹೇಳಿದ ಅರಣ್ಯಪನ ಸಂತೈಸಿದನು ಮುನಿವರನು ತನ್ನ ಆಶ್ರಮಕ್ಕೆ ತಿರುಗಿದನು ಇದನ್ನೆಲ್ಲ ಸನಸ್ಸು ಜಾತರು ಹೇಳಿದರು ಅಂತ ಮಾಡಿಸಿಬಿಟ್ಟಿದ್ದಾನೆ ಕುಮಾರವ್ಯಾಸ ಸನಸ್ಸು ಜಾತಿ ಅವನಿಗೆ ಬಗೆಹರಿಯಲಿಲ್ಲ ಕುಮಾರವ್ಯಾಸನಿಗೆ ಬಹಳ ಗಡಚಾದ ವೇದಾಂತತ್ವ ಇದೆ ಯಾವುದು ಹೇಳಿದರೆ ದ್ವೈತಿಗಳ ಕೋಪೋ ದ್ವೈತಿಗಳ ಕೋಪೋ ವಿಶಿಷ್ಟಾದ್ವೈತಿಗಳ ಕೋಪೋ ಅಂತ ಅದನ್ನು ಒಂದು ರೀತಿ ಮುದ್ದೆ ಮಾಡಿ ಸಾಮಾನ್ಯ ನೀತಿಯನ್ನೇ ಇಲ್ಲಿ ಹಾಕಿ ಅದಕ್ಕೆ ಸನಸು ಅಂತ ಮುದ್ರೆ ಹಾಕಿ ನಮ್ಮನ್ನು ವಂಚನೆ ಮಾಡದೆ ಇಟ್ಟಿದ್ದಾನೆ ಅದನ್ನು ಓದಿದ್ದೇನೆ ಇದರಲ್ಲಿ ನಿಮಗೇನು ಬೇಕಾದಷ್ಟು ವೇದಾಂತ ಏನು ಬರಲೇ ಇಲ್ಲ ವಿದುರು ನೀತಿಯಲ್ಲಿ ಮಂಗಳಾರತಿ ಮಾಡ್ತಾ ಇದ್ದೇವೆ ಹೆಚ್ಚು ಓದುವುದಕ್ಕೆ ವೇಳೆ ಇಲ್ಲ ಇದಕ್ಕೆ ಒಂದು ಗಂಟೆ ಆಗಿ ಹೋಯಿತು ಇದನ್ನು ಸರಿ ಹೋಗತಕ್ಕಂಥ ಮೂಲದ ಶ್ಲೋಕಗಳು ಕುಮಾರವ್ಯಾಸ ಬಿಟ್ಟಿದ್ದು ಪುಷ್ಕಳವಾಗಿದೆ ಮೂಲದಲ್ಲಿ ಎರಡು ದಿವಸ ಮಿಥುನ ನೀತಿಯನ್ನೇ ಹೇಳಬೇಕು ಒಂದು ಎರಡು ಮೂರು ತಿಂಗಳು ಮಹಾಭಾರತ ಹೇಳುವ ಮೂಲ ಗ್ರಂಥದ ಪ್ರವಚನ ಮಾಡುವ ಅವಕಾಶ ಇದ್ರೆ ಎರಡು ದಿವಸ ಮೂರು ದಿವಸ ಹೊಟ್ಟೆ ತುಂಬ ವಿದುರ ನೀತಿಯನ್ನು ಬಡಿಸಬಹುದಾಗಿತ್ತು ಈಗ ಬರೀ ಊಟದಲ್ಲಿ ಮೊದಲು ಪಂಚಾಮೃತ ಬಡಿಸೋ ರೀತಿಯಲ್ಲಿ ನಿಮಗೆ ಸ್ವಲ್ಪ ತೋರಿಸಿಕೊಟ್ಟಿದ್ದೇನೆ ಈಗ ನಾವು ಸನತ್ಸು ಜಾತಿಗೆ ಪ್ರವೇಶ ಮಾಡ್ತಿದ್ದೇವೆ ಸ್ವಲ್ಪ ಗಂಭೀರವಾದ ಭಾಗ ಏನು ಸನತ್ಸು ಜಾತಿಯ ಇಲ್ಲೂ ಜಾತಿ ಬಂತೆ ಅಂತ ಕೇಳಬೇಡಿ ಅವರ ಹೆಸರು ಸುಜಾತರು ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತ ಎಂಬ ಬ್ರಹ್ಮ ಮಾನಸ ಪುತ್ರರು ನಾಲ್ವರು ಸರ್ವದಾ ಐದು ವರ್ಷದ ಹುಡುಗರಂತೆ ಕೇವಲ ಕೌಪೀನಧರರಾಗಿ ಕಾರ್ಯವೈಕುಂಠದಲ್ಲಿ ಸರ್ವದಾ ಭಗವಂತನನ್ನು ಕೊಂಡಾಡ್ತಾ ಸ್ತೋತ್ರ ಮಾಡ್ತಾ ಗಾನ ಮಾಡ್ತಾ ನೃತ್ಯ ಮಾಡ್ತಾ ಇರತಕ್ಕವರು ಅವರಿಂದಲೇ ಜಯ ವಿಜಯರಿಗೆ ಶಾಪವಾಯಿತು ಅಂತ ಹೇಳ್ತೇವೆ ಅದು ಯಾರೋ ಕೇಳ್ತಿದ್ರು ಅಷ್ಟು ದಿವಸದಿಂದ ಇದೇನು ಕಾರ್ಯವೈಕುಂಠ ಕಾರಣ ವೈಕುಂಠ ಸ್ವಲ್ಪ ಹೇಳಿಬಿಡಿ ಸ್ವಲ್ಪ ಹೇಳಿಬಿಡಿ ಹೇಳೋಕೆ ಸಂದರ್ಭ ಬಂದಲ್ಲದೆ ಇದೇನು ಟಿ ಸಿನಿಮಾ ಟಿವಿನೇ ಇದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಎಲ್ಲೆಷ್ಟು ಬೇಕೋ ಅಷ್ಟೇ ಹೇಳು ಸಂಬಂಧ ಪಡೆದೇ ವಿಷಯ ಹೇಳೋದಾಗವಲ್ಲ ಇವತ್ತು ಬಂದಿದೆ ಹೇಳ್ತೇನೆ ನಿರ್ವಿಕಾರವಾದಂಥ ಎಲ್ಲಿ ಹೋದರೆ ಯದ್ಗತ್ವ ನನಿವರ್ತಂತೆ ಅಂತ ಹೇಳ್ತೇವೆಯೋ ಅದು ಮಾತ್ರ ಪರಮಾತ್ಮನ ನಿತ್ಯವಾಸಸ್ಥಾನ ವೈಕುಂಠ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅದು ವೈಕುಂಠ ಲೋಕ ಅದು ಕಾಲಕ್ಕೆ ಆಚೆಗೆ ಇರುವ ಲೋಕ ಕಾಮಕ್ರೋಧಗಳಿಲ್ಲದೆ ಇರುವ ಲೋಕ ಅಲ್ಲಿ ಮನುಷ್ಯರಿಗೆ ಇರತಕ್ಕ ಈ ದೋಷಗಳು ಅವಸ್ಥಾತ್ರಗಳು ಏನೂ ಇಲ್ಲದೆ ಇರುವ ನಿತ್ಯಾನಂದಮಯನಾದ ಪರಮಾತ್ಮನನ್ನು ಸದಾ ಪಶ್ಯಂತಿ ಸೂರಯ ಎಂಬ ಲೋಕ ಬೆಳಕಿನ ಲೋಕ ವಿಕುಂಠ ಅಂದರೆ ಬೆಳಕು ಸಂಸ್ಕೃತದಲ್ಲಿ ವೈಕುಂಠ ಅಂದ್ರೆ ಸದಾ ಬೆಳಕಿನ ಲೋಕ ನ ತದ್ಭಾಸೈತೆ ಸೂರ್ಯ ನ ಶಶಾಂಕ ನ ಪಾವಕ ಯದ್ಗತ್ವ ನೆನೆವರ್ತಂತೆ ತದ್ದಾಮ ಪರಮಂ ಮಮ ಗೀತೆಯಲ್ಲಿ ಹೇಳಿದ ಕಠೋಪನಿಷತ್ತಲ್ಲೂ ಅದು ಹೇಳ್ತಾರೆ ನ ತತ್ತ ಸೂರ್ಯೋ ಭಾತಿ ನ ಚಂದ್ರಮಾಹ ನೇಮೇ ತಾರಕಾ ಕುತೋಯಮಗ್ನಿ ಯಾಕೆ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅವನ ಬೆಳಕಿನಿಂದಲೇ ಎಲ್ಲ ಬೆಳಗುವಾಗ ಸೂರ್ಯನಿಗೆ ಏನು ಕೆಲಸ ಚಂದ್ರನಿಗೆ ಏನು ಕೆಲಸ ಬೆಳಗಾಯ್ತಪ್ಪ ಒಂದು ದೀಪ ತಗೊಂಬ ಅಂತ ಹೇಳೋದಿಲ್ಲ ರಾತ್ರಿ ಆಯಿತು ದೀಪ ತಗೊಂಬಂತಾರೆ ಬೆಳಗಾಯಿತು ದೀಪ ತಗೊಂಬನ್ನೋರು ಮೂರ್ಖರು ಅಂಥವರಲ್ಲಿ ಹೋಗೋದಿಲ್ಲ ಆ ಲೋಕದಲ್ಲಲ್ಲ ಈ ಕಥೆ ನಡೆದದ್ದು ಜಯ ವಿಜಯರ ಕಥೆ ಯಾಕೆಂದ್ರೆ ಇಲ್ಲಿ ಅನೇಕರು ಪ್ರಶ್ನೆ ಕೇಳ್ತಾರೆ ವೈಕುಂಠದ ಭಾಗದಲ್ಲೇ ಇದ್ದವರು ಭಗವಂತನ ಸೇವಕರು ಜಯ ವಿಜಯರಿಗೆ ಮತ್ತೆ ಕೆಳಗೆ ಪತನ ಹೇಗಾಯಿತು ಅಲ್ಲಿದ್ದವರು ಕೆಳಗೆ ಹೇಗೆ ಬಂದರು ವೇದಾಂತೇಶಕರು ತಮ್ಮ ರಹಸ್ಯ ಗ್ರಂಥದಲ್ಲಿ ಒಂದು ಕಡೆಯಲ್ಲಿ ವಿರೋಧಿ ಪರಿಹಾರವೋ ಅಥವಾ ಉಪಕಾರ ಸಂಗ್ರಹವು ಯಾವುದೋ ಒಂದು ಗ್ರಂಥದಲ್ಲಿ ಮಾತ್ರ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಭಗವಂತನಿಗೆ ಒಂದೇ ಕಡೆ ವಾಸಸ್ಥಾನವಿಲ್ಲ ಒಬ್ಬ ದೊರೆ ವಾಸ ಮಾಡುವುದಕ್ಕೆ ಅವನಿಗೊಂದು ದೊಡ್ಡ ಅರಮನೆ ಮೈಸೂರು ಅರಮನೆ ಇದ್ದರು ಬೇಸಿಗೆ ಬಂತು ಸಮ್ಮರ್ ಪ್ಯಾಲೇಸ್ ಅಂತಿರುತ್ತೆ ತುಂಬ ಗೆಸ್ಟ್ಗಳು ಬಂದರು ಲಲಿತ್ ಮಹಲ್ ಪ್ಯಾಲೇಸ್ ಅಂತಿರುತ್ತೆ ಬೆಂಗಳೂರಿನಲ್ಲಿ ಒಂದು ಅರಮನೆ ಇದೆ ಸಿನಿಮಾ ಕೊಡ್ತಾರೆ ಬಾಡಿಗೆಗೆ ಊಟಿನಲ್ಲಿ ಒಂದು ಅರಮನೆ ಮೇಲ್ಕೋಟೆಯಲ್ಲಿ ಒಂದು ಅರಮನೆ ನಾಲ್ವಡಿ ಕೃಷ್ಣ ಜೋಡಿ ಎಲ್ಲ ಕಡೆ ಅರಮನೆ ಕಟ್ಕೊಂಡಿದ್ರು ಎಲ್ಲಿ ಹೋಗಬೇಕಾದ್ರೂ ಹೋಟ್ಲ್ ಗೇಟ್ಲಲ್ಲಿ ಇರೋವರಲ್ಲ ತಮ್ಮ ಮನೆಯಲ್ಲಿರಬೇಕು ಅವರ ವಿಹಾರ ಕ್ಷೇತ್ರಕ್ಕೆ ಅನೇಕ ಅರಮನೆಗಳಿರುವಂತೆ ಭಗವಂತನು ತನ್ನ ಲೀಲೆಗಳನ್ನು ಮೆರೆಯುವುದಕ್ಕೆ ಬೇರೆ ಬೇರೆ ಲೋಕಗಳನ್ನು ಕಟ್ಟಿಕೊಂಡಿರ್ತಾನೆ ಅಂಥದೊಂದು ಲೋಕ ಕಾರ್ಯವೈಕುಂಠ ಅದು ಮಹಾಪ್ರಳಯ ಕಾಲದಲ್ಲಿ ಅವನ ಸಂಕಲ್ಪದಿಂದ ಅಳಿದು ಹೋಗುವ ಲೋಕ ಅದು ಕಾರ್ಯಲೋಕ ಕಾರಣಲೋಕವಲ್ಲ ಅಲ್ಲಿದ್ದವರು ಅದು ವೈಕುಂಠದ ಹಾಗೆಯೇ ಸಪ್ತ ಅದೇ ಬಾಗಿಲುಗಳು ಅದೇ ರೀತಿಯಲ್ಲಿ ದ್ವಾರಪಾಲಕರು ಏನೋ ಪುಣ್ಯವಶದಿಂದಲ್ಲಿದ್ದವರು ಅವರಿಗೆ ಶಾಪ ಪ್ರಾಪ್ತಿಯಾಯಿತು ಅಂತ ಈಗೆಲ್ಲ ಹೇಳ್ತೇವೆ ಅದು ನಡೆದದ್ದು ಅಲ್ಲಿ ಸನಕ ಸನಂದನಾದಿಗಳು ಕೂಡ ಅಲ್ಲಿ ತನಕ ಮಾತ್ರ ಹೋಗುವ ಹೋಗಬಹುದು ಮೇಲ್ಪಟ್ಟು ಹೋಗಬೇಕಾದ್ರೆ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಅರ್ಚಿರಾದಿ ಗತಿಯಲ್ಲಿ ಹೋದರೆ ಮಾತ್ರ ಮೋಕ್ಷ ಇಲ್ಲದಿದ್ರೆ ಅಲ್ಲಿ ಯಾರು ಹೋಗುವ ಹಾಗಿಲ್ಲ ಇದೆಲ್ಲ ಶ್ರುತಿಗಳು ಸ್ಮೃತಿಗಳು ಪುರಾಣಗಳು ಸ್ಪಷ್ಟವಾಗಿ ಹೇಳ್ತೇವೆ ದೇವ ಯಾವರು ಇಂದ್ರ ಅಗ್ನಿ ವರುಣ ಇವರೆಲ್ಲರೂ ಪುಣ್ಯವಶದಿಂದ ಅವರವರ ಸ್ಥಾನ ಹಿಡ್ಕೊಂಡಿದ್ದಾರೆ ಪುಣ್ಯ ಮುಗಿದ ಮೇಲೆ ಅವರು ಪತನ ಹೊಂತಾರೆ ಅವರಿಗೂ ಮರಣ ಉಂಟು ಎಷ್ಟು ದೇವೇಂದ್ರರು ಹೋದರೋ ಎಷ್ಟು ರುದ್ರರು ಹೋದರೋ ಎಷ್ಟು ಬ್ರಹ್ಮರು ಹೋದರೋ ಎಷ್ಟೊಂದು ಯಮರು ಆಗಿ ಹೋದರೋ ಯಮನೇ ಹೇಳ್ತಾನೆ ಎಲ್ಲರನ್ನು ಮುಗಿಸ್ತೇನೆ ಕಾಣೆಯ ಮಗು ನಚಿಕೇತ ಆದರೆ ಭಗವಂತ ಲೋಕವನ್ನೆಲ್ಲ ಉಂಡ ಮೇಲೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಹಾಗೆ ನನ್ನನ್ನೂ ತಿಂದು ಬಿಡ್ತಾನೆ ಮೃತ್ಯು ಎಸ್ಯ ಉಪಸೇಚನಂ ಉಪಸೇಚನ ಅಂದ್ರೆ ಉಪ್ಪಿನಕಾಯಿ ಯಮನು ಭಗವಂತನಿಗೆ ಉಪ್ಪಿನಕಾಯಿ ನಮ್ಮನ್ನೆಲ್ಲ ಅವನ ಬಾಯಿ ತಳ್ಳೋದಕ್ಕೆ ಇದು ಉಪ್ಪಿನಕಾಯಿ ರಚ ಕೊಡ್ತಾವನು ತಿಂತಾನಂತೆ ಅತ್ತಾಚರ ಚರಾಚರಗ್ರ ಬಹಳ ದೊಡ್ಡ ಗಡುಸಾದ ವೇದ ಅಂತ ಇದು ಬ್ರಹ್ಮಸೂತ್ರಕಾರರು ಭಗವಂತ ಎಲ್ಲವನ್ನ ತಿಂದು ಮುಗಿಸ್ತಾನೆ ಅತ್ತ ಅತ್ತಿ ಎಲ್ಲವನ್ನು ತಿಂತಾನೆ ಅದೇ ವಿಶ್ವರೂಪದ ಭಗವದ್ಗೀತೆಯ ವಿಶ್ವರೂಪಾಧ್ಯಾಯದಲ್ಲಿ ಬಾಯಿ ತೆರಕೊಂಡು ಕೌರವರನ್ನು ಪಾಂಡವರನ್ನು ಎಲ್ಲರನ್ನೂ ಸಹ ಅಸ್ಮದೀಯ ಇರಪಿ ಯೋಧ ತಿಂದ ತಿಂದು ಹಾಕ್ತಾನೆ ಅಂದರೆ ಈ ಅಪ್ರೋಪ್ರಿಯೇಷನ್ ಎಲ್ಲರನ್ನೂ ಉಪಯೋಗ ಮಾಡಿಕೊಳ್ತಾನೆ ತನ್ನ ಕೆಲಸಕ್ಕೆ ಭಗವಂತ ಅಂಥದೊಂದು ಜಾಗದಲ್ಲಿ ಈ ಸನಕಸನಂದನಾದಿಗಳು ನಿಂತಿದ್ದರು ಆ ಕಥೆ ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ರಾವಣ ಕುಂಭಕರ್ಣ ಇತ್ಯಾದಿಗಳಿಗೆ ಅದು ಮೂಲವಾದದ್ದು ಇರಲಿ ಹಾಗೆಯೇ ರಾಮಾವತಾರದಲ್ಲಿ ಗಮನಿಸಿಕೊಳ್ಳಿ ತನ್ನ ಹೆಸರನ್ನು ಹೇಳಿದವರಿಗೆ ತನ್ನ ಸ್ಪರ್ಶ ಉಂಟಾದವರಿಗೆ ತನ್ನ ದೃಷ್ಟಿ ಯಾರ ಮೇಲೆ ಬಿತ್ತು ಅವರಿಗೆ ಅಂಥವರಿಗೂ ಮೋಕ್ಷವನ್ನು ಕೊಡಬೇಕೆಂಬುದಾಗಿ ಭಗವಂತ ವೈಕುಂಠದಂತೆ ಕಾಣುವ ಸಾಂತಾನಿಕವೆಂಬ ಲೋಕವನ್ನು ಸೃಷ್ಟಿ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋದ ಅದು ನಿಜ ವೈಕುಂಠವಲ್ಲ ಯಾಕೆ ಭಕ್ತಿ ಪ್ರಪತ್ತಿಯಲ್ಲಿ ಒಂದು ಮಾಡದೆ ಅವ್ರಿಗೆ ಆ ಲೋಕ ಪ್ರಾಪ್ತಿ ಇಲ್ಲ ಎಲ್ಲ ಶಾಸ್ತ್ರಗಳು ಇದು ಗೋವಿಂದರಾಜ ವ್ಯಾಖ್ಯಾನ ಉತ್ತರಕಾಂಡದ ರಾಮಾವತಾರ ಸಮಾಪ್ತಿ ಕಾಲದ ವ್ಯಾಖ್ಯಾನಗಳೆಲ್ಲ ನೋಡಬೇಕು ಶಾಶ್ವತವಾದ ಲೋಕ ಭಗವಂತ ಎಲ್ಲಿದ್ದಾನೆ ಅದೇ ಲೋಕ ಅವನೇ ವಿಷ್ಣು ಅವನೇ ಲೋಕ ಅವನೇ ವ್ಯಾಪ್ತಿ ಹೀಗೆಲ್ಲ ಹೇಳ್ತೇವೆ ವೇದಾಂತ ಸಂಗ್ರಹಾದಿ ಗ್ರಂಥಗಳಲ್ಲಿ ತುಂಬ ವಿಶದವಾಗಿ ಆಚಾರ್ಯರು ಇದನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಆದರೆ ಇವರೆಲ್ಲ ಜ್ಞಾನಿಗಳು ಸನಕ ವಿಧಿ ಶಿವಾಧಿವಿಹಿ ಅಪಿ ಅಚಿಂತ್ಯಮಾನ ಆ ಲೋಕ ಸನಕ ಸನಂದನಾದಿಗಳಿಗೂ ಮನಸ್ಸಿಗೆ ಇಟ್ಕೋದಿಲ್ಲ ತುಂಬ ದೂರದಲ್ಲಿದೆ ಅಂತ ಹೇಳ್ತಾರೆ ಆ ದಿವ್ಯಜ್ಞಾನಿಯಾದ ಸನತ್ ಸನಸ್ಸು ಸನತ್ಸುಜಾತರನ್ನ ವಿದುರ ಸ್ಮರಣೆ ಮಾಡಿಕೊಂಡ ಯಾಕೆಂದ್ರೆ ಇದೆಲ್ಲ ಕೇಳಿದ ಧೃತರಾಷ್ಟ್ರ ನಿದ್ದೆ ಬರಲಿಲ್ಲ ಏನೆಯ ಎಷ್ಟೊಂದು ವೇದ ಹೇಳಿದೆ ವೇದ ಅಂತ ಹೇಳಿದೆ ನಂಗೆ ನಿದ್ದೆ ಬರಲಿಲ್ವಲ್ಲ ಹಾಗಿದ್ದ ಗುಳಿಗೆ ಬೇಕು ನಿಮಗೆ ಶೂದ್ರಯೋನಾವಹಂ ಜಾತಃ ನಾನೆಷ್ಟಾದರೂ ವ್ಯಾಸಪುತ್ರ ದಾಸಿ ದಾಸಿಪುತ್ರ ನನಗೆ ವೇದಾಂತ ಹೇಳೋ ಯೋಗ್ಯತೆ ಇಲ್ಲ ವೇದಾಂತ ಗೊತ್ತಿದೆ ಆದರೆ ಹೇಳಲಾರೆ ಧರ್ಮಶಾಸ್ತ್ರ ಮೀರಲಾರೆ ಆದ್ದರಿಂದ ಅದನ್ನು ಹೇಳ್ತಕ್ಕವರನ್ನ ಕರೆಸ್ತೇನೆ ಅಂತ ಧ್ಯಾನ ಮಾಡಿದ ಕೂಡಲೇ ಜಾತರು ಪ್ರತ್ಯಕ್ಷವಾದರು ಐದು ವರ್ಷದ ಮಗು ಏನು ಬೇಕಪ್ಪ ವಿದ್ರ ಏನಿಲ್ಲ ಈ ಮಹಾರಾಜರಿಗೆ ನಿದ್ದೆ ಬರಲಿಲ್ಲವಂತೆ ಏನಾದರೂ ನಿದ್ದೆ ಬರೋ ಹಾಗೆ ಮಾಡಿ ಅಯ್ಯೋ ಅವನಿಗೆ ನಿದ್ದೆ ಬರಬೇಕೆ ಒಳ್ಳೆ ಚೆನ್ನಾಗಿ ನಿದ್ದೆ ಬರೋ ಹಾಗಿದೆಯಲ್ಲ ಈ ಲೋಕಕ್ಕೆ ಬಂದು ಶ್ರವಣಕ್ಕರ್ಹದೆ ಅಲ್ಲದೆ ಇದ್ದವನಿಗೆ ವೇದಾಂತ ಹೇಳಿದ್ರೆ ಹೇಳೋವನಿಗೆ ನಿದ್ದೆ ಬರುತ್ತೆ ಯಾವಾಗಲೂ ಸರಿಯಾದವ್ರು ಎದುರು ಕೂತ್ಕೋಬೇಕು ಸಂಗೀತ ಕೇಳೋರಿಗೆ ತಾಳಾಗಿ ಇಳಾಲಾಗ ಗೊತ್ತಿದ್ದವ್ರು ಎದುರು ಕೂತಿರಬೇಕು ಅಪಸ್ವರ ಬಂದ ಜಾಗದಲ್ಲಿ ವಹವ ಅಂತಂದ್ರೆ <laughs> ಹಾಡು ಮುಗಿದ ಮೇಲೆ ಈ ತಾಳ ಹಾಕ್ತಾ ಕೂತಿದ್ರೆ ಕೆಲವರು ಎದ್ದು ಹೋಗ್ರಿ ಅಂತ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಅವರು ಈ ಫಸ್ಟ್ ಟೈಮ್ ಸೆಕೆಂಡ್ ಲೈನ್ ಯಾವಾಗಲೂ ತುಂಬಾ ಇಂಪಾರ್ಟೆಂಟ್ ಪ್ರವಚನದಲ್ಲಿ ಕೂತು ದೊಡ್ಡದಾಗಿ ಶಬ್ದಪೂರ್ವಕವಾಗಿ ಆಕಳಿಕೆ ಮಾಡೋರು ಕೆಲವರು ಆ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ರು ಹತ್ತು ಜನಕ್ಕೆ ಗೊತ್ತಾಗಲಿ ಅಂತ ಅಂಥವ್ರನ್ನ ಕೊನೆಯ ಪಂಕ್ತಿಯಲ್ಲಿ ಹಾಕಬೇಕು ಬಿಲ್ಡಿಂಗ್ ಆಚೆ ಹಾಕಬೇಕು ಆದರೆ ಕೋಪ ಮಾಡಿಕೊಳ್ಳದೆ ಬಂದು ಧ್ಯಾನ ಮಾಡಿದವನು ವಿದುರನಾದ್ದರಿಂದ ಈಗ ತ್ರಿತ್ರಾಷ್ಟ್ರ ಸ್ವಲ್ಪ ನಿದ್ದೆ ಹೋಗಿದೆ ಹೋಗಿ ನಿದ್ದೆ ಚೆನ್ನಾಗೇ ಇದೆ ಹೋಗಿದೆ ಅವನಿಗೆ ನಿದ್ದೆ ಬಂದೇ ಇಲ್ವಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಸನಸ್ಸುಜಾತರನ್ನ ಎಷ್ಟು ಪ್ರಶ್ನೆ ಸುಮಾರು ಹದಿನಾರು ಪ್ರಶ್ನೆ ಆ ಹದಿನಾರು ಪ್ರಶ್ನೆಯಲ್ಲಿ ಕೆಲವು ಸುಲಭವಾಗಿವೆ ಅದನ್ನ ಹೇಳ್ಬಿಡ್ತೇನೆ ಕೆಲವು ಮುಖ್ಯವಾದ ಮಾತ್ರ ಓದಿ ಹೇಳ್ತೇನೆ ಯಾಕೆಂದ್ರೆ ಸಾಧ್ಯವಾದರೆ ಇವತ್ತು ಸಂಧಾನಕ್ಕೆ ಹೋಗೋಣ ಅಂತ ಒಂದು ಚಪಲ ನಾಳೆ ಕೆಲವರು ಭಾನುವಾರವಾಗಿದ್ದರು ನಾಳೆ ಇರ್ತಿರೋ ಇಲ್ವೋ ಗೊತ್ತಿಲ್ಲ ಇರ್ತೀರ ಊರಿನಲ್ಲಿ ಕೃಷ್ಣ ಸಂಧಾನ ಭಾಗಕ್ಕೆ ಇವತ್ತೇ ಆರಂಭ ಮಾಡೋಣ ಮೊದಲನೆಯ ಪ್ರಶ್ನೆ ಕೇಳ್ತಾನೆ ಇದು ನಗಬೇಕೆ ಅಳಬೇಕೆ ನೀವೇ ತಿಳ್ಕೊಳ್ಳಿ ಗುರುಗಳೇ ಒಬ್ಬ ಮನುಷ್ಯ ಪ್ರಾಣ ಬಿಟ್ಟ ಮೇಲೆ ಅಮೃತತ್ವ ಅಂತ ಒಂದು ಪದವಿ ಇದೆ ಅಂತ ಕೆಲವರು ಹೇಳ್ತಾರೆ ಇಮ್ಮಾರ್ಟ್ಯಾಲಿಟಿ ಕೆಲವರು ಇಮ್ಮಾರ್ಟಾಲಿಟಿ ಅಂತ ಒಂದು ಇಲ್ಲ ದೇಹ ಅಳಿದು ಹೋದ ಮೇಲೆ ಮನುಷ್ಯಂದು ಎಲ್ಲ ಮುಗಿದೋಯ್ತು ಅಂತಾರೆ ಅಮೃತತ್ವ ಅಂತ ಒಂದು ಇದೆಯೇ ಇದ್ದರೆ ಅದಕ್ಕೆ ತೊಂದರೆಯಾಗುವುದು ಯಾವುದು ಮನುಷ್ಯರೆಲ್ಲರೂ ಅಮೃತತ್ವ ಯಾತಕ್ಕೆ ಪಡೆಯೋದಿಲ್ಲ ಅದು ಪ್ರತಿಬಂಧಕವಾದದ್ದು ಯಾವುದು ಮೊದಲನೇ ಪ್ರಶ್ನೆ ಇದು ಕಠೋಪರಿಷತ್ತಲ್ಲಿ ನಚಿಕೇತ ಕೇಳಿದ ಪ್ರಶ್ನೆ ಮೂರನೇ ಪ್ರಶ್ನೆ ಸನತ್ಸು ಜಾತ ಇದಂ ಶೃಣೋಮಿ ನ ಮೃತ್ಯುರಸ್ತೀತಿ ತವ ಪ್ರವಾದಂ ನೀವೇ ಹೇಳ್ತಿದ್ದೀರಿ ಮೃತ್ಯು ಅನ್ನೋದಿಲ್ಲ ಅದು ಏನಿದ್ರು ಬರೀ ಒಂದು ಗೇಟ್ ವೇ ಕೆಲವರು ಹೇಳ್ತಾರೆ ಮೃತ್ಯು ಅಂದ್ರೆ ಏನು ಇಟ್ಸ್ ಎ ಮಿಯರ್ ಡೋರ್ ಮರಣವೆಂಬುದು ಒಂದು ಮಹಾದ್ವಾರ ಯಾತಕ್ಕೆ ಮುಂದಿನ ಜನ್ಮಕ್ಕೂ ಆಗಬಹುದು ಅಮೃತ ಪದವಿಗೂ ಆಗಬಹುದು ಸಂಸಾರಕ್ಕೆ ಬರ್ಬೋದು ನರಕ ಗತಿಗೆ ಹೋಗ್ಬೋದು ಅದು ಒಂದು ಶಾಶ್ವತ ಅಲ್ಲ ಪ್ರೆಸಿಡೆಂಟ್ರ ಜಾಗ ಇದ್ದ ಹಾಗೆ ಪ್ರೈಮ್ ಮಿನಿಸ್ಟರ್ ಜಾಗ ಇದ್ದ ಹಾಗೆ ಅದು ಒಂದು ನರಕ ಕೆಳಗೆ ಬೀಳಬೇಕು ಮತ್ತೊಂದು ಕಡೆ ಹೋಗಬೇಕು ದೇವಾಸುರಾಖ್ಯಾಚರನ್ ಬ್ರಹ್ಮಚರ್ಯಂ ಅಮೃತ್ಯವೇ ತತ್ಕತರನ್ನು ಸತ್ಯಂ ದೇವತೆಗಳು ಅಸುರರು ಅಮೃತತ್ವ ಪದವಿಗೋಸ್ಕರ ತಪಸ್ಸು ಮಾಡಿದರು ಕೇಳಿದ್ದೇವೆ ಇದರಲ್ಲಿ ಸತ್ಯ ಯಾವುದು ಇವರು ಮಾಡಿದ ತಪಸ್ಸೇ ಅರ್ಥವೇ ದೇವತೆಗಳ ಕಾಲ ಸಿಕ್ತೆ ಸಿಕ್ಕಲಿಲ್ಲವೇ ಕನ್ಫ್ಯೂಷನ್ ದೇವತೆಗಳಿಗೆ ಅಮೃತ ಸಿಕ್ತು ಅಂತ ಕಥೆ ಹೊಂದಿದೆಯಲ್ಲ ಆ ಹಾವನ್ನು ವಾಸಿಕೆಯನ್ನು ಆದಿಶೇಷನನ್ನು ಹಗ್ಗ ಮಾಡಿ ಮಂಥರ ಪರ್ವತಕ್ಕೆ ಸುತ್ತಿ ಕ್ಷೀರ ಸಮುದ್ರವನ್ನೇ ಕಡೆದರು ಅಮೃತ ಸಿಕ್ಕಿತು ಆದರೆ ನಾವು ಹೇಳ್ತೇವೆ ಅವರಿಗೂ ಸಾವು ಉಂಟು ಸ್ವಲ್ಪ ಅಮೃತತ್ವ ಅಂದರೆ ನಿಧಾನವಾಗಿ ಸಾಯ್ತಾರೆ ಹೆಚ್ಚು ಆಯುಷ್ಯವಿದೆ ಎಂಬುದಾಗಿ ಹೇಳ್ತೇವೆ ಇಂದ್ರಾದಿ ದೇವತೆಗಳಿಗೂ ಮರಣ ಉಂಟು ಮೃತರನ್ನ ಮಾಯಾವಿದ್ಯೆಯಿಂದ ಬದುಕಿಸಬಲ್ಲ ಮೃತ ಸಂಜೀವಿನಿ ವಿದ್ಯೆ ಶುಕ್ರಾಚಾರ್ಯನೇ ಗೊತ್ತಿತ್ತು ಕ್ಲೋನಿಂಗ್ ಮಾಡುವುದು ಗೊತ್ತಿತ್ತು ಸತ್ತವನ್ನು ಹಾಗೋ ಬಸ್ತಿದ್ದ ಕಣ್ಕಟ್ಟಿ ಮಾಯ ಮಾಡ್ತಿದ್ದ ಈಗ ಅಮೃತತ್ವ ಅನ್ನುವುದೆಲ್ಲ ಇದೆಲ್ಲ ಮೋಸವೋ ಮಾಯೋ ಅದು ಇದೆಯೋ ಇಲ್ಲವೋ ಅದನ್ನು ಸ್ಪಷ್ಟವಾಗಿ ಹೇಳಿ ಇಲ್ಲದೆ ಅಂದರೆ ದೇವಾಸುರರು ತಪಸ್ಸನ್ನು ಯಾತಕ್ಕೆ ಮಾಡಿದರು ಅದಕ್ಕೆ ಉತ್ತರ ಕೊಡ್ತಾರೆ ಅಮೃತ್ಯು ಕರ್ಮಣ ಕೇಚಿತ್ ಮೃತ್ಯುರ್ನಾಸ್ತೀತಿ ಚಾಪರೆ ಶೃಣುಮೇ ಬ್ರುವತೋ ರಾಜನ್ ಯಥೈದನ್ನಾಂ ವಿಶಂಕಿತ ಕೆಲವರು ಅಮೃತ್ಯು ಕರ್ಮಣ ಕೇಚಿತ್ ಕರ್ಮ ಬಲದಿಂದ ಸತ್ಕರ್ಮಾನುಷ್ಠಾನ ಬಲದಿಂದ ಮೃತ್ಯುವನ್ನು ಗೆಲ್ಲಬಹುದು ಅಂತಾರೆ ನ ಕರ್ಮಣಾನ ಪ್ರಜಯಾಧನೆ ನತ್ಯಾಗೆ ನೈಕೆ ಅಮೃತತ್ವಮಾನುಷು ಈ ನಾ ಹೇಳಿದ ಮಾತಿಗೆ ಈ ಉಪನಿಷತ್ ವಾಕ್ಯ ಅಡ್ಡ ಬರುತ್ತೆ ನ ಕರ್ಮಣಾಧಿಪ್ಯತೆ ಪಾಪಕೇನ ಕರ್ಮಾಚರಣೆಯಿಂದ ಮನುಷ್ಯ ಮೋಕ್ಷ ಹೊಂದುವುದಕ್ಕಾಗೋದಿಲ್ಲ ಕರ್ಮಾಚರಣೆ ಅನ್ನೋದೇನಿದ್ರೂ ಈ ಲೋಕದಲ್ಲಿ ಚೆನ್ನಾಗಿ ಬಾಳುವುದಕ್ಕೆ ಕರ್ಮಯೋಗವೆಂಬುದು ಭಕ್ತಿಯೋಗಕ್ಕೆ ಮೊದಲನೇ ಮೆಟ್ಟಲೆ ಹೊರತು ಕರ್ಮಯೋಗವು ತನ್ನಷ್ಟಕ್ಕೆ ತಾನೇ ಮೋಕ್ಷ ಕೊಡೋದಿಲ್ಲ ಅದೆಲ್ಲ ಭಗವದ್ಗೀತೆಯಲ್ಲಿ ಭಗವಂತನೇ ಸ್ಪಷ್ಟವಾಗಿ ಹೇಳ್ತಾನೆ ಆದರೆ ಸತ್ಕರ್ಮಾಚರಣೆಯಿಂದ ಮೋಕ್ಷ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಉಪನಿಷತ್ ಹೇಳ್ತು ನ ಕರ್ಮಣ ನ ಪ್ರಜಯ ಮಕ್ಕಳಿಂದ ಧನೇನ ಇಲ್ಲ ತ್ಯಾಗೆ ನೈಕೆ ಅಮೃತತ್ವ ಮಾನಸು ಎಲ್ಲವನ್ನು ಬಿಡುವುದರಿಂದ ಬಿಡುವುದು ಅಂದರೆ ಹಾಳಾಗೋಗ್ಲಿ ನನಗೆ ಬೇಡ ಅಂತಲ್ಲ ಭಗವಂತನಿಗೆ ಸಮರ್ಪಣ ಮಾಡುವುದೇ ಜಾಗ ಅಲ್ಲಿ ಮಾಮೇಕಂ ಶರಣಂ ರಜ ಎಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಪರಿತ್ಯಾಗ ಹೇಳಿದ ಕರ್ತೃತ್ವ ತ್ಯಾಗ ಮಮತಾ ತ್ಯಾಗ ಫಲತ್ಯಾಗ ಇದು ನನ್ನದು ನನಗಾಗಿ ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವನೆಗಳನ್ನು ಬಿಟ್ಟರೆ ಮೋಕ್ಷ ಅಂತ ಕೆಲವರು ಹೇಳಿದರು ಅಮೃತ್ಯು ಕರ್ಮಣ ಕೇಚಿತಿ ಮೃತ್ಯುರ್ನಾಸ್ತೀತಿ ಚಾಪರೆ ಶೃಣು ಮೇ ರಾಜನ್ ಯಥೈ ತನ್ಮಾಂ ವಿಶಂಕಿತ ಗಾಬರಿ ಮಾಡಿಕೊಳ್ಳದೆ ನಾ ಹೇಳೋದನ್ನು ಗಮನವಾಗಿ ಕೇಳು ಫಸ್ಟ್ ಲರ್ನ್ ಟು ಲಿಸನ್ ಪ್ರಶ್ನೆ ಕೇಳ್ತಾನೆ ಆ ಕಡೆ ನೋಡ್ತಾನೆ ಈ ಕಡೆ ನೋಡ್ತಾನೆ ಕಣ್ಣಿಲ್ಲ ಪಿಳಿಪಿಳಿ ಅಂತಾನೆ ಶಬ್ದ ಯಾವ ಕಡೆ ಬರುತ್ತೆ ಚಲಚಿತ್ತ ಚಲಚಿತ್ತೆ ಇದ್ದವನಿಗೆ ಇರು ವೇದಾಂತ ಹೇಳ್ತೀರಿ ಮೊದಲು ಸರಿಯಾಗಿ ಕೂಡುವುದನ್ನು ಕಲಿಯಬೇಕು ಈ ಸ್ಥಿತಪ್ರಜ್ಞ ಅನ್ನೋನು ಕಿಮಾಸೀತ ವ್ರಜಯತ ಕಿಂ ಕೂನ್ ಹೇಗೆ ಕೂಡ್ತಾನೆ ಹೇಗೆ ನಡೀತಾನೆ ಕಿಂ ಪ್ರಭಾಷೇತ ಹೇಗೆ ಮಾತನಾಡ್ತಾನೆ ಎರಡನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಕೇಳಿದ ಹಾಗೆ ರ್ಯಾಪ್ಟ್ ಅಟೆಂಟಿವ್ ಲಿಸನಿಂಗ್ ಅದು ವೇದಾಂತ ಶ್ರವಣಕ್ಕೆ ಬಹಳ ಮುಖ್ಯವಾದ ನಿಮ್ಗೆ ಅದೆಲ್ಲ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾನು ಶ್ರಮ ಪಟ್ಟು ಕೇಳ್ತಾ ಇದ್ದೀರಿ ಒಂದು ತಿಂಗಳು ನಾ ಪಡೋ ಶ್ರಮವಲ್ಲ ಒಳ್ಳೆ ಸುಖಾಸನ ಇದೆ ನನಗೆ ನೀವೆಲ್ಲ ಬಡಪಾಯಿಗಳು ನೆಲದ ಮೇಲೆ ಅಲ್ಲಿ ಇಲ್ಲಿ ಕೂತಿದ್ದೀರಿ ಕಷ್ಟಪಟ್ಟುಕೊಂಡು ಅಂದರೆ ಶ್ರಮಣ ಇದು ಕೇಳಿದರೆ ಒಳ್ಳೇದಾಗುತ್ತೆ ಅನ್ನುವ ಶ್ರದ್ಧೆ ಇದೆ ಬಹಳ ಸಂತೋಷದ ಸಂಗತಿ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಜನ ಕೇಳಬೇಕು ಕೇಳಬೇಕು ಅಂತ ಆಸೆ ಪಡ್ತಾರೆ ಆದರೆ ಧೃತರಾಷ್ಟ್ರನಿಗೆ ಅದು ಕೇಳಬೇಕಾದ ಮನಸ್ಸಿನ ಸ್ಥಿತಿ ಇಲ್ಲ ಯುದ್ಧದಲ್ಲಿ ಏನಾಗುತ್ತೋ ನನ್ನ ಮಕ್ಕಳು ಏನಾಗ್ತಾರೋ anxiety anxiety high B P ಇದ್ದವನಿಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಏನು ಹೇಳ್ತೀರಿ ನೀವು ಉಭಯ ಸತ್ಯೇ ಕ್ಷತ್ರಿಯ ಸಸ್ಯ ವಿದ್ಧಿ ಎರಡೂ ನಿಜ ಮೃತ್ಯು ಕರ್ಮದಿಂದ ಸತ್ಕರ್ಮದಿಂದ ಅವನಿಗೆ ಅಮೃತತ್ವ ಪದವಿ ಅನ್ನೋದು ನಿಜ ಮೃತ್ಯುವೆಂಬುದೇ ಇಲ್ಲ ಅನ್ನೋದು ನಿಜ ಹೇಗೆ ಉಭಯ ಸತ್ಯೇ ಕ್ಷತ್ರಿಯ ಏತಸ್ಯ ವಿಧಿ ಕ್ಷತ್ರಿಯನಿಗೆ ಯಾತಕ್ಕೆ ಅಂದರೆ ಮೋಹಾನ್ ಮೃತ್ಯು ಸಮ್ಮತೋಯಂ ಕವೀನಾಂ ನಿಜವಾದ ಮೃತ್ಯು ಯಾವುದು ಗುಟ್ ಹೇಳಿಬಿಡ್ತೇನೆ ಅಜ್ಞಾನ ಮೋಹವೆಂಬುದೇ ಮೃತ್ಯು ಎಷ್ಟು ಚೆನ್ನಾಗಿದೆ ನೋಡಿ ಇದು ಮೋಹ ಅನ್ನೋ ಕತ್ತಲೆ ಹೃದಯವನ್ನಾವರಿಸಿದರೆ ಕಣ್ಣನ್ನಾವರಿಸಿದರೆ ಇಂದ್ರಿಯಗಳಿಗೆ ಮೂಲವಾದ ಚಿತ್ತ ಚಿತ್ತಿ ಸೈಕೆ ಒಳಗೆ ಕೂತರೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಗಿಂಡಿಯಲ್ಲಿ ತುಂಬಾ ನೀರಿದೆ ಆ ಗಿಂಡಿ ದ್ವಾರದಲ್ಲಿ ಕಸ ತುಂಬಿಕೊಂಡ್ರೆ ಹೇಗೆ ಹೊಯ್ದರೂ ಹೊಡೆದು ಬರುವುದಿಲ್ಲವೋ ಮೋಹವೆಂಬುದು ಅಮೃತ ಪದವಿಗೆ ತುಂಬ ವಿರುದ್ಧವಾದದ್ದು ಮೋಹವನ್ನು ಬಿಡೋಕ್ಕಾಗೋದಿಲ್ಲ ಧೃತರಾಷ್ಟ್ರನಿಗೆ ಹೇಳಿದ ಮಾತದು ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಮೊದಲನೇ ದಿವಸ ಭೀಷ್ಮ ಪರ್ವದಲ್ಲಿ first day he loses as many as forty six children ಮೊದಲನೇ ನನಗೆ ಹೆಚ್ಚು ಹೇಳೋದಕ್ಕೆ ವೇಳೆ ಇಲ್ಲ ಅಲ್ಲಿ ಮೊದಲನೇ ಯುದ್ಧದಲ್ಲಿ ನಲವತ್ತಾರು ವಿಕೆಟ್ ನಲವತ್ತಾರು ಮಕ್ಕಳು ಸತ್ರು ಏನೋ ಬರೀ ಕೆಟ್ಟ ಸಮಾಚಾರ ಹೇಳ್ತಿದ್ದೀಯಲ್ಲ ಹೋಗಿ ನೀನು ಸೆಲೆಕ್ಟಿವ್ ನ್ಯೂಸ್ ಇಂಟರ್ಪ್ರಿಟರ್ ಬೈತಾನೆ ಸಂಜಯನಿಗೆ ಕೇಳೋಕೆ ಇಷ್ಟು ಇದ್ದಿದ್ರೆ ಹೋಗಿ ಅಂತ ಮೇಲೆ ಕೆದ್ದ ಇಲ್ಲ ಇಲ್ಲ ಕೂತ್ಕೋ ಕೂತ್ಕೋ ಹೇಳು ಅಂತಾನು ಮತ್ತೆ ಅದು ಯುದ್ಧ ಆಗಬೇಕು ಅವನು ಕೇಳಬೇಕು ಪಾಂಡವರು ಸುತ್ತರು ಅಂತ ಹೇಳಬೇಕು ತನ್ನ ಮಕ್ಕಳು ಸಾಯಬಾರದು ಎಷ್ಟು ಮೋಹ ಇದು ಮನುಷ್ಯನಿಗೆ ಗೂಟಕ್ಕೆ ಕಟ್ಟಿ ಹಾಕಿದ ಗೋವು ಎಷ್ಟು ಮಾಡಿದರೂ ಮುಂದಕ್ಕೆ ಹೋಗದೆ ಇರುವಂತೆ ಮೋಹಾನ್ ಮೃತ್ಯು ಸಮ್ಮತೋಯಂ ಕವೀನಾಹಂ ಎಲ್ಲರೂ ಹೇಳ್ತಾರೆ ಪ್ರಮಾದಂ ವೈ ಮೃತ್ಯು ಮಹಂ ಬ್ರವೀಮಿ ಎರಡನೇ ಮೃತ್ಯು ಅಂತಿದೆ ಒಂದಲ್ಲ ಐದಾರು ಮೃತ್ಯು ಇದೆ ಜೀವನದಲ್ಲಿ ಯಾವುದು ಪ್ರಮಾದಂ ಎಚ್ಚರಿಕೆ ತಪ್ಪುವುದು ತಮಿಳು ಶಬ್ದ ತಮಿಳಲ್ಲಿ ಈ ಸಂಸ್ಕೃತ ಶಬ್ದಗಳಿಗೆ ಬಹಳ ದೊಡ್ಡ ಅಪಾರ್ಥಗಳನ್ನು ಮಾಡ್ತಾರೆ ಒಬ್ಬರು ಮನೆಯಲ್ಲಿ ಕಾಫಿ ಕೊಡ್ತಾರೆ ಎಪ್ಪಡಿ ಇರುತ್ತದೆ ಪ್ರಮಾದಮ ಇರುತ್ತದೆ ನಮ್ಮ ಧಾರವಾಡದ ಕಡೆ ಭಯಂಕರಿಸಲು ಒಂದಾಗಿ ಚಲೋ ಇರುತ್ತೆ ಸರಿ ಭಯಂಕರ ಯಾಕಾಯ್ತದು ಒಬ್ಬ ಹುಡುಗಿ ನಾನು ಹೇಗಿದ್ದೇನೆ ಅಂತ ಕೇಳಿದ್ದಂತೆ ಯಾವನೊಬ್ಬ ಹೇಳ್ದ ಯು ಆರ್ ಬ್ಯೂಟಿಫುಲಿ ಆಫುಲ್ ಅಂತ ಕೈಲಾಸ ಅಂತ ಇಲ್ಲೆಲ್ಲ ಆಫುಲಿ ಬ್ಯೂಟಿಫುಲ್ ಅಂತ ಸೌಂದರ್ಯದಲ್ಲಿ ಭಯ ಭಯದಲ್ಲಿ ಸೌಂದರ್ಯ ರುದ್ರ ಸೌಂದರ್ಯ ಸೂರ್ಯ ಚೆನ್ನಾಗಿಲ್ಲ ಗುಂಡಾಗಿದ್ದಾನೆ ಚೆನ್ನಾಗಿದ್ದಾನೆ ಆದರೆ ನೋಡೋದಕ್ಕಾಗೋದಿಲ್ಲ ಭಯ ಉಂಟಾಗುತ್ತೆ ಭಯಮಿಶ್ರಿತ ಸೌಂದರ್ಯ ಈ ಶಬ್ದಕ್ಕನ್ನು ಬೇರೆ ಬೇರೆ ಅರ್ಥ ಹೇಳೋಕೆಂದ್ರೆ ಮನುಷ್ಯನ ಮನಸ್ಸಿಗೆ ಅನುಭವಗಳನ್ನು ಹಿಡಿದಿಟ್ಕೊಳ್ಳೋಕೆ ಬರೋದಿಲ್ಲ ಈ ಪ್ರಮಾದ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎಚ್ಚರ ತಪ್ಪುವುದು ಮದ ಶಬ್ದದಿಂದ ಬಂದಿದೆ ಅದು ಉನ್ಮತ್ತ ಅವಸ್ಥೆ ಯಾರನ್ನೂ ನೋಡಿ ನಮ್ಮನೆಯವರಂತ ತಿಳ್ಕೊಂಡು ಏಕವಚನದಲ್ಲಿ ಮಾತನಾಡಿಬಿಡು ಹಿಂದೆ ನೋಡ್ತಾರೆ ಅದೇ ಬಣ್ಣ ಸೀರೆ ಹುಟ್ಟಿರ್ತಾರೆ ಕನ್ಫ್ಯೂಷನ್ ಒಬ್ಬರು ನೋಡಿ ಇನ್ನೊಬ್ಬರು ಅಂತ ತಿಳ್ಕೊಳ್ಳೋದು ಓವರ್ ಇಂಪ್ರೆಷನ್ ಹಗ್ಗವನ್ನು ನೋಡಿ ಹಾವು ಅಂತೂ ಭ್ರಮಿಸುವುದು ದೀಪವನ್ನು ನೋಡಿ ಹಣ್ಣು ಅಂತ ಭ್ರಮಿಸುವುದು ಅಲ್ಲ ಪತಂಗದ ಹುಳಿಗೆ ನಮಗೇನು ವ್ಯತ್ಯಾಸವಿದೆ ಯೋಚನೆ ಮಾಡಿಕೊಳ್ಳಿ ಯಾವುದು ಮೃತ್ಯುವೋ ಅದನ್ನು ಅಮೃತ ಅಂತ ತಿಳಿತಾನೆ ಹೆಂಡ ಕುಡಿದವರು ಸಾಯ್ತಾರೆ ಬುದ್ಧಿ ಕೆಡ್ತದೆ ಅಲ್ಪಾಯುಷ್ಯಲ್ಲಿ ಹೋಗ್ತಾರೆ ತಿಳಿದು ಕೇಳ್ತಾನೆ ಒಬ್ಬ ಪ್ರಮಾದವಲ್ಲವೇ ನೋಡಿ ಮೋಹಕ್ಕಿಂತ ಕೆಟ್ಟದ್ದಿದು ಪ್ರಮಾದಂ ವೈ ಮಹಂ ಬ್ರವೀಮಿ ತಥಾ ಅಪ್ರಮಾದಾತ್ ಅಮೃತತ್ವಂ ಬ್ರವೀಮಿ ಅಪ್ರಮಾದಾವಸ್ಥೆ ಇರಬೇಕು ಅಪ್ರಮತ್ತೇನವೇ ದ್ರವ್ಯಂ ಶರವತ್ ಭವೇತ್ ಉಪರಿಷತ್ತಲ್ಲಿ ಹೇಳಿದರು ಪ್ರಣಬೋಧನು ಬಿಲ್ಲು ಅದು ಓಂಕಾರ ಆ ಬಿಲ್ ಹೇಗೆ ಮಾಡಿರ್ತಾರೆ ಓಂಕಾರ ಇದ್ದ ಸಂಸ್ಕೃತದ ಓಂಕಾರ ಇದ್ದ ಹಾಗೆ ಇರುತ್ತೆ ಬಿಲ್ಲು ಪ್ರಣಬೋಧನು ಶರೋಹ್ಯಾತ್ಮ ಆತ್ಮ ಎನ್ನುವುದು ಬಾಣ ಇದ್ದ ಹಾಗೆ ಗುರಿ ಯಾವುದು ಬ್ರಹ್ಮತಲ್ಲಕ್ಷ ಮುಚ್ಚತೆ ಪರಬ್ರಹ್ಮ ವಸ್ತುವಿಗೆ ಈ ಆತ್ಮವನ್ನು ಸಮರ್ಪಣೆ ಮಾಡುವುದಕ್ಕೆ ಬಿಲ್ಲಿಗೆ ಹೂಡಿ ಓಂಕಾರದಲ್ಲಿ ಬಿಡುವಾಗ ಕಣ್ಣು ಮುಚ್ಚಿಬಿಟ್ರಿ ಈ ಕಡೆ ಆ ಕಡೆ ಹೋಗಿಬಿಡುತ್ತೆ ಅಪ್ರಮತ್ತೇನ ವೇದವ್ಯಂ ಶರವತ್ ತನ್ಮಯೋ ಭವೇತಿ ಮುಂಡುಕೋಪನಿಷತ್ತಲ್ಲಿ ಹೇಳಿದರು ಇದು ಒಂದೊಂದು ವಾಕ್ಯಕ್ಕೆ ವೇದ ಉಪನಿಷತ್ ವಾಕ್ಯಗಳನ್ನೆಲ್ಲ ಜೋಡಿಸಿ ಜೋಡಿಸಿ ಹೇಳಬೇಕು ಮನುಷ್ಯನಿಗೆ ನಾವು ಪ್ರಮಾದಂ ವೈ ಅಹಂ ಪ್ರವೀಮಿ ತಥಾ ಪ್ರಮಾದಾತ್ ಅಮೃತತ್ವಂ ಪ್ರವೀಮಿ ದೈವ ಮೃತ್ಯು ವ್ಯಾಘ್ರಯವಾತ್ಯ ಜಂತು ಹುಲಿ ಎಂಬುದು ಒಂದು ಪ್ರಾಣಿಯನ್ನೋ ಮನುಷ್ಯನನ್ನೋ ಹಿಡಿಬೇಕಾದ್ರೆ ಅದು ಬರ್ತದೆ ಅಂತ ನಿಮಗೆ ಗೊತ್ತಿಲ್ಲದೆಯೇ ಇರುವಂತೆ ಸದ್ದಿಲ್ಲದೆ ಸಪ್ಪಳ ಇಲ್ಲದೆ ಹೆಜ್ಜೆಟ್ಕೊಂಡು ಬರ್ತದೆ ಬೆಕ್ಕು ಹಾಗೆ ಅದೇ ಜಾತಿ ಪದಾರ್ಥ ಅದು ಏನ್ರಿ ನಾನು ಹುಲಿ ಬಂದಿದ್ದೇನೆ ಬರ್ಬೋದಾ ನಿಮ್ಮನ್ನು ಹಿಡಿಬೋದಾ ಸ್ನಾನ ಆಗಿದೆಯಾ ಕೇಳೋದಿಲ್ಲ ಹುಲಿ ಮೃತ್ಯು ಎಂಬುದು ಬಂದುಬಿಡುತ್ತೆ ಬೆನ್ನೆ ನೋಡಿ ಹೋದು ಬೆನ್ನಲ್ಲಿಯೇ ಇರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನೈವ ಮೃತ್ಯು ವ್ಯಾಘ್ರಯವ ಅತ್ಯಜಂತೋನೇ ನಶ್ಯಸ್ಯ ರೂಪಂ ಉಪಲಭ್ಯತೆ ಹಿ ಮೃತ್ಯುವಿನ ರೂಪ ಗೊತ್ತಿದೆಯೇ ನಿಮಗೆ ಗೊತ್ತಿಲ್ಲ ಮೊದಲನೇ ದಿವಸ ಯುದ್ಧ ಇನ್ನೂ ಆಗಿಲ್ಲ ಅದರ ಪೂರ್ವ ದಿವಸ ಭೀಷ್ಮ ಹಿರಣ್ಣುತಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾನೆ ಆಚಮನ ಮಾಡ್ತಿದ್ದಾನೆ ಎದುರುಗಡೆ ಒಬ್ಬ ಹುಡುಗ ಅವನು ನೋಡ್ತಾನೆ ಯಾರಿವನು ಎಲ್ಲಿಯೋ ನೋಡಿದ ಹಾಗಿದೆಯಲ್ಲ ಸ್ವಲ್ಪ ಸಣ್ಣ ಮೀಸೆ ಯಾರೂ ಗೊತ್ತಿಲ್ಲ ಸ್ತ್ರೀಯ ಆಕಾರ ಪುರುಷನಂತೆ ಕಾಣ್ತಾ ಇದೆ ಯಾರೂ ಗೊತ್ತಿಲ್ವಲ್ಲ ಹಿಂದಿನಿಂದ ಬಂದ ದೃಷ್ಟಜುಮ್ನ ಲೇ ಶಿಖಂಡಿ ಅಪ ಕರೀತಾ ಇದ್ದಾನವ ಅಂತ ಭೀಷ್ಮನಿಗೆ ಆಶ್ಚರ್ಯವಾಯಿತು ತನ್ನ ಮೃತ್ಯು ಎಷ್ಟು ಸುಂದರವಾಗಿರಬಹುದೇ ಅಂತ ಅವನಿಗೇ ಗೊತ್ತಿರಲಿಲ್ಲ ಇದೆಲ್ಲ ಬರೆದಿದ್ದೆ ನೋಡಿ ಪುಸ್ತಕಗಳಲ್ಲಿ ನಾನು ಮೃತ್ಯುವಿಗೆ ರೂಪ ಇರೋದಿಲ್ಲ ರೂಪ ಇರುವ ವ್ಯಕ್ತಿಯೊಂದನ್ನು ಮುಂದಿಟ್ಟುಕೊಂಡು ಬರ್ತದೆ ಯಾರ ಮೇಲೂ ಅದು ಅಣ್ಣನ ರೂಪದಲ್ಲಿ ಬರಬಹುದು ಶತ್ರು ರೂಪದಲ್ಲಿ ಬರಬಹುದು ಪ್ರಾಣಿ ರೂಪದಲ್ಲಿ ಬರಬಹುದು ಬಸ್ ರೂಪದಲ್ಲಿ ಬರಬಹುದು ಮಲಗಿರುವಾಗ ಮನೆ ಛಾವಣಿ ರೂಪದಲ್ಲಿ ಬರಬಹುದು ಗಿಡ ಮರ ಆಶ್ರಯ ತಗೊಂಡಿರ್ತೀರಿ ಮರದ ರೂಪದಲ್ಲಿ ಬರಬಹುದು ಯಾವ ರೂಪದಲ್ಲಿ ಬರುತ್ತೆ ಗೊತ್ತಿಲ್ಲ ಮೃತ್ಯು ಉಪಲಭ್ಯತೆ ಯಮಂತ್ವೇಕೆ ಮೃತ್ಯು ಮೃತ್ಯುಮತೋ ಅನ್ಯಮಾಹು ಆತ್ಮಾವಸನ್ನಂ ಅಮೃತಂ ಬ್ರಹ್ಮಚರ್ಯಂ ಯಮಂತ್ವೇಕೆ ಕೆಲವರು ಯಮನನ್ನೇ ಮೃತ್ಯು ಅಂತ ಹೇಳ್ತಾರೆ ಯಮ ಸಂಯಮ ಮಾಡುವನು ನಿಯಮ ಮಾಡುವನು ಎಲ್ಲವನ್ನು ವಶಕ್ಕಿಟ್ಟುಕೊಂಡವನು ಆತ್ಮಾವಸನ್ನಂ ಅಮೃತಂ ಬ್ರಹ್ಮಚರ್ಯಂ ಯಾವನು ಬ್ರಹ್ಮಚರ್ಯವನ್ನು ಮಾಡ್ತಾನೋ ಅವನು ಖಂಡಿತ ಮೃತ್ಯವನ್ನು ಗೆಲ್ಲುತ್ತಾನೆ ಅಮೃತತ್ವ ಉಂಟು ಬ್ರಹ್ಮಚರ್ಯ ಏನು ಪರಮಾತ್ಮನಲ್ಲಿ ನಡೆಯುವುದು ಬ್ರಹ್ಮಣಿ ಚರತಿ ಬ್ರಹ್ಮ ಆಚರತಿ ಬ್ರಹ್ಮಚರ್ಯ ಶಬ್ದಕ್ಕೆ ಅವಿವಾಹಿತನಾಗುವುದು ಅಂತ ಅರ್ಥವಲ್ಲ all unmarried people are not brahmacharis all brahmacharis need not be unmarried also ಇದು ಜ್ಞಾಪಕ ಇಟ್ಕೊಳ್ಳಿ ನೂರು ಮಕ್ಕಳನ್ನು ಹಡೆದು ವಸಿಷ್ಠರನ್ನು ಬ್ರಹ್ಮಚಾರಿ ಎಂದರು ನಿತ್ಯ ಕಂಠಪೂರ್ತ ಊಟ ಮಾಡಿಯೂ ವಿಶ್ವಾಮಿತ್ರರಿಗೆ ಮಾಸೋಪವಾಸ ಎಂದರು ಯಾಕೆ ಕಡೆ ಅವರವರ ಶರೀರ ಹೇಗಿರ್ತದೆಯೋ ಗೊತ್ತಿಲ್ಲ ಪರಮಾತ್ಮನಲ್ಲಿ living in God living by God living for God ಪ್ರತಿಕ್ಷಣವೂ ದೇವರಿಗೆ ಶರೀರ ಆತ್ಮ ಮನಸ್ಸು ಎಲ್ಲ ಮುಡಿಪು ಅಂತಿಟ್ಟು ನೀವು ಬದುಕಿದ್ರೆ ಮೃತ್ಯು ಹತ್ತಿರವೇ ಬರೋದಿಲ್ಲ ಇವನು ಯಾಕಪ್ಪ ತಗೊಂಡು ಹೋಗೋದು ದೇವರು ಧ್ಯಾನ ಮಾಡ್ತಿದ್ದಾನೆ ದೇವರಿಗಾಗಿಯೇ ಬದುಕಿದ್ದಾನೆ ದುಡಿತಾನೆ ದೇವರಿಗೆ ಅಂತಾನೆ ದೇವರು ಬಿಟ್ಟು ಎರಡನೇ ಮಾತೇ ಇಲ್ಲ ಇವನು ಬಾಯಲ್ಲಿ ದೇವರ ಶಬ್ದ ಯಾವತ್ತು ಹೋಗುತ್ತೋ ಅವತ್ತು ಹಿಡಿಬೇಕು ಹಿಡಿಬೇಕು ನೋಡ್ತಾ ಇರುತ್ತೆ ಮೃತ್ಯು ಪ್ರಾಣ ಹೋಗೋ ಅವಸ್ಥೆ ಬಂದರೂ ದೇವರು ದೇವರು ದೇವರು ಕೃಷ್ಣ ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ಮೃತ್ಯು ಇವನು ನಂಬಿಕೊಂಡು ನಮಗೇನೂ ಇಲ್ಲ ಪಕ್ಕದ ಇದ್ದಾನೆ ತಲೆ ಹೋಗಿಬಿಡುತ್ತೆ ಅದು ಅದನ್ನ ಮೃತ್ಯುವನ್ನು ಗೆಲ್ಲುವುದು ಹೇಗೆ ಅಮೃತತ್ವ ಇದೆ ಮೊದಲನೇ ಪ್ರಶ್ನೆ ಚೆನ್ನಾಗಿದೆಯೇ ಸನಸು ಜಾತಿಯ ಎರಡನೇ ಪ್ರಶ್ನೆ ಕೇಳ್ತಾನೆ ಪುಣ್ಯ ಲೋಕಗಳು ಯಾತಕ್ಕೆ ಅಮೃತ ಪದವಿ ಅಲ್ಲ ಅಂದ ಸತ್ತವರೆಲ್ಲ ವೀರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಕೇಳ್ತೇವಲ್ಲ ಅಯ್ಯೋ ಅದೊಂದು ದೊಡ್ಡಿ ಸತ್ತವರೆಲ್ಲ ವೀರ ಸ್ವರ್ಗಕ್ಕೆ ಹೋಗ್ತಾರೆ ಹಾಗೇನಿಲ್ಲ ಜೈಲಿಗೆ ಹೋದವರೆಲ್ಲ ಹಾಗೆ ರಾಷ್ಟ್ರದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲವೋ ಜೈಲಿಗೆ ಬೇರೆ ಬೇರೆ ಕಾರಣಕ್ಕೂ ಹೋಗಿರ್ತಾರೆ ಆದರೆ ಸುಳ್ಳು ಗಿಳ್ಳು ಸರ್ಟಿಫಿಕೇಟ್ ಕೊಟ್ಟು ನಾವು ಆ ಚಳುವಳಿಯಲ್ಲಿದ್ದು ನಮಗೂ ಕೊಡಿ ಅಂತ ಪೆನ್ಷನ್ ಗಿನ್ಷನ್ ತಗೊಳ್ತಾರೆ ಅದು ಸ್ವಾತಂತ್ರ್ಯ ಬಂದು ನಲವತ್ತೇಳನೇ ಇಸ್ವಿಲಿ ಮೂವತ್ತು ವರ್ಷವರೆಗೆ ಯಾಕೆ ಸಿಗುತ್ತೆ ಅದು ಆದರೆ ಸರ್ಟಿಫಿಕೇಟ್ ಕೊಡೋರು ಕೊಡ್ತಾರೆ ತಗೊಳ್ಳೋರು ತಗೊಳ್ತಾರೆ ಹಾಗೆ ಇಲ್ಲಿ ಪುಣ್ಯಲೋಕ ಯಾತಿಕೆ ಅಮೃತ ಪದವಿ ಅಲ್ಲ ನಿಮಗೆ ಆನ್ಸರ್ ಗೊತ್ತು ಎಲ್ಲರಿಗೂ ಪುಣ್ಯ ಲೋಕಗಳೇನಿದ್ರು ಪುಣ್ಯ ಇರುವ ತನಕ ಅನುಭವಿಸುವಂತಹ ಲೋಕಗಳು ವೀಸಾ ಪಾಸ್ಪೋರ್ಟ್ ಇರೋ ತನಕ ನೀವು ಇನ್ನೊಂದು ಪರಲೋಕ ಅಲ್ಲ ಇದು ವಿದೇಶ ವಿದೇಶಕ್ಕೆ ಪರಲೋಕಕ್ಕೆ ಏನು ವ್ಯತ್ಯಾಸ ಇವರು ವಿಮಾನದಲ್ಲಿ ಹೋಗ್ತಾರೆ ಅವರು ಚಟ್ಟದಲ್ಲಿ ಹೋಗ್ತಾರೆ ಇಷ್ಟೇ ವ್ಯತ್ಯಾಸ ಅದು ಚಟ್ಟ ಆಗಬಹುದು ಎಷ್ಟೋ ಸಲ ವೀಸಾ ಮುಗೀತು ಅಂದ್ರೆ ಒದ್ದು ಕಳಿಸ್ಬಿಡ್ತಾರೆ ಹೋಗಿ ಅದು ಸ್ಟಡಿ ಮಾಡುವ ವೀಸಾನೋ ಅಥವಾ ಬೇರೆ ಯಾವ ಕಾರಣಕ್ಕೆ ಬಿಸ್ನೆಸ್ ಯಾವ ಕಾರಣ ಮಾಡ್ಕೊಂಡಿರ್ತಾರೆ ವೀಸಾ ತೀರ್ತು ಅಂದ್ರೆ ಹೋಗೇನು ಬಿಡ್ತಾರೆ ಅವರು ಗೀತೆ ಗೀತೆಯಲ್ಲಿ ತೇ ತಂಭುಕ್ವ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಇದು ನಾನು ಹೋದವರು ಬಂದವರು ಲೆಕ್ಕನೇ ಇಲ್ಲ ಇಲ್ಲಿಂದಲ್ಲಿ ಹೋದ್ರು ಅಲ್ಲಿಂದಲ್ಲಿ ಬಂದರು ಅಮೆರಿಕಾದಲ್ಲಿ ಐವತ್ತು ವರ್ಷ ಒಬ್ಬರಿದ್ರು ಹೆಸರಿಗೆ ಭಾರತೀಯ ನಿವಾಸಿಗಳು ಇಲ್ಲಿದ್ದಿದ್ದು ಬರೀ ಇಪ್ಪತ್ತೈದು ವರ್ಷ ಈಗ ಅವರು ಇಂಡಿಯನ್ ಸಿಟಿಸನ್ನು ಅಮೆರಿಕನ್ ಸಿಟಿಸನ್ನು ಗೊತ್ತಿಲ್ಲ ಹಾಗೆ ಪುನರಾಗಮನ ಇರುವುದರಿಂದ ಪುಣ್ಯ ಲೋಕಗಳನ್ನು ಭಗವಂತ ಲೋಕ ಅಂತ ಹೇಳೋಕ್ಕಾಗೋದಿಲ್ಲ ಶ್ಲೋಕ ಓದೋದಿಲ್ಲ ಮೂರನೇ ಪ್ರಶ್ನೆ ಭಗವಂತನನ್ನು ನಿಯಂತ್ರಿಸಬಲ್ಲವರು ಯಾರು ಅಯ್ಯೊಬ್ಬ ಏನು ಪ್ರಶ್ನೆ ಕೇಳಿದ ಇದು who can control God Dhritarashtra ಕೇಳ್ತಾನೆ ಈ ಪ್ರಶ್ನೆ ನೋಡಿ ಈ ಲೋಕದಲ್ಲಿ ಯಾವನು ಈ ಪ್ರಶ್ನೆ ಕೇಳಿಲ್ಲ ಪ್ರಶ್ನೆ ಕೇಳಿಬಿಟ್ಟ ಅವನಿಗೆ ಅರ್ಥ ಆಗಲಿಲ್ಲ ದೇವರನ್ನು ನಿಯಂತ್ರಣ ಮಾಡುವವರು ಯಾರು ಅದಕ್ಕೆ ಬಹಳ ದೊಡ್ಡ ಉತ್ತರವನ್ನು ಕೊಡ್ತಾರೆ ಇದು ಶ್ಲೋಕ ಇದು ಕೂಟ ಶ್ಲೋಕ ಇದು ದೋಷೋ ಮಹಾನತ್ರ ವಿಭೇದ ಯೋಗೇ ಅನಾದಿಯೋಗೇನ ಭವಂತಿ ನಿತ್ಯ ತಥಾಸ್ಯನಾಧಿಕ್ಯಂ ಅಪೈತಿ ಕಿಂಚಿತ್ ಅನಾದಿಯೋಗೇನ ಭವಂತಿ ಪುಂಸಃ ಏತತ್ವ ಭಗವಾನ್ ಸ ನಿತ್ಯ ವಿಕಾರಯೋಗೇನ ಕರೋತಿ ವಿಶ್ವಂ ಯಥಾ ತದಚ್ಛಕ್ತಿ ಇತ್ಯಸ್ಮ ಮನ್ಯತೆ ದೋಷೋ ಮಹಾನತ್ರ ವಿಭೇದಯೋಗ ಒಂದೇ ಆಗಿರುವ ಈ ಲೋಕವನ್ನ ಒಬ್ಬನೇ ಭಗವಂತನ ಅಧಿಷ್ಠಾನದಲ್ಲಿ ನಿಂತಿದೆ ಈ ಲೋಕ ಹೌದಲ್ವೋ ಹೇಳಿ ಅನುಭವದಲ್ಲಿದೆಯೇ this world is inhabited by only one God Vasudeva ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕೆ ವಿಶ್ವಭುಕಿ ಅವ್ಯಯ ಏಕೋ ದೇವ ಸರ್ವಭೂತೇಶು ಗೂಢ ಎಲ್ಲರಲ್ಲಿರುವವನೊಬ್ಬನೇ ಏಕಂ ಸತಿ ವಿಪ್ರ ಬಹುಧಾ ವದಂತಿ ಇದು ವೇದದಲ್ಲಿ ಪ್ರಯೋಗವಾಗಿರುವ ನಿಜವಾದ ಅದ್ವೈತ ಇದೆ ವೇದದಲ್ಲಿ ಅದ್ವೈತವೂ ಇದೆ ದ್ವೈತವೂ ಇದೆ ವಿಶಿಷ್ಟಾದ್ವೈತವೂ ಇದೆ ದ್ವೈತಾದ್ವೈತವೂ ಇದೆ ನಾವು ಜಗಳ ಮಾಡಿ ನ್ಯಾರೋ ಫಿಲಾಸಫಿ ಗಳಿಸಬಾರದು ಅದ್ವೈತ ಅಂದ್ರೆ ಯೂನಿಟಿ ಅಂತ ಇಟ್ಕೊಳ್ಳಿ ದ್ವೈತ ಅಂದ್ರೆ ಮಲ್ಟಿಪ್ಲಿಸಿಟಿ ಅಂತ ಇಟ್ಕೊಳ್ಳಿ ವಿಶಿಷ್ಟಾದ್ವೈತ ಅಂದ್ರೆ ರಿಲೇಷನ್ ಅಂತ ಇಟ್ಕೊಳ್ಳಿ ಎಲ್ಲ ಸಮಂಜಸವಾಗುತ್ತೆ ಅಪ ಮಹಾನುಭಾವರೇ ಸಂಹಿತೆಗಳಿಗೆ ಹೋಗಿ ಉಪನಿಷತ್ತುಗಳಿಗೆ ಹೋಗಿ ಅವರಿವರು ಹೇಳಿದ್ರು ಬರೀ ಕಥೆಗಳಲ್ಲಿ ನಿಂತು ದಯವಿಟ್ಟು ಮತಗಳಲ್ಲಿ ಜಗಳವನ್ನು ಎಬ್ಬಿಸಬೇಡಿ ವಿವೇಕವಿದ್ದವನಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದು ನಾವು ವಿಭೇ ದೇವದಲ್ಲಿ ನೋಡ್ತೇವೆ ನಮ್ಮ ದೇವರು ನಿಮ್ಮ ದೇವರು ಅಂತೇವೆ ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಅದರಲ್ಲಿ ನಮ್ಮ ಗ್ರಾಮ ದೇವರು ಬೇರೆ ನಮ್ಮ ಕುಲದೇವರು ಬೇರೆ ನಮ್ಮ ದೇವರು ಬೇರೆ ನಮ್ಮ ಕಷ್ಟ ದೇವರು ಬೇರೆ ಈ ಜನಗಳ ಮೌಢ್ಯಕ್ಕೆ ಏನು ಹೇಳಬೇಕು ನಾವು ಬೈತೀನಿ ಅಂತ ತಿಳ್ಕೋಬೇಡಿ ಭಗವದ್ಗೀತೆ ಹೇಳುವಾಗ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ ಆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಇರುವವನೊಬ್ಬನೇ ದೇವರಾದರೆ ಅವನು ಎಲ್ಲರ ದೇವರು ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ ಮತ್ತೆ ಸರ್ವಜ್ಞ ಹೇಳಿದ ಈ ಮಾತನ್ನ ಎಷ್ಟನೇ ಶತಮಾನದಲ್ಲಿ ನೋಡ್ಕೊಳ್ಳಿ ಒಬ್ಬನೇ ಸೂರ್ಯ ಒಬ್ಬನೇ ಅಗ್ನಿ ಅನೇಕವಾಗಿ ಕಾಣ್ತಾನೆ ಅನೇಕವಾಗಿ ಕಾಣ್ತಾನೆ ಅನೇಕರ ಮನೆಗಳಲ್ಲಿ ಏಕಕಾಲಕ್ಕಿರ್ತಾನೆ ಇಲ್ಲಿ ದೀಪದಲ್ಲಿದ್ದಾನೆ ಎರಡು ದೀಪದಲ್ಲಿ ಇದು ಎರಡು ಅಗ್ನಿಯೋ ಒಂದೇ ಅಗ್ನಿಯೋ ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಮೂರು ದೇವರ ಹತ್ರ ಹಚ್ಚಿದ್ದಾರೋ ಅನೇಕ ಅದು ಅಗ್ನಿಯೇ ಅದು ದೀಪವೇ ಇದರಿಂದದೋ ಅದರಿಂದಿದೋ ಇಲ್ಲ ಇದೆಲ್ಲಕ್ಕಿಂತ ಮೂಲ ಇನ್ನೊಂದಿದೆ ಅದರಿಂದ ಎಲ್ಲ ಉಂಟಾಗಿದೆ ಇದು ಅಗ್ನಿರ್ಯಥಯಕೋ ಭುವನಂ ಪ್ರತಿಷ್ಠೋ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪಂ ಬಭೂವ ನನ್ನ ಹೃದಯದಲ್ಲೊಬ್ಬ ಅಂತರಾತ್ಮ ನಿಮ್ಮ ಹೃದಯದಲ್ಲೊಬ್ಬ ಅಂತರಾತ್ಮ ಇಲ್ಲ ಏಷ ಸರ್ವಭೂತಾಂತರಾತ್ಮ ಅಪಹತಪಾತ್ಮ ದಿವ್ಯೋ ದೇವ ಏಕೋ ನಾರಾಯಣ ಎಲ್ಲರಲ್ಲವನೇ ಇದ್ದಾನೆ ಭಗವಂತ ಅವನು ಇರುವೆಯಲ್ಲಿಯೂ ಇದ್ದಾನೆ ಇದನ್ನು ಹೇಳೋದಕ್ಕೆ ನರಸಿಂಹಾವತಾರ ನರಸಿಂಹಾವತಾರ ತೋರಿಸ್ಕೊಟ್ಟದ್ದೇನು ನಿನ್ನೆ ರಾತ್ರಿ ಎಲ್ಲ ಇದು ಸ್ವಪ್ನ ಏನು ದರಿದ್ರ ಹಿರಣ್ಯ ಕಶಿಪು ನಮ್ಮ ಮನೆಯಲ್ಲಿ ನರಸಿಂಹದೇವರು ಬಂದಿದ್ರೆ ಎಷ್ಟು ಅಟ್ಟಹಾಸವಾಗಿ ವೈಭವದಿಂದ ಉತ್ಸವ ಮಾಡ್ತಿದ್ವು ಕಂಬ ಬಿದ್ದೋಯ್ತು ಮನೆ ಬಿದ್ದೋಯ್ತು ಜೋಪಡಿ ಆಯಿತು ಸ್ವಾಮಿ ನಮ್ಮ ಮನೆಯಲ್ಲಿ ಕಾಣಿಸ್ಕೊಂಡಿದ್ದೀ ಕಾಣೋ ಒಂದು ಮಾವಿನ ತೋರಣ ಕಟ್ಟಲಿಲ್ಲ ಒಂದು ಚಪ್ಪರ ಹಾಕಲಿಲ್ಲ ಬಂದ್ಬಿಟ್ಟೆ ಆರತಿ ತಟ್ಟೆ ಗಂಟೆ ತಗೊಳ್ಳಿಲ್ಲ ಸ್ವಾಮಿ ಅದು ಒಂದು ಮುಹೂರ್ತ ಒಂದೂವರೆ ಗಂಟೆ ನಿಂತಿದ್ದಾನೆ ಪಾಪಿ ಮನೆಯಲ್ಲಿ ಎಷ್ಟು ಲಾಡು ಮಾಡಿಸ್ಬೋದಾಗಿತ್ತು ಬಂದವ್ರನ್ನೆಲ್ಲ ರಾಥ್ಯತೆ ಮಾಡ್ಬೋದಾಗಿತ್ತು ವೈಭವದಿಂದ ಆರ್ತಿ ಎತ್ತಬೋದಾಗಿತ್ತು ಪಾಪಿ ಅವನು ಮನೆಯಲ್ಲಿ ದರ್ಶನ ಕೊಟ್ಟದ್ದು ಅವನಿಗಾಗಿ ಅಲ್ಲ ಪ್ರಹ್ಲಾದನಿಗಾಗಿ ಅವನಿಗೆ ಏನೊಂದು ಉತ್ಸವ ಮಾಡಲಿಲ್ಲ ಒಂದು ಪಾನಕ ಮಾಡಲಿಲ್ಲ ಕೋಸುಂಬರಿ ಮಾಡಲಿಲ್ಲ ಏನು ಮಾಡಲಿಲ್ಲ ಅವನಿಗೆ ಮಲ್ಲೇಶ್ವರದಲ್ಲಿ ಬೆಳ್ಳಿ ರಥದಲ್ಲಿ ಅವತ್ತು ವಿಜೃಂಭಣೆಯಿಂದ ಉತ್ಸವ ಮಾಡಿದ್ರು ನಾನು ಅಳ್ತಾ ಕೂತಿದ್ದ ಒಂದು ಕಡೆ ಸ್ವಾಮಿ ನಿನಗೆ ಅಲ್ಲಿ ಆಗಲಿಲ್ಲ ಇಲ್ಲಿ ಯಾರೋ ಮಾಡಿ ಮನೆ ಮನೆಯಲ್ಲಿ ಭಿಕ್ಷೆ ಎತ್ತಿ ಬೆಳ್ಳಿ ಗಿಳ್ಳಿ ತಗೊಂಬಂದು ಸುಂದರವಾದ ರಸದಲ್ಲಿ ಅವನು ಸ್ವಾಮಿ ಮೂಲದೇವರು ನರಸಿಂಹ ದೇವರು ಶ್ರೀನಿವಾಸ ವರದ ಹಸ್ತ ಕೈ ಹೀಗಿದೆ ಅವನಿಗೆ ಅಲ್ಲಿ ಮಾಡದೇ ನರಸಿಂಹದೇವರಿಗೆ ಸಿಂಹಾಸನ ಕೂರಿಸಿ ಪಟ್ಟಾಭಿಷೇಕ ಮಾಡಿದರು ಅವನು ತೇರನ್ಯಾರಡಿದ್ರು ಕೋಸುಂಬರಿಯಾರು ಹಂಚಿದ್ರು ತಾನೇ ತಗೊಂಡ ಆಹಾರವನ್ನು ಕಶುವನ್ನು ಬಗದ ಯಾರೂ ಏನು ಮಾಡಲಿಲ್ಲ ಅನ್ನೋ ಕೊರತೆ ಇವತ್ತು ಮನೆ ಮನೆಗಳಲ್ಲಿ ಸ್ತಂಭೈಕ ವರ್ಜಮಧುನಾಪಿ ಕರೀಶನೂನಂ ಕಿರಂ ನರಸಿಂಹ ಗರ್ಭಂ ಭಕ್ತಸ್ಯ ದಾನವಶಿಶೋ ಪರಿಪಾಲನಾಯ ದೇಶಿಕರು ವರರಾಜ ಸ್ತವದಲ್ಲಿ ವರರಾಜ ಪಂಚಾಶತ್ರ ಒಂದು ಶ್ಲೋಕ ಇದು ಭಕ್ತಸ್ಯ ದಾನವಶಿಶೋ ಪರಿಪಾಲನಾಯ ದಾನವನು ಮಗು ಒಂದು ರಾಕ್ಷಸ ಮಗು ಪ್ರಹ್ಲಾದನ ಕಾಪಾಡೋದಕ್ಕೆ ಭಕ್ತಸ್ಯ ದಾನವಶಿಷೋ ಪರಿಪಾಲನಾಯ ನೃಸಿಂಹ ನೃಸಿಂಹಕುಹನಾಮಧಿ ಜಗ್ಮಿಷಸ್ತೆ ಪರಮ ಮಂಗಳಕರವಾದ ಮಾಯಾವೇಷ ಕುಹನಾವೇಷ ನರಸಿಂಹವೇಷವನ್ನು ಧರಿಸಿದೆ ಒಂದು ಕಂಬದಿಂದ ಬಂದೆ ಸ್ತಂಭೈಕ ವರ್ಜ ಮಧುನಾಪಿ ಆ ಒಂದು ಕಂಬದಲ್ಲಿ ದೇವರಿಲ್ಲ ಅಂತ ಇವತ್ತು ನೀವು ಅನ್ಬೋದು ಆ ಕಂಬ ಒಡೆದರೂ ಕೂಡ ಇನ್ನೆಷ್ಟು ಮನೆಗಳಿವೆಯೋ ಎಷ್ಟೊಂದು ಕಂಬಗಳಿವೆಯೋ ತ್ರೈಲೋಕ್ಯಮೇತದಿಖಿಲಂ ನರಸಿಂಹ ಗರ್ಭಂ ಎಲ್ಲ ಕಡೆ ಇದ್ದೀಯ ನೀವು ಅದನ್ನು ಅವನ ಮಗ ಕಂಡ ಅಪ್ಪನಿಗೆ ಕಾಣಿಸಲಿಲ್ಲ ಅದು ಅದು ಅದು ಅದ್ವೈತ ನಾವು ಹೇಳುವುದು ಜೀವಾತ್ಮ ಪರಮಾತ್ಮ ಒಂದೇ ಇಲ್ಲ this is a minor question ಅದನ್ನು ನೀವು ತುಂಬ ದೂರಕ್ಕೆ ಬೆಳೆಸ್ಕೊಂಡು ಹೋಗಬೇಡಿ ದೇವರು ಒಬ್ಬನೇ ಅಂತ ತಿಳಿದ್ರು ಸಾಕು ನಮಗೆ ಕೃಷ್ಣ ಅಂದ್ರು ಅವನೇ ವಿಷ್ಣು ಅಂದ್ರು ಅವನೇ ನಾರಾಯಣ ಅಂದ್ರು ಅವನೇ ವೇದೋಕ್ತವಾದ ಯಾವ ಶ್ರೀನಾಮದಿಂದ ವಿಷ್ಣು ಸಹಸ್ರನಾಮದಿಂದ ಯಾವ ಶ್ರೀನಾಮದಿಂದ ಕರೆದರು ನನ್ನ ಮಿಟ್ಟ ಅಲ್ಲಿ ಅಲ್ಲಿನ ಅಲುಕ್ಕೆ ಚೇರುಮೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಹೋಗುವಂತೆ ನಾವು ಅದನ್ನು ಬಿಟ್ಟು ವಿಭೇದ ಯೋಗೇನ ಸ್ವಾಮಿ ನಾವು ನರಸಿಂಹರ ಒಕ್ಕಲು ನಾವು ತಿರುಪತಿಗೆ ಹೋಗ್ಬೋದೆ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ನಿಂತ ನರಸಿಂಹನ ಕೋಪ ಬರೋದಿಲ್ಲವೇ ಒಬ್ರು ಕೇಳ್ತಾರೆ ನಾವು ಹೇಳ್ತೇವೆ ಇಬ್ಬರಿಗೂ ಕೋಪ ಬರುತ್ತೆ ಯಾಕೆಂದ್ರೆ ನಿನಗೆ ಅವನಲ್ಲಿಯೂ ನಂಬಿಕೆ ಇಲ್ಲ ಇವನಲ್ಲಿಯೂ ನಂಬಿಕೆ ಇಲ್ಲ ನಂಬಿಕೆ ಇಲ್ಲದೆ ಇದ್ದವರು ನಂಬಿಕೆಟ್ಟವರಿಲ್ಲವೋ ರಂಗ ನಿನ್ನ ನಂಬದೇ ಕೆಟ್ಟರೆ ಕೆಡಲಿ ಎಂಥ ಮಾತನಾಡಿದ್ರು ದಾಸರು ನಂಬದೇ ಇರೋದಂದ್ರೇನು ಇನ್ನು ನಾವು ದೇವರು ನಂಬಿದ್ದೇವೆ ಅಂತ ಹೇಳಿದವರಿಗೆಲ್ಲ ನಂಬಿಕೆ ಇದೆ ಅಂತ ತಿಳ್ಕೋಬೇಡಿ ನಂಬೋದಂದ್ರೆ ಅದಲ್ಲ not a mere oral profession ಚೀಟಿ ಬರೆದು ಬಾಯಲ್ಲಿ ಹಾಕೊಂಡು ಹಣೆ ಮೇಲೆ ಹಾಕೊಂಡು ದೇವರು ನಂಬಿದ್ದೇವೆ ಇದು ನಾಮದಿಂದ ವಿಭೂತಿಯಿಂದ ಗಂಧದಿಂದ ಅಕ್ಷತೆಯಿಂದ ನಿಮ್ಮ ನಂಬಿಕೆ ಅಳಿಯೋಕ್ಕಾಗೋದಿಲ್ಲ ನಂಬಿಕೆ ಅಳೆಯೋದು ಯಾವಾಗ ನಿಮಗೆ ಕಷ್ಟ ಬಂದಾಗ ಪ್ರಹ್ಲಾದನ ಕಷ್ಟ ತಂದೆಯೇ ಮೃತ್ಯುವಾಗಿ ಕೊಲ್ಲುವುದಕ್ಕೆಲ್ಲ ಎಷ್ಟೆಲ್ಲ ಏರ್ಪಾಡನ್ನು ಮಾಡಿದಾಗ ಇಲ್ಲ ಅವನಿದ್ದಾನೆ ಇದ್ದಾನೆ ಇದ್ದಾನೆ ಇದ್ದಾನೆ ಅಂತ ಒಂದು ಹಾಡು ಬರೆದಿದ್ದಾರೆ ಭದ್ರಗಿರಿಯ ಚುದ್ದಾಸರು ಇದ್ದಾನೆ ಇದ್ದಾನೆ ಅಂತ ಒಂದು ಹಾಡು ಎಷ್ಟೊಂದು ಹಾಡು ಬರೆದಿದ್ದಾರೆ ಆ ನರಸಿಂಹಾವತಾರದ ಮೇಲೆ ಎಷ್ಟು ಬರೆದಿದ್ದಾರೆ ಮೂಲ ನಾರಾಯಣ ಈ ಶ್ರೀನಾಮದಿಂದ ಬರೆದಿದ್ದಾರೆ ಇದ್ದಾನೆ ಆ ಶ್ರದ್ಧೆಯ ಆಳ ಹೇಗಿರ್ತದೆ ಅದು ಆಳ ಗೊತ್ತಿರೋದಿಲ್ಲ ಹೃದಯದ ಆಳ ಆಗಲ ಸಮುದ್ರದ ಆಳ ಬೇಕಾದ್ರೆ ತಿಳಿಯುತ್ತೆ ಹೃದಯದ ಆಳ ಗೊತ್ತಾಗೋದಿಲ್ಲ ಹೃದಯಾಂತರಾಳದಲ್ಲಿರಬೇಕು ದೇವರು ಅದಿದ್ದರ ಉಸಿರಿನಲ್ಲಿ ನಿಲ್ಲುವಾಗ ಕೂಡುವಾಗ ಹೇಳುವಾಗ ನಿಮ್ಮ ಎಲ್ಲ ಜೀವನದ ಸೂತ್ರದಂತಿರ್ತಾನೆ ಭಗವಂತ ಅದಿದ್ದವರಿಗೆ ವಿಭೇದ ಯೋಗ ಇರೋದಿಲ್ಲ ದೋಷೋ ಮಹಾನತ್ರ ವಿಭೇದ ಯೋಗೇ ಅನಾದಿಯೋಗೇನ ಭವಂತಿ ನಿತ್ಯ ಅನಾದಿಯೋಗ ಅಂದರೆ ಯಾವುದು ಬಿಡಿಸೋಕಾಗದೇ ಇರುವಂತಹ ಸಂಬಂಧ ಅನಾದಿ ಆದಿ ಅಂತ್ಯವಿಲ್ಲದ ಇವಾಗ ಭಗವಂತ ಭಕ್ತರನ್ನು ಬಿಟ್ಟಿರೋದಿಲ್ಲ ಭಕ್ತರು ಅವನನ್ನು ಬಿಟ್ಟಿರೋದಿಲ್ಲ ವಿಧಿ ನಿರ್ಮಿತ ಮೇತಮನ್ವಯಂ ಭಗವನ್ ಪಾದಯ ತವ ತವದಾಸ ಸುಖೈಕ ಸಂಗೀನಾಂ ಭವನೇಶು ಅಸ್ತ್ವಪಿ ಕೀಟ ಜನ್ಮಮೇ ಈ ದಾಸ್ಯಭಾವ ನಮಗೆ ಸ್ವಭಾವ ಅವನಿಗೆ ಇದು ಅವನ ಸಂಕಲ್ಪದಿಂದ ಏರ್ಪಟ್ಟಿದ್ದೇನಿದೆಯೋ ಅವಿನಾಭಾವ ಅಪೃತಕ್ ಸಿದ್ಧಿ ಅವನನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಮನುಷ್ಯರಿಗೆ ಇದು ಯಾವಾಗ ಬಿಡುತ್ತೆ ಒಂದನ್ನೋಡು ಉರವೇ ನಮಕ್ಕ ಹೆಂಗ ಒಳಕ್ಕ ಒಳಿಯಾದ ತಿರುಪಾವೆ ಎಷ್ಟು ಕಡೆ ಬರುತ್ತೆ ನೋಡಿ ಕರವೆಹಳ್ ಪಿಂಚಂದು ಕಾನುಂಶೆ ಅಂದುಂಬೋ ಕೃಷ್ಣ ಗೊಲ್ಲ ಸ್ತ್ರೀಯರ ಹಾಗೆ ಗೊಲ್ಲ ಬಾಲಕರ ಹಾಗೆ ನಾವು ನೀವು ಜೊತೆಯಲ್ಲಿ ಹೋಗೋಣ ತಂಗಳನ್ನ ತಿಂತಿದ್ವಲ್ಲ ಒಂದೊಂದು ಮನೆಯಲ್ಲಿ ನಾವು ಬುತ್ತಿ ಗಿತ್ತಿ ಕಟ್ಕೊಂಡ್ಬರ್ತೇವೆ ಕರವೆಹಳ್ ಪಿಂಚನ್ರಿ ಗೋವುಗಳ ಹಿಂದೆ ಹೋಗಿ ಕಾನಂಶ ಸೇರ್ಂಡು ಉಣ್ಬೋಂಗ್ ಕಾಡು ಹೋಗಿ ತಿನ್ಬೇಕು ಮನೇಲಿ ಬುತ್ತಿಯನ್ನ ಹೇಗೆ ಅರಿವೊಂದು ಮಿಲ್ಲಾದ ಆಯ್ ಏನು ಜ್ಞಾನವಿಲ್ಲದೆ ಇರುವಂತಹ ಗೊಲ್ಲರ ಕುಲದಲ್ಲಿ ಯಾವತ್ತು ನೀನು ಹುಟ್ಟಿದೆಯೋ ಪುಣ್ಯಂ ಯಾಮುಡಿಯಂ ಅದು ನೀನು ನಮಗೆ ಇತ್ತ ಭಾಗ್ಯವಪ್ಪ ಅದು ಗೊಲ್ಲರ ಕುಲವನ್ನು ಆರಿಸಿಕೊಂಡು ಬಂದೆ ಪ್ರಭು ನೀನು ಹುಟ್ಟಿದ್ದು ಯಾದವ ಕುಲದಲ್ಲಿ ಆದರೂ ಅಲ್ಲಿ ದುಷ್ಟಿದ್ದಾರೆ ಅಂತ அறிவொன்றுமில்லாத ஆய் குலத்து உந்தன்னை பிறவி பெருந்தனை புண்ணியம் யாமுடியும் ಅರಿಯಾದ ಪಿಳ್ಳೆಗಳು ನಮಗೆ ಅರಿವೊಂದು ನಾವು ಕುರೆ ಒಂದ್ರುಮಿಲ್ಲದ ಗೋವಿಂದ ನಿನ್ನ ಕೊರತೆ ಇಲ್ಲದೆ ಇದ್ದವನು ನಮಗೆ ಅರಿವು ಏನೂ ಇಲ್ಲ ಅಜ್ಞಾನಿಗಳ ಕುಲದಲ್ಲಿ ಗುಣ ಪರಿಪೂರ್ಣ ಹುಟ್ಟುಬಿಟ್ಟಿದ್ದೀಯೇ ಆದರೆ ಒಂದು ಗಟ್ಟಿ ಇದೆ ನಮಗೆ ನಮ್ಮ ಗುರುಗಳು ಹೇಳಿದ್ದಾರೆ ಗರ್ಗಾಚಾರ್ಯರು ಒಂದನ್ನೋಡು ಊರವೇ ನಿನಗೆ ನನಗೆ ಒಂದು ಸಂಬಂಧವಿದೆ ಅದು ಅದು ಇದೆಯೋ ಇಲ್ವೋ ಗುರುಗಳು ಹೇಳಿದ್ದು ಏಲ್ ಒಂದನ್ನು ನೋಡು ಊರವ ಏಲು ಅಪ್ಪಡಿನ ಒಂದಿರುಂದಾಲ್ ಊರವ ಏಲ್ ಒಳಿಯಾದ ಹಿಂಗೆ ಒಳಿಯಾದೆ ಆ ಸಂಬಂಧವನ್ನ ಯಾರು ಅಳಿಸೋಕೆ ಆಗೋದಿಲ್ಲ ಆಂದ ಭಗವಂತ ನಾನಾ ಅಳಿತಾಲೋ ನಾನೇ ಅಳಿಸಿಬಿಟ್ರೋ ನೀ ಯಾ ಹೊಳಿತಾಲೂ ಒಳಿಯ ಮುಡಿಯಾದು ದೊಡ್ಡ ಪ್ರಕಾರ ಸ್ವಾಮಿಗಳ ವ್ಯಾಖ್ಯಾನ ನೀನೇ ನಿನ್ನ ಸಂಕಲ್ಪದಿಂದ ಭಕ್ತರ ಸಂಘ ನನಗೆ ಬೇಡ ಅಂತ ನೀನು ಸಂಕಲ್ಪ ಮಾಡಿದರೂ ನಿನಗೆ ಸ್ವರೂಪ ನಾಶವಾಗುತ್ತೆ ಯಾಕೆ ನಾರಾಯಣ ಅನ್ನೋ ಶಬ್ದದಲ್ಲಿ ನಾರವನ್ನು ಬಿಟ್ಟರೆ ಅಯನ ಇಲ್ಲ ಅಯನವನ್ನು ಬಿಟ್ಟರೆ ನಾರ ಇಲ್ಲ ಕನ್ನಡಿ ಹಿಡಿದಿದ್ದೆ ನೋಡ್ಕೋ ಕುರವನ್ರುಮಿಲ್ಲಾದ ಗೋವಿಂದ ಒಂದನ್ನೋಡುರವೆ ಅಲ್ ನಮಗೆ ಕಿಂಗ ಒಳಿಕ್ಕ ಒಳಿಯಾದ ಅರಿಯಾದ ಪಿಳ್ಳೆಗಳು ಏನು ಗೊತ್ತಿಲ್ಲದೆ ಇದ್ದವರಪ್ಪ ನಾವು ಸಿರುಪೇರಳಿತ್ತನ ನಿನ್ನನ್ನು ಚಿಕ್ಕ ಹೆಸರು ಕರೆದು ಬಿಟ್ಟಿದ್ದೇವೆ ಗೋವಿಂದ ಅಂತಿಟ್ಟು ಗೋವಿಂದ ಅಂತ ಕರೆಯೋದು ಕೃಷ್ಣ ಅಂತಿಟ್ಟು ಕಿತ್ತ ಅಂತ ಕರೆಯೋದು ಪಾರಸಾರ್ಥಿ ಅಂತ ಹೆಸರಿಟ್ಟು ಪಾಚಿ ಅಂತ ಕರೆಯೋದು ಯಾವ ಹೆಸರು ಕೊಡಬೇಕು ಮನುಷ್ಯನಿಗೆ ಸಿರುಪೇರ ಎತ್ತರವಂ ಶೀರಿ ಅರುಳಾದೆ ಕೋಪಗೊಂಡು ಕೃಪೆ ತೋರಿಸಬೇಡ ಕೋಪವೆಂಬುದು ಕೃಪೆ ಶೀರಿ ಅರುಳಾದೆ பெருமாவுடைய சீர்த்தமும் ಅರುಳು ಶೀರಿ ಅರುಳಾದೆ ಇರೈವಾ ನೀತಾರಾಯ್ ಪರೈ ಕೈಂಕರ್ಯವನ್ನು ಕೊಡು ಭಗವಂತ ಅಂತ ಕೇಳಿದ್ದು ಹೋದಾದೆ ನಮಗೆ ಮಾಂಗಲ್ಯ ಸ್ಥಾನ ಸಂಬಂಧವೆಂಬುದು ಅದೇ ಅನಾದಿಯೋಗ ಒಂದು ಒಂದು ಶ್ಲೋಕಕ್ಕೆ ಎಷ್ಟು ಹೊತ್ತು ಹೇಳಬೇಕು ನೋಡಿ ಸಣಸು ತಗೊಳ್ಳೋದು ಅನಾದಿಯೋಗೇನ ಭವಂತಿ ನಿತ್ಯ ಅಪ ಅಪೈತಿ ಕಿಂಚಿತಿ ಅನಾದಿಯೋಗೇನ ಭವಂತಿ ಪುಂಸಃ ಅದಕ್ಕೆ ಮೇಲ್ಪಟ್ಟು ಆಧಿಕ್ಯವನ್ನು ಪಡೆಯುವುದಕ್ಕೆ ಶಕ್ಯವಿಲ್ಲ you cannot rise to a greater status than being related with God ಅರ್ಥವಾಗುತ್ತೆ ನೋಡಿ ನಾವು ಭಗವಂತನಿಗೆ ದಾಸಭೂತರು ಅವನಿಗೇ ಸಂಬಂಧಪಟ್ಟವರು ಉನಕೇ ಆಳ್ ಶೈವೋಂ ಇದಕ್ಕಿಂತ ಮೇಲ್ಪಟ್ಟ ಆಧಿಕ್ಯದ ಇನ್ನೊಂದು ಯೋಗ ನಮಗಿಲ್ಲ ಅದಕ್ಕಿಂತ ಮೇಲ್ಪಟ್ಟು ಕೊಡುವ ಇಲ್ಲ ಪಟೇಲಿಗಿಂತ ಮೇಲ್ಪಟ್ಟು ಪಂಚಾಯಿತಿ ಚೇರ್ಮನ್ ಇರ್ಬೋದು ಪಂಚಾಯತಿ ಚೇರ್ಮನ್ ಮೇಲೆ ಮತ್ತೊಬ್ಬರು ಇರ್ಬೋದು ಪ್ರೆಸಿಡೆಂಟ್ ತನಕ ಹೇಳ್ಬೋದು ಯುನೈಟೆಡ್ ನೇಷನ್ಸ್ ಹೇಳ್ಬೋದು ಮತ್ತೊಂದು ಇಲ್ಲಿ ಹೇಳ್ತಾ ಹೋಗ್ತೀರಿ ಮನುಷ್ಯ ಲೋಕದಲ್ಲಿ ಕರ್ಮಕೃತ ಲೋಕದಲ್ಲಿ ಭಗವಂತನೊಡ ನಮಗಿರುವ ಸಂಬಂಧಕ್ಕೆ ಮೇಲ್ಪಟ್ಟ ಸಂಬಂಧ ಇಲ್ಲ ಅಪ ಪುತ್ರಾದಪಿ ಶ್ರೇಯಾನ್ ಯಾಜ್ಞವಲ್ಕಿರು ಮಗನಿಗಿಂತ ಶ್ರೇಯಸ್ಸಿನ ಸಂಬಂಧ ಹೆಂಡತಿಗಿಂತ ಸಂಬಂಧ ದೊಡ್ಡದು ಲೋಕದಲ್ಲಿ ನೀವು ನೆನೆಸುವ ಎಲ್ಲ ವಸ್ತುಗಳಿಗಿಂತ ಮೇಲ್ಪಟ್ಟ ಅತ್ಯಂತ ಉಚ್ಚವಾದ ಸಂಬಂಧ ಭಗವಂತನೊಡೆ ಇರುವಂತಹ ಸಂಬಂಧ ಯಾರು ಅಳಿಸೋದಕ್ಕಾಗದೇ ಇರುವ ಸಂಬಂಧ ಯಯೇ ತದ್ವಾ ಭಗವಾನ್ ಸನಿತ್ಯ ವಿಕಾರಯೋಗೇನ ಕರೋತಿ ವಿಶ್ವಂ ಹೀಗಿದ್ದರೂ ಭಗವಂತ ಯಾತಕ್ಕೆ ನಮಗೆ ಅಜ್ಞಾನ ಉಂಟಾಗುವ ಹಾಗೆ ನಾಮ್ ಇವನ್ ಅವನ್ ಇವನ್ ಅವಳು ಇವಳು ಮಾಡಿದ್ದಾರೆ ಅಂತ ಕೇಳಿದ್ರೆ ಒಬ್ಬ ಕುಂಬಾರ ಒಂದೇ ಮಣ್ಣಿನಿಂದ ಒಂದು ಗಡಿಗೆ ಒಂದು ಹೂಜಿ ಒಂದು ತಟ್ಟೆ ಅಂತ ಮಾಡುವಂತೆ ಇದು ಸದ್ವಿದ್ಯೆ ಛಾಂದೋಗ್ಯ ಉಪನಿಷತ್ತಲ್ಲಿ ಸದ್ವಿದ್ಯಾ ಅಂತ ಹೇಳ್ತಾರೆ ಏಕಂ ಸತ್ ಬಹುದ ಭಗವಂತ ಆದಾಗೆ ತುಂಬ ಮನೆಗಳನ್ನು ಕಟ್ಕೋಬೇಕು ಅಂತ ಆಸೆ ಮಾಡಿದ ಭಗವಂತ ಅನೇಕರು ಇಪ್ಪತ್ತು ಸೈಟ್ ಇರಬೇಕು ಐವತ್ತು ಮನೆ ಕಟ್ಟಬೇಕು ಅಂತ ಆಸೆಪಟ್ಟ ಹಾಗೆ ಭಗವಂತ ಬಹುಸ್ಯಾಂ ಪ್ರಜಾ ಏಯೇತಿ ಸತಪೋ ತಪ್ಯತ ಅದಕ್ಕೇನು ಮಾಡಿದ ಒಂದು ಬ್ರಾಹ್ಮಣ ಶರೀರ ಒಂದು ನಾಯ ಶರೀರ ಒಂದು ಕತ್ತೆ ಶರೀರ ಒಂದು ಹಂದಿ ಶರೀರ ಹೀಗೆ ಅನೇಕ ಕೋಟಿ ಶರೀರಗಳನ್ನು ದೇವ ಯಕ್ಷ ಮನುಷ್ಯ ಪಿಶಾಚ ಗಂಧರ್ವ ಮಾಡಿ ಮಾಡಿ ಆ ಶರೀರಗಳನ್ನು ಮನಗಳಲ್ಲಿ ತಾನು ವಾಸ ಮಾಡ್ತಾ ಮಾಡ್ತಾ ಟೆನೆಂಟ್ ಆಗಿದ್ದುಕೊಂಡು ಜೀವಾತ್ಮನನ್ನು ಇಟ್ಟುಕೊಂಡು ಅವನಿಗೆ ಒಳ್ಳೆ ದಾರಿ ತೋರಿಸ್ತಾ ಬಹುಭವನ ಸಂಕಲ್ಪವನ್ನೇನು ಮಾಡಿದ್ನಲ್ಲ ಇದು ವಿಕಾರ ಯೋಗ ಮೃತ್ಯಕೇತ್ಯವ ಸತ್ಯಂ ಮಣ್ಣನ್ನೋದು ನಿಜ ವಿಕಾರವೆಂಬುದು ಹೋಗ್ತದೆ ಆಕಾರ ಹೋಗ್ತದೆ ಆದ್ದರಿಂದ ತಥಾ ತದತ್ ಶಕ್ತಿ ಇತ್ಯಸ್ಮನ್ಯತೆ ತಥಾರ್ಥಯೋಗೋ ಚ ಭವಂತಿ ವೇದ ಆದರೆ ಅವನನ್ನೇ ಹೊಂದಬೇಕು ಅಂದ್ರಲ್ಲ ಆ ಶರಣಾಗತಿ ಅಂತ ಒಂದು ಹೇಳಿದ್ರಲ್ಲ ಆ ಶಬ್ದ ಎಲ್ಲಿದೆ ಅಂತ ಕೇಳಿದ್ರೆ ಎರಡು ಶ್ಲೋಕದಲ್ಲಿ ಹೇಳ್ತಾರೆ ವೇದಾಂತೇಶಕರು ಪದೇ ಪದೇ ಉದಾಹರಣೆ ಮಾಡೋ ಶ್ಲೋಕ ಶಂಕರಾಚಾರ್ಯರು ಸನಸ್ಸುದಾತೇಕೆ ಪರಿಪೂರ್ಣ ಭಾಷ್ಯ ಬರೆದಿದ್ದಾರೆ ಮತತ್ರಯದಲ್ಲಿ ಬೇರೆ ಆಚಾರ್ಯರು ಹಾಗೆ ಪೂರ್ಣ ಭಾಷ್ಯ ಬರೆದಿದ್ದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಬಿಡಿ ಶ್ಲೋಕಗಳು ಬರೆದಿದ್ದಾರೆ <coughs> ಇದು ಮುಂದೆ ಬರ್ತದೆ ಇಲ್ಲೇ ಹೇಳ್ಬಿಡ್ತೇನೆ ಅಸಾಧನಾವಾಪಿ ಸಸಾಧನಾವ ಸಮಾನಮೇತತೆ ದೃಶ್ಯತೆ ಮಾನುಷೇಶು ಸಮಾನಮೇತತೆ ಅಮೃತಸ ಇತರಸ್ಯ ತತ್ರ ಮಧ್ವ ಉತ್ಸಪು ಸಾಧನಾವ ಸನಾವ ಇರುವವರು ಸಾಧು ಬದಿ ನೆನೆಸಿಕೊಳ್ಳಿ ಮರ್ಕಟ ಕಿಶೋರ ಒದಗಿಸಿಬಿಟ್ರೆ ಅವತ್ತು ನಮಗೆ ಯೋಗ್ಯತೆ ಇದೆ ಉಸಿರನ್ನು ನಿರೋಧನ ಮಾಡಿಕೊಳ್ತೇವೆ ನಮ್ಮ ಶ್ರೀಯಿಂದಲೇ ನಮಗೆ ಅಡಚಣೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವ ಶಕ್ತಿಯನ್ನು ಪಡ್ಕೊಂಡಿದೆ ಪ್ರಾಣವನ್ನು ಒಂದು ಕಡೆ ನಿಲ್ಲಿಸಲು ಬ್ರಹ್ಮರಂಧ್ರವನ್ನು ತಗೊಂಡು ನಾವೇ ಮೇಲೆ ಹೋಗುವುದಕ್ಕೂ ಶಕ್ತರಾಗಿದ್ದೇವೆ ಇದನ್ನು ಮಾಡುವವರು ಸಸಾಧನರು ಇದಕ್ಕೆ ಭಕ್ತಿಯೋಗ ಅಂತ ಹೆಸರು ಸಯ ಏಷೋ ಅಂತರ್ಹೃದಯ ಆಕಾಶ ತಸ್ಮಿನ್ ಅಯಂ ಪುರುಷೋ ಮನೋಮಯ ಅಂತರೇಣ ತಾಲುಕೆ ಕಿರ್ನಾಲ್ಗೆ ಹೊಂದಿದೆ ಬಾಯಲ್ಲಿ ಪರಮಾತ್ಮ ಈ ಶರೀರದೊಳ ಜೀವಾತ್ಮನ ರಕ್ಷಣೆ ಇದನ್ನಲ್ಲ ಯಾವ ಬಾಗಲು God enter the human body ಕಿರಣಗೆ ಅಣ್ಣ ತಮಿಳು ಅಣ್ಣ ಕಿರಿಸೋಡು ಕಿರಣಾಲ್ಗೆ ಏನು ತೊಂದಿದೆ ಊದ್ಕೊಂಡ್ರೆ ಮಾತಾಡೋಕೆ ಬರೋದಿಲ್ಲ ಕೋಲ್ಡ್ ಗಿಲ್ಡಾರೆ ಆ ನಾಲಿಗೆ ಮೂರೆಯವರೊಳಗೆ ಬಂದ ಹೊರಗೆ ಹೋಗುವಾಗ ಹಾಗೆ ಕೊಂಡು ಹೋಗ್ತಾನೆ ಭಕ್ತಿಯೋಗಕ್ಕೆ ಸೇಂದ್ರ ಯೋನಿ ಯತ್ರ ಸೌಕೇಶ ಅಂತೋ ವಿವರ್ತತೆ ಇಲ್ಲೊಂದು ರಂಧ್ರ ಇದೆ ಬ್ರಹ್ಮರಂಧ್ರ ಆ ದಾರಿಯಲ್ಲಿ ಒಳಗೆ ನುಗ್ಗಿ ದೇವರು ಜೀವಾತನನ್ನ ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಸವಾಣಿ ಅಂತ ಒಳಗು ಬಂದು ಬೇರೆ ಒಂಬತ್ತು ಭಾಗಗಳಲ್ಲಿ ಕಿವಿ ಅಪಾನ ದ್ವಾರ ಹೀಗೆ ಬರಲಿಲ್ಲ ಪ್ರತಿಯೋಗಿ ಏನ್ ಮಾಡ್ತಾನೆ ಇದನ್ನು ಒಡ್ಕೊಂಡು ಹೊರಗೆ ಹೋಗ್ತಾನೆ ಭಗವಂತ ಸಹಕಾರ ಬನೀಯತ್ರ ಶಾಂತೋ ವಿವರ್ತತೆ ಶೀರ್ಷಕ ಪಾಲೇ ತಮ್ಮ ಮನಸ್ಸಿನಲ್ಲಿ ಇಂದ್ರಿಯಗಳಿಟ್ಟು ಮನಸ್ಸನ್ನು ಬುದ್ಧಿಯಲ್ಲಿಟ್ಟು ಬುದ್ಧವನ್ನು ಪ್ರಾಣದಲ್ಲಿಟ್ಟು ಪ್ರಾಣ ಜೀವಾತ್ಮನಲ್ಲಿಟ್ಟು ಆ ಜೀವಾತ್ಮನು ಓಮಿತ್ಯಾತ್ಮಾನಂ ಯುಂಜೀತ ತಗೊಂಡೋಗಿ ಭಗವಂತಲಿ ಈ ಬ್ರಹ್ಮರಂತ ಛಠಾರಂತ ಸಿಡಿದು ಹೋಗ್ತದೆ ಭೂರಿತ್ಯಗ್ನೌ ಪ್ರತಿಕಟಿ ಭವ ಇತಿ ವಸುವರಿತ್ಯಾದಿತ್ಯ ಮತ್ತು ಹೀಗೆ ಹೋಗ್ತಾ ಆಪ್ನೋತಿ ಸ್ವಾರಾನ್ ಆಪ್ನೋತಿ ಮನಸಿ ವಾಕ್ಪತಿ ಚಕ್ಷುಷ್ಪತಿ ಶ್ರೋತ್ರಪತಿ ವಿಜ್ಞಾನಪತಿ ಏತತೋ ಭವತಿ ಆಕಾಶ ಶರೀರಂ ಬ್ರಹ್ಮ ಆತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಣ ಯೋಗ್ಯೋಪೃಷ್ಟ ಶಿಕ್ಷಾ ಅರ್ಚಿರಾಜ ಮಾರ್ಗದರ್ಶಿಯನ್ನು ಹೇಳಿದ್ದಾರೆ ಶಿಕ್ಷಾ ಅಂದ್ರೆ ಇನ್ಸ್ಟ್ರಕ್ಷನ್ ವಿಚಾರ ಅಲ್ಲ ಇದು ಸಸಾಧನರು ಭಕ್ತಿಯೋಗ ನಿಷ್ಠೆ ಇದ್ದವರು ಸ್ವಪ್ರಯತ್ನದಿಂದ ಹೀಗೆ ಹೋಗ ಇದೆ ಅದು ಕೇಳಿ ಹೋದವ್ರು ಯಾರು ನಮ್ಗೆ ಗೊತ್ತಿಲ್ಲ ತಿರುಮಂಗೆ ಹೋದವ್ರು ನಾವು ನೋಡಿಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ರು ತಿರುಮಡಲ್ ಪ್ರಬಂಧದಲ್ಲಿ ಯಾರು ಹೋದವ್ರು ನೋಡಿದವ್ರು ಯಾರು ಸಾಕ್ಷಿ ಅದಕ್ಕೆ ಅದು ಕೆಲವರು ಅವ್ರು ಹೇಗೆ ಅಂದ್ರೆ ಮರಿ ಕೋತಿ ತಾಯಿಯನ್ನು ತಬ್ಬಿಕೊಂಡ್ರೆ ಮಾತ್ರ ಆ ತಾಯಿಯ ಜೊತೆ ಮರದಿಂದ ಮರಕ್ಕೆ ಹಾರುವಂತೆ ಕೆಲವು ಉದಾಹರಣೆ ಇದು ಈಚೆಗೆ ಕೆಲವರು ಪ್ರಾಚೀನರಲ್ಲಿ ಇದಿಲ್ಲ ಅದು ಉದಾಹರಣೆ ಚೆನ್ನಾಗಿದೆ ಒಂದು ಕೋತಿ ಈ ಕಡೆ ಒಂದು ಮರಂಗೆಯಿಂದ ಆ ಕಡೆ ಮರದ ಟೊಂಗೆಗೆ ನೆಡೆ ಯಾರೋ ಹೇಳಕ್ ಬಂದೂಕ ತಂದ್ರು ಕ್ಷಿ ತಂದ್ರು ಹೊಡೆಯೋದಕ್ಕೆ ಅಯ್ಯೋನು ಅನ್ನುತ್ತೆ ಇದು ಮರಿ ತಂದೆಯೇ ಇಲ್ಲವೇ ನೋಡೋದಿಲ್ಲ ಭಯಕ್ಕೆ ತಾನು ರಿಸ್ಕ್ ತಗೊಂಡು ಜಂಪ್ ಮಾಡಿಬಿಡುತ್ತೆ ಮರಿಯಾದದ್ದು ತಾಯಿಯನ್ನು ತಬ್ಬಿಕೊಂಡಿರೋ ಅದಕ್ಕೆ ಭಯವಿಲ್ಲ ಈ ಕಡೆಯಿಂದ ಆ ಕಡೆಗೆ ಅದೂ ಹೋಗಿಬಿಡುತ್ತೆ ತಾಯಿ ಜೊತೆಯಲ್ಲಿ ತಬ್ಬಿಕೊಂಡಿರುವಷ್ಟು ಪ್ರಯತ್ನವನ್ನು ಮರಿ ಕೋಚೆ ಮಾಡಬೇಕು ಇದು ಸಸಾಧನ ಅಸಾಧನರೆಂದರೆ ಯಾರು ಪ್ರಪನ್ನರು ಅಪೋದಕ್ಕೆ ಉಪದೇಶದಲ್ಲಿ ಒಯ್ತೆ ಪ್ರಾಣ ಹೋಗೋ ಕಾಲದಲ್ಲಿ ಹೇಳೋಕ್ಕಾಗೋದಿಲ್ಲ ಬುದ್ಧಿ ನೆಟ್ಟಿಗಿದ್ದಾಗ ಎಲ್ಲ ಒಪ್ಪಿಸ್ಬಿಟ್ಟಿದ್ದೇನೆ ಅಂತ ಹೇಳೋರು ಮರ್ಕಟ ಕಿಶೋರ ಇದು ಮಾರ್ಜಾರ ಕಿಶೋರರು ಬೆಕ್ಕಿನ ಮರಿ ಬೆಕ್ಕು ಮರಿ ಇಡುತ್ತೆ ಒಂದೇ ಕಡೆ ಇಟ್ಟಿರೋದಿಲ್ಲ ಎಂಟೋ ಹತ್ತೋ ಮರಿಯುತ್ತೆ ಒಂದೆರಡು ಫಲ ಆಗುತ್ತೆ ಬಾಣಂತನಕ್ಕೆ ಯಾರು ಮಾಡೋದಿಲ್ಲ ಉಳಿದಿದ್ದ ಮರಿಗಳನ್ನು ಎಷ್ಟು ಮಾಡುತ್ತೆ ಅಂದ್ರೆ ಕೆಳಗೆ ಯಾರು ಕಸ ಗಿಸ ತೆಗಿಬೇಕು ತೋಲ್ ಹೀಗಾಗಂದ್ರೆ ಅದ್ರ ಮೇಲಿದ್ದದ್ದು ಏನೋ ಮರಿಗಳನ್ನು ಬಾಯಲ್ಲಿ ಒಳಗಿಳಿಯಬಾರದು ಆ ಹಲ್ಲಿನ ಗ್ರಿಪ್ನಿಂದ ಕೆಳಗೆ ಬಿದ್ದಿರಬಾರದು ನನ್ನ ಕರ್ಕೊಂಡು ಅಂತ ಮರಿ ಕೇಳುವುದಿಲ್ಲ ಇದು ಅಸಾಧನ ಇಂಥ ಮರಿಯನ್ನು ತಾನೇ ಕಾಪಾಡುವಂತೆ ಅರ್ಥವಾಯ್ತು ನೋಡಿ ಉದಾಹರಣೆ ಸಸಾಧನರು ಅದ್ವಾರ ಸದ್ವಾರ ಕುರಿ ಶಬ್ದ ಅಸಾಧ ಸಮಾನಮೇ ಶುಕ ಮಾತ್ರ ಒಂದೇ ಅಬೇಕು ಅರ್ಥವಾಯಿತು ಎಲ್ಲ ಧೃತ್ರ ಮನಸ್ಸು ಜಾತ್ರೆ ಜಾಗದಲ್ಲಿ ನಾನೇ ಅವರಿಗೆ ಇದ್ದಿತ್ತು ಅಂತ ಕಾಣುತ್ತೆ ಶ್ರೀ ಅಮೃತಸ್ಯ ಯೋ ಉಂಟು ಅನುಭವ ಉಂಟು ರೋಗಿ ಅವತ್ತು ಏನ್ ತಗೊಂಡು ಹೋದ್ರು ಇರೋ ತನಕ ಆದ ಕಮ್ಯುನಿಸಂ ಇಪ್ಪತ್ತೆಂಟು ದುರ್ವ ಮರಣದಿಂದ ಆಡುವುದಿಲ್ಲ ಆದ್ರೆ ಗತಿ ಗತ ಅಂತೀರಿ ತತ್ರ ಮಧ್ವ ಉತ್ಸು ಮಧ್ವ ಉತ್ಸವ ಪದೇ ಪರಮೇ ಮಧ್ವನ ಪಾದದ ಅಂಗುಷ್ಟದಲ್ಲಿ ಜಂತೆ ಅನುಭವಿಸಬೇಕನ್ನು ಅದರಲ್ಲಿ ಜೇನಿದೆ ಅಂತ ಹೇಳಿ ಮಾಡು ಮಾಡೋರು ಕೊಂಡೋರು ಗೊತ್ತಾಗುತ್ತೆ ಅಲ್ಲಿ ಏನು ಸೌಕರ್ಯ ಇದೆ ಭಗವಂತ ನೋಡಿದ ಒಂದು ಈ ಪಾದದ ಹೆಡ್ಡಿ ನಮಸ್ಕಾರ ಮಾಡ್ತಾರಲ್ಲ ಯಾರು ಇಲ್ಲದೆ ಅದ್ದಾಗ ರುಚಿ ಇದೆ ಅಂತ ವಿಂದೇನ ವಿಂದೇ ವಿನಿ ವಟಸಾನಂ ಬಾಲಂ ಸ್ಮರಾಮಿ ಯಾರು ಇಲ್ಲ ಈ ತಲ್ಲಿಟ್ಕೊಂಡಿದ್ದಾನೆ ಇದರಲ್ಲಿ ಅಧಿಕಾರಿಗಳು ಬಂದಿಲ್ಲ ಯಾರು ನಮ್ಮ ಇಷ್ಟಿಷ್ಟಗಳ ಮೇಲೆ ಅವರಿಗೆ ಆತಕ್ಕೆ ಹಾಕ್ತೀರಿ ನಾ ಹೈಂಗಾರ ನೀವು ಹಾಕೊಂಡಿದೆ ಹಾಕೋ ಯಾರು ಬೇಡ ಅರ್ಥ ಬಂದುಬಿಟ್ಟಿದೆ ಇವತ್ತು ಕನ್ನಡ ಭಾಷೆ ನಾಮ ಹಾಕುವುದು ನಾಮಂದು ಈ ಏನಿದ್ದಾನಲ್ಲ ಅವನೇ ಕೇಶವಿಂದ ವಿಷ್ಣು ಮಸು ದ್ವಾದಶ ಹನ್ನೆರಡು ಹೆಸರುಗಳು ವಾಸಸ್ಥಾನ ಕೊಂಡಾಡಿದ್ದಾರೆ ಮುಂದೆ ಹಾಕ್ತಾರೆ ಕೆಲವು ಏನರ್ಥ ಇದು ಭಗವಂತನ ಇಂದ ಪಾದದ ಚಿನ್ನ ಜಯಂತಿಯೇ ಬರೀತಾರೆ ಅವರೇ ಹೂವು ಕೆಲವರು ಗಂಟು ಹಾಕುವುದಿಲ್ಲ ಭಗವಂತನ ಪಾದ ಭಗವಂತನ ಪಾದ ಪಾದ ಅವನಿಗೆ ಯಾತ ಒಬ್ರು ಅಂತ ಇಬ್ರು ಒಬ್ರು ಅಪಾಲಜಿಸ್ಟು ಇಬ್ರಿಗೂ ಮಧ್ಯೆ ಹಾಗೆ ಎಂಬುದೇನು ಅಂತ ಕೇಳಿದೆ ಏನ್ರಿ ಸಮಾನ ಕೇಳಿದ್ದು ಕೇಳಿ ಹಿಂದೆ ಅವನು ತೀರ್ಥ ಅವನು ಪಾದದಿಂದ ಉಂಟ ಮಾಡಿದ್ದೀರೋ ಮಾಡಿದ್ದೀರ ಮಾಡಿದ್ದೀರೋ ಮಾಡಿದ್ದೆ ಸ್ವಾಮಿ ಕೇಳಿದೆ ನಾನು ಅಥವಾ ಅವನ ತಲೆ ಮೇಲೆ ಯಾರಿಗ್ತಾ ಇಲ್ಲವಲ್ಲ ತೀರ್ಥ ಇದ್ರೆ ಹಾಕ್ತಿದ್ದ ದೇವರಿಗೆ ಕೇಳ್ತಾರೆ ಯಾವುದು ಪವಿತ್ರವೋ ಅಡು ಭಕ್ತ ಭಗವಂತ ಏಳು ನಿಂದನ್ನಯ್ಯಾಳು ನೆರಬರ ಪಾದಂಗಳು ಸೂಡಿ ನಮ್ಮ ವಾಕ್ಯ ಇದು ಎಷ್ಟು ಹಳೇದು ನೋಡ್ಕೊಳ್ಳಿ ಅದು ರಕ್ಷೆ ಭಗವಂತನಿಗೆ ಅವನ ಹೆಸರುಗಳಿಂದಲೇ ರಕ್ಷಣೆ ಮಾಡ್ತಾಳೆ ಪೂತನೆಯನ್ನು ಕೊಂದಾಗ ಆಗ ಯಶೋದೆ ಭಾವ ನಾ ಪಾಡಲಿ ನಾರಾಯಣ ಕಾ ಯಶೋದೆ ಅವನಿಗೆ ಅವನಿಗೆ ಅವನ ಹೆಸರನ್ನೇ ಹೇಳಕು ಆದ್ರಿಂದ ಮುಕ್ತ ಸ್ತತ್ರ ಮದ್ಭವುತ್ಸಂ ಸಮಾಪು ಎಲ್ಲರೂ ಅಲ್ಲೇ ಹೋಗಿ ಸೇರ್ತಾರೆ ದಾರಿ ಬೇರೆ ಇರಬಹುದು ಇಲ್ಲೊಂದು ಬಾಗಿಲಿದೆ ಅಲ್ಲೊಂದು ಬಾಗಿಲಿದೆ ಅಲ್ಲಿ ಸಿಹಿ ಹಂಚಿದ್ರೆ ಆ ಬಾಗಿಲಿಂದ ಹೋಗ್ತೀರಿ ಅಲ್ಲಿ ಸಿಹಿ ಇಲ್ಲಿ ಪುಳಿಯೋಗರೆ ಎರಡು ಹಂಚಿದ್ರೆ ಏನು ಮಾಡ್ತೀರಿ ಮೊದಲು ಇಲ್ಲಿ ತಗೊಂಡು ಆಮೇಲೆ ಅಲ್ಲೂ ಹೋಗ್ತೀರಿ ಒಂದೇ ಸಿಹಿ ಎರಡರು ಭಕ್ತಿಯಲ್ಲಿ ಹೋಗಿ ಅಂದ್ರೆ ಬದುಕಿರುವಾಗ ಯಮಗತಿ ಸನಸ್ಸೂಜ ಅದಕ್ಕೆ ಅಡಚಣೆ ಆಗಿರೋದು ಯಾವುದು ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬದ್ಧತೆ ಕಿಂಚೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರೇಣ ಸನಸ್ಸು ಜಾತಿ ಇದು ಮಾತು ಶಕುಂತಲ ಉಪಾಖ್ಯಾನದಲ್ಲೂ ಬರುತ್ತೆ ಇದು ಅನ್ಯಥಾ ಸಂತಮಾತ್ಮಾನಂ ಭಗವಂತನಿಗೆ ಅಂತ ಮುಡಿಪಾಗಿರುವ ಅವನಿಗೇ ಸಿದ್ಧವಾಗಿರುವ ಅವನ ಅಂಶವೇ ಆಗಿರುವ ಜೀವಾತ್ಮನನ್ನ ಅನ್ಯಥಾ ಪ್ರತಿಬದ್ಧತೆ ಇವನು ಸ್ವತಂತ್ರ ಅವನು ಹೇಳೋರಿಲ್ಲ ಕೇಳೋರಿಲ್ಲ ಕರ್ಮ ಇಲ್ಲ ದೇವರಿಲ್ಲ ಪುಣ್ಯ ಇಲ್ಲ ಪಾಪ ಇಲ್ಲ ಅನುಭವಿಸಿದ್ದೇ ಬಂತು ಅಂತ ಯಾರು ತಿಳ್ಕೊಳ್ತಾರೆಯೋ ಇವನು ಮಾಡದೇ ಇರೋ ಕಳ್ತನ ಇನ್ಯಾವುದಿದೆ ಅಂದ್ರೆ ಆತ್ಮಾಪಹಾರ ಅನ್ನೋದು ಬಹಳ ದೊಡ್ಡ ಕಳ್ತನ ಕಲ್ಲು ಮಣ್ಣು ಕದ್ರೆ ಪ್ರಾಯಶ್ಚಿತ್ತ ಮಾಡಬಹುದು ನಿಮ್ಮ ಆತ್ಮವನ್ನೇ ನಿಮ್ಮದು ಅಂತ ತಿಳ್ಕ ಚೋರನಾಗಿ ಆತ್ಮಾಪಹಾರ ರಸಿಕೆ ಯಮದತ್ತಂ ಅನ್ಯ ಬುಧೈಕನಾಥ ನಿಜ ನಿಜನೂಪುರವತ್ಸವಾದೆ ಇದೆಲ್ಲ ಭಗವದ್ಗೀತವಾಗಿ ವಿಸ್ತಾರವಾಗಿ ಹೇಳುತ್ತಾರೆ ಕೆಲವು ಕಡೆಯಲ್ಲಿ ಒಂದು ರಾಜ ಅವನು ಚಿಕ್ಕ ಹುಡುಗ ಯುವರಾಜ ತಂದೆ ಸತ್ತು ಹೋದ ಇವನಿಗೆ ಪಟ್ಟಕ್ಕೆ ಬಂದ್ಬಿಡ್ತು ಇಪ್ಪತ್ತೈದು ವರ್ಷ ಇನ್ನು ಮದುವೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ತಂದೆ ತಾತನ ಕಾಲದಿಂದ ಒಬ್ಬ ಪಾದ ಸೇವಕ ಅರಮನೆ ಅಂತರಂಗದ ಸೇವಕ ಅವನಿಗೆ ತೊಂಬತ್ತು ವರ್ಷ ಆಗಿದೆ ಮುದುಕ ಅವನು ಅಪ್ಪ ತಾತನ ಕಾಲದಿಂದ ಸೇವೆ ಮಾಡ್ತಾನೆ ಅಂತರಂಗ ಸೇವಕ ಅಂತರಂಗ ಸೇವಕ ಅಂದ್ರೆ ಏನು ದೊರೆ ಮಲಕೊಳ್ಳೋ ಕೋಣೆಯಲ್ಲೇ ಇದ್ದುಕೊಂಡು ಅವನ ಜೊತೆಯಲ್ಲಿಯೇ ರಾತ್ರಿ ಅವನು ಮಲಗುವಾಗ ಕಿರೀಟ ಕಳಿಸಿಡ್ತಾನೆ ಕಾಲಲ್ಲಿರುವ ಒಡವೆಗಳನ್ನು ಕಳಿಸಿಡ್ತಾನೆ ಕಾಲೊಂದಿಗೆ ತೆಗೆದಿಡ್ತಾನೆ ಸರಿಗೆ ಪಂಚಾಯತ್ ತೆಗೆದು ಬೇರೆ ಕೊಡ್ತಾನೆ ಹಾಸಿಗೆ ಸರ್ ಮಾಡ್ತಾನೆ ಅವನಿಗೆ ಊಟಕ್ಕೆ ಬೇಕಾದ ಪದಾರ್ಥ ಇವನೇ ಪರೀಕ್ಷೆ ಮಾಡಿ ತಂದಿಡಬೇಕು ಇವನಿಗೆ ಬೀಸಣಿಗೆ ಬೀಸಬೇಕು ಅವನು ಮಲ್ಕೊಳ್ಳೋ ತನಕ ಅಲ್ಲೇ ಇರಬೇಕು ಅವನ ಪಕ್ಕದಲ್ಲೇ ಮಲಗಿರ್ತಾನೆ ರಾಜಭೋಗ ಎಲ್ಲ ಇವನಿಗೂ ಸ್ವಲ್ಪ ಸ್ವಲ್ಪ ಉಂಟು ಆದರೆ ದಾಸ ಅಂತ ಹೆಸರು ಇವನು ದೊರೆಯಲ್ಲ ದೊರೆಯ ದಾಸ ಇವನು ಇವನು ತಂದೆ ತಾತನ ಕಾಲದಿಂದ ಮಾಡ್ಕೊಂಬಂದಿದ್ದಾನೆ ಯಾರೋ ಒಬ್ರು ಇವನಿಗೆ ದುರ್ಬುದ್ಧಿ ಹೇಳಿದ್ರು ಕಾರ್ಲ್ ಮಾರ್ಕ್ಸ್ನಂಥವರು ಏನು ಇದು ಸ್ವತಂತ್ರ ಆಗೋದು ಬಿಟ್ಟು ಇನ್ನೂ ದುಡಿತಾ ಇದೆಯಲ್ಲ ದಾಸ ದಾಸ ಅಂತ ನಿಮಗೆ ಬುದ್ಧಿ ಇದೆಯೇ ಅವನು ತಲೆ ಕೆಡುತ್ತ ಅವನಿಗೆ ಎರಡು ಮರಳು ಸ್ವತಂತ್ರ ಆಗೋದಂದ್ರೆ ಏನು ಒಂದು ಒಡವೆ ಕದ್ದು ಬಿಡು ಬೇಕಾದಷ್ಟಿದೆ ದೊರೆಯಲ್ಲಿ ಒಂದು ಕದ್ರೆ ನೀನು ನಿನ್ನ ಮಕ್ಕಳು ಎಲ್ಲರೂ ಅನುಭವಿಸೋದಕ್ಕೆ ವಂಶ ಪಾರಂಪರ್ಯವಾಗಿ ಬೇಕಾದಷ್ಟಾಗತ್ತೆ ರಾಜಕಾರಣಿಗಳು ನೋಡಿಲ್ವೇ ಭಾರತ ದೇಶದಲ್ಲಿ ಹಾಗೆ ಅನುಭವಿಸ್ಬೇಕಣಪ್ಪ ನೀನು ಅಂತ ಹೇಳಿದಾಗ ಇವನು ದುರ್ಬುದ್ಧಿ ಉಂಟಾಗಿ ದೊರೆ ಮಲಗಿದ ಮೇಲೆ ಅವನ ಕಾಲಲ್ಲಿ ಹಾಕೊಳ್ತಿದ್ದ ಬಂಗಾರದ ಕಡಗವನ್ನೇ ಕದ್ದ ಕದ್ದವನೇನು ಮಾಡ್ದೆ ಹೇಳಿದೆ ಕೇಳಿದೆ ಬೆಳಗಾಗುವಷ್ಟರಲ್ಲಿ ಅದನ್ನು ಕಂಕಳಲ್ಲಿ ಇಟ್ಕೊಂಡು ಎಲ್ಲೋ ಹೋದ ಹತ್ತಾರು ಮೈಲಿ ದೂರಕ್ಕೆ ಓಡಿದ್ದಾನ ಪಾಪ ಮುದುಕ ಇನ್ನೊಂದೂರು ಹೋಗಿ ಸರಾಫರ ಅಂಗಡಿಗೆ ಹೋಗಿ ಎತ್ತಾ ಎತ್ತಾ ಈ ಪದಾರ್ಥ ಇಟ್ಕೊಂಡಿದ್ದಕ್ಕೆ ಎಷ್ಟು ಬೆಲೆ ಆಗುತ್ತೋ ಹಣ ಕೊಡಿ ಆಮ ಅದು ಪಾತ ಅದನ್ನು ನೋಡಿದ ಇದು ಕಸ್ತೂರಿ ರಂಗನ ಪಾದದ್ದು ಇದರಲ್ಲಿ ಪರಿಮಳ ಬರ್ತಾ ಇದೆ ಇದನ್ನ ಕದ್ದು ನಾನು ಇಟ್ಕೊಂಡು ಬೆಲೆ ಕೊಟ್ರೆ ಪದಾರ್ಥನೂ ಹೋಗುತ್ತೆ ರಾಜಭಯ ಹೊಡೆದು ಜೈಲಿಗೆ ಹಾಕ್ತಾರೆ ಅಂತ ಇದು ಕೊಡೋಷ್ಟು ಬೆಲೆ ನನ್ನಲ್ಲಿಲ್ಲ ಬೇರೆ ಮುಂದೆ ಹೋಗಿ ಇನ್ನೊಂದು ಊರಿಗೆ ಹೋದ ಎರಡು ದಿವಸ ಆಯಿತು ತಿನ್ನೋಕೆ ಏನೂ ಇಲ್ಲ ದಾರಿಯಲ್ಲಿ ಜನ ಬಿಸಾಕಿದ್ದು ಹಲಸಿನ ತೊಳೆ ಬೀಜ ಕಡಲೆಕಾಯಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಏನೇನು ಸಿಕ್ತೋ ತಿನ್ಕೊಂಡು ಚರಂಡಿಯಲ್ಲಿ ಅಲ್ಲಿ ಇಲ್ಲಿ ಎರಡು ದಿವಸಕ್ಕೆ ಹಣ್ಗಾಯಾದ ನೀರ್ಗಾಯಾದ ಭಿಕ್ಷೆ ಎತ್ತಿದ ಕಡಗ ಇದೆ ಕೊಳ್ಳೋರ್ ಗತಿ ಇಲ್ಲ ಹೀಗೆ ಒಂದು ವರ್ಷ ಆಯಿತು ಎರಡು ವರ್ಷ ಮೂರು ವರ್ಷ ಆಯಿತು ಒಂದು ದಿವಸ ಸಾಯೋಗಳಿಗೆ ಬಂತವನಿಗೆ ಆಮೇಲೆ ಜ್ಞಾನೋದಯವಾಯಿತು ದುರ್ಬುದ್ಧಿ ಹೇಳೋರು ಇರಲಿಲ್ವಲ್ಲ ಪಕ್ಕದಲ್ಲಿ ಸಾಯೋದು ಸತ್ತು ನಾ ಕಳ್ಳ ಅಂತ ಒಪ್ಪಿಕೊಂಡು ಸತ್ರ ಒಳ್ಳೇದಾಗ್ಬೋದು ನನಗೆ ಅಂತ ತಿಳ್ಕೊಂಡು ಅವನಲ್ಲಿ ಹೋಗಿ ಕದ್ದದನ್ನು ಕೊಡಬೇಕು ಅಂತ ಸದ್ಬುದ್ಧಿ ಉಂಟಾಯಿತು ವಾಪಸ್ ಬರ್ತಿದ್ದಾನೆ ಈ ಕಡೆಯಲ್ಲಿ ರಾಜಪುತ್ರ ನೋಡಿದ ಎಲ್ಲಿ ಹೋದ ಇವನು ಪಾಪಿ ನಂಬಿಕೊಂಡಿದ್ದವನು ಅವನು ಮುದುಕ ಮನೆಗೆ ಹೇಳಲಿಲ್ಲ ಮಕ್ಕಳಿಗೆ ಹೇಳಲಿಲ್ಲ ಅರಮನೆ ಆಶ್ರಯದಲ್ಲಿದ್ದವನು ಎಲ್ಲಿ ಸತ್ತನೋ ಏನಾಯಿತು ಅಂತ ತನ್ನ ಚಾರನ್ನು ಎಲ್ಲ ಕಡೆ ಕಳಿಸಿದ್ದಾನೆ ಅಂಗಡಿಯಲ್ಲಿ ಇಲ್ಲಿ ಬಂದಿದ್ದ ಸ್ವಾಮಿ ಯಾವುದೋ ಪದಾರ್ಥ ತಗೊಂಡು ಇಲ್ಲ ಅಂದು ಅಲ್ಲಿ ಹೋಗಿರ್ಬೇಕು ನೋಡಿ ಅಲ್ಲಿ ಹೋಗಿರ್ಬೇಕು ನೋಡಿ ಎಲ್ಲ ಸುತ್ತಿದ್ರು ಸುತ್ತಿದ್ರು ಅದೇ ಮೂರು ವರ್ಷ ಅವನು ಸಿಕ್ಕಲಿಲ್ಲ ಅಲ್ಲಿನೂ ಒಂದು ದಿವಸ ರಾಜಧಾನಿ ಕಡೆಗೆ ಬರ್ತಾ ಬರ್ತಾ ಇರುವಾಗ ಯಾರೋ ಸಮಾಚಾರ ತಂದ್ರು ಅವತ್ತು ಹೋಗಿದ್ನಲ್ಲ ಮೂರು ವರ್ಷಕ್ಕಿಂದೆ ಅವನು ನಮ್ಮೂರಿಗೆ ಬರ್ತಾ ಇದ್ದಾನೆ ಮೇಲೆ ಆ ಮಹೋತ್ಸವ ಆಯಿತು ಅಲಂಕಾರ ಮಾಡಿ ಊರಿಗೆ ಬಾಳೆ ಕಂಬ ಕಟ್ಟಿ ತೋರಣ ಕಟ್ಟಿ ಸ್ವಾಗತ ಮಾಡಿ ಆನೆ ಕುದುರೆ ಮೆರವಣಿಗೆ ಎಲ್ಲ ಮಂತ್ರಿ ಎಲ್ಲ ಯಾಕೆ ತಂದೆ ತಾತನ ಕಾಲದಿಂದ ಸೇವೆ ಮಾಡಿದ ದೂತ ಪರಿವಟ್ಟ ಎಲ್ಲ ತಗೊಂಡು ಬಾಗಿಲಲ್ಲಿ ನಿಂತಿದ್ದಾರೆ ಇವನು ಅಲ್ಲಿಂದ ಬರ್ತಿದ್ದವನು ನೋಡಿದ ದಾಡಿ ಮೀಸೆ ಬೆಳೆದಿದೆ ಯಾರೋ ಬೇರೆ ಊರಿಂದ ಅತಿಥಿಗಳು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ ನಾವೀಗ ರಾಜನ ಕಣ್ಣಿಗೆ ಬಿದ್ದರೆ ಕಸಬರಿಗೆ ಆಗಿಬಿಡ್ತೇವೆ ಅಂತ ಒದಗಿ ನಕ್ರ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತಿದ್ದಾನೆ ಇವರು ಅವನ ಹತ್ತಿರ ಹೋದ್ರು ದಯಮಾಡಬೇಕು ಅಂದರು ಅಲ್ಲಿ ಇಲ್ಲಿ ನೋಡಿದ ನಿಮ್ಮನ್ನೇ ಕರೀತಿರೋದು ಬನ್ನಿ ಅಂತ ಪಲ್ಲಕ್ಕಿಯಲ್ಲಿ ಕೂರಿಸಿ ಅವನು ಕರ್ಕೊಂಬಂದ್ರೆ ಅರಮನೆ ಭಾಗದಲ್ಲಿ ರಾಜಕುಮಾರನೇ ನಿಂತುಕೊಂಡು ಅವನನ್ನು ಸ್ವಾಗತ ಮಾಡಿ ಎನ್ನ ಬಿಟ್ಟು ಕೋಣೆ ಪಯ್ಯ ನನ್ನ ಬಿಟ್ಟು ಎಲ್ಲಿ ಹೋದಿಯೋ ಏನು ಕಷ್ಟಪಟ್ಟಿಯೋ ನಾನಿರುವಾಗ ರಕ್ಷಕ ನನ್ನ ಬಿಟ್ಟು ಹೋದಿಯಲ್ಲ ಬಾ ತಬ್ಬಿಕೊಂಡು ಆಗ ಮುದುಕ ಕಷ್ಟಪಟ್ಟು ಆ ಕಂಕಳದಿದ್ದದ್ದು ಸಂಕೋಚನ ತಗೊಂಡು ಅವನ ಪಾದಕ್ಕೆ ಸೇರಿಸಿ ಪ್ರಭು ನಿನ್ನ ಒಡವೆ ನಿನಗೇ ಕೊಟ್ಟಿದ್ದೇನೆ ಅಂತ ಏನು ಹೇಳ್ತಾನೆಯೋ ಇದೇ ಶರಣಾಗತಿ ಈ ಅನ್ಯಥಾ ಸಂತಮಾತ್ಮಾನು ಶ್ಲೋಕಕ್ಕೆ ವೇದಾಂತೇಶಕರು ಅದು ದೇವನಾಯಕ ಪಂಚಾಶತ್ತಲ್ಲಿ ಬರುವಂತಹ ಶ್ಲೋಕ ಒಂದು ಕಥೆ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ ನೋಡಿ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ವರಗಿರೋ ಪ್ರಶ್ನೆ ಪಡೆದವರಂತೆ ಕಾಣಿರೋ ನೋಡಿ ಅದರಲ್ಲಿಯೂ ಇದೇ ತತ್ವ ರೀಫಂಡ್ ಮಾಡಿಬಿಡಿ ಪದಾರ್ಥ ಒಂದು ಅಂತ ಕೊಟ್ಟು ಕಿಂತೆ ನನಗೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಇದು ಶರಣಾಗತಿಯ ದಾರಿ ಇದನ್ನ ಧೃತರಾಷ್ಟ್ರ ಮನಸ್ಸಿಗೆ ಅರ್ಥ ಆಯ್ತೋ ಇಲ್ಲೋ ನಿಮಗಂತೂ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೇನೆ ಮೂರು ಪ್ರಶ್ನೆ ಆಯಿತು ನಾಲ್ಕನೇದು ಧೃತರಾಷ್ಟ್ರ ಕೇಳಿದ ಧರ್ಮ ಅನ್ನೋದು ಪ್ರಬಲವೋ ಪಾಪ ಎಂಬುದು ಪ್ರಬಲವೋ ಅಂತ ಶರಣಾಗತಿ ಕೇಳಿದ ಮೇಲೆ ಈ ಪ್ರಶ್ನೆ ಕೇಳ್ತಾ ಇದ್ದ ಧರ್ಮ ಅನ್ನೋದು ಪ್ರಬಲವೋ ಪಾಪ ಎಂಬುದು ಪ್ರಬಲವೋ ಅದು ನೀನೇ ಹೇಳಬೇಕು ಅಂದ್ರವರು ಕೆಲವರು ನಾ ಮಾಡಿದ ಪಾಪ ಬಲವಂತವಾದರೆ ನೀ ಮಾಡುವುದೇನೋ ಹರಿ ಅದು ಹರಿದಾಸರು ಮಾತೆ ಅಂದ್ರೆ ನಿರಾಶೆಯಲ್ಲಿ ನೀನು ಇಷ್ಟು ದಿವಸ ಯಾತಕ್ಕೆ ನಾನು ಕಾಣಿಸ್ಲಿಲ್ಲ ಉದ್ಧಾರ ಮಾಡಲಿಲ್ಲ ನನ್ನ ಅಷ್ಟು ದೊಡ್ಡ ಪಾಪ ಇದೆ ಅಂತ ಕಾಣುತ್ತಪ್ಪ ಅಂತ ಪರಮ ನೈರಾಶ್ಯದಲ್ಲೇನು ಹೇಳ್ತಾರೆ ಇದು ಭಗವದ್ಗೀತಾ ಚರ್ಮ ಶ್ಲೋಕಕ್ಕೆ ಅಂತ ಇರುವಂತಹ ಭಾವನೆ ಇದು ಇವನನ್ನು ನಂಬಿದು ಕೃಷ್ಣನನ್ನ ದಾರಿ ತೋರಿಸ್ತಾನೆ ಅಂತ ಹೇಳಿದ್ರೆ ಗಂಟ್ಲಲ್ಲಿ ಇಳಿದೇವರೋಗಳಿಗೆ ಕರ್ಮಯೋಗ ಮಾಡು ಜ್ಞಾನಯೋಗ ಮಾಡು ಭಕ್ತಿಯೋಗ ಮಾಡು ಆಗಲೇ ಇದ್ದದ್ದನ್ನು ಹೇಳಿದಾನಲ್ಲ ಅಂತ ದುಃಖ ಬಿಡು ಕಾಲದಲ್ಲಿ ಯೋಚನೆ ಮಾಡಬೇಡ ನಿನಗಾಗದೇ ಇದ್ರೆ ಬಿಟ್ಬಿಡು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮೃಜ ಅಂತ ಹೇಳಿದ ಹಾಗೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ ಧರ್ಮವನ್ನು ನಂಬಿದವರಿಗೆ ಧರ್ಮ ಪ್ರಬಲವಾಗ್ತದೆ ಪಾಪವನ್ನೇ ನಂಬಿದವರಿಗೆ ಪಾಪವೇ ಪ್ರಬಲವಾಗುತ್ತೆ ಧರ್ಮ ನಂಬಿದವರಿಗೆ ಪಾಪ ಪ್ರಬಲವಾಗೋದಿಲ್ಲ ಪಾಪ ನಂಬಿದವರಿಗೆ ಧರ್ಮ ಆಗೋದಿಲ್ಲ ಇದು ಅನುಭವದಲ್ಲಿದೆ ಐದನೇ ಪ್ರಶ್ನೆ ಪರಮಪದ ಯಾವುದು ಎಲ್ಲಿದೆ ಅಂತ ಕೇಳಿದ ಲುಕಟ್ ಇಸ್ ವೈಕುಂಠ ಇಲ್ಲದೆ ಏನು ಕೇಳ್ತಾನ ಅವನು ಪಾಪಿ ಧೃತರಾಷ್ಟ್ರ ಅದಕ್ಕೆ ಇವರು ಹೇಳಿದ್ರು ವ್ರತ ಎಲ್ಲಿದೆಯೋ ಧರ್ಮ ಎಲ್ಲಿದೆಯೋ ಬಲ ಎಲ್ಲಿದೆಯೋ ಇದರಲ್ಲಿ ಭಕ್ತರು ಪರಸ್ಪರ ಸ್ಪರ್ಧೆಯನ್ನು ಮಾಡ್ತಾರೆ ವ್ರತಾಚರಣೆಗಳಲ್ಲಿ ಮೈಯುಣ್ಣೋಂ ಪಾಲುಣ್ಣೋ ನೋಡಿ ವ್ರತ ನಾಲ್ಕಾಳೆ ನೀರಾಡಿ ಮೈಯಿಟ್ಟೆಳೆದೋಂ ಮಲರಿಟ್ಟು ನಾ ಮುಡಿಯೋಂ ಶಯ್ಯಾದನ ಶಯ್ಯೋಂ ಅವ ಆತ ಶಯ್ಯಾದನ ಶಯ್ಯೋಂ തീക്കുരുളൈ ചന്ദ്രോദവും അയ്യമം ಕೈ ಆಂಧನೆಯಂ ಒಯ್ಯು ಒಯ್ಯುಮಾರಣ್ಣಿ ಇದು ವ್ರತಾಚರಣೆ ಯಾತಕ್ಕೆ ನೀವು ಜೀವನದಲ್ಲಿ ಬದುಕಬೇಕು ಭಗವಂತ ಇಲ್ಲೇ ಕಾಣಬೇಕು ಅಂತಿದ್ರು ವ್ರತಾಚರಣೆ ಮಾಡಿ ಅಂತ ಹೇಳಿದ್ದನ್ನ ಬೇರೆ ರೀತಿಯಲ್ಲಿ ಹೇಳಿದರು ಆಮೇಲೆ ಏನು ಮೌನಂದು ಅದಕ್ಕೆ ಅವರು ಹೇಳಿದರು ವೇದ ಶಬ್ದ ಎಲ್ಲಿಂದ ಬರ್ತದೆಯೋ ಅದರ ಆಸೆಗಿರೋದು ಮೌನ ಅಂದರು ವೇದಿಗೆ ಶಬ್ದವಿಲ್ಲ ಮೂಲೇ ವೇದದಲ್ಲಿ ವೇದದ ಓಮಸ್ಥಾನ ಫಸ್ಟ್ ವರ್ಡ್ ಯಾವುದು ಅಂದ್ರೆ ಪ್ರಣವ ಓಂಕಾರ ಅದರಲ್ಲಿ ಎಲ್ಲ ಇದೆ ಮನುಷ್ಯಕ್ಕೆ ಹೋಗಬೇಕಾದ್ದೆಲ್ಲ ಪ್ರಣವದ ಹಿಂದೆ ಏನಿದೆ ಎ ಗ್ರೇಟ್ ಬ್ಲ್ಯಾಂಕ್ ಅಲ್ಲಿಂದ ಆಚೆಗೆ ಏನಿಲ್ಲ ಪ್ರಣವದ ಈಚೆಗೆ ಜಗತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಏಳು ಸೃಷ್ಟಿ ಆ ಓಂಕಾರದಿಂದ ಈಚೆಗೆ ಅದಕ್ಕೆ ಬಿಟ್ಟು ಆ ಸೂತ್ರ ಬಿಟ್ಟರೆ ಗಾಳಿಪಟ ಹಾರೋದಿಲ್ಲ ಓಂಕಾರವನ್ನು ಬಿಡಬಾರದು ಹಾಗಿದ್ರೆ ವಿಮಾನಾಶವಾಗ್ತದೆಯೇ ನಾಶವಾಗ್ತದೆಯೇ ಧೃತರಾಷ್ಟ್ರ ಅದಕ್ಕೆ ಉತ್ತರ ಕೊಡ್ತಾರೆ ವೇದ ಖಂಡಿತವಾಗಿ ರಕ್ಷಿಸ್ತದೆ ಆದರೆ ವೇದ ರಕ್ಷಣೆ ಮಾಡುವ ರೀತಿ ಹೇಗೆ ಮಾಡ್ತದೆ ನಾವು ಮಾಡಿದ ಕರ್ಮನಾಶವಾದ ಹೊರತು ಜ್ಞಾನೋದಯ ಆಗೋದಿಲ್ಲ ಜ್ಞಾನವೆಂಬುದು ಭಗವಂತನ ಪ್ರೀತಿಯಲ್ಲಿ ಭಕ್ತಿ ಆಗದೆ ಇದ್ರೆ ಅದ್ರೈ ಜ್ಞಾನವಾಗ್ತದೆ ಆದ್ರಿಂದ ಕರ್ಮ ಅನ್ನೋದು ಉಂಟು ಪಾಪಕ್ಷಯ ಮಾಡಬೇಕು ವೇದ ರಕ್ಷಿಸೋದು ಭಕ್ತಿಯಿಂದ ಎಂಟನೇ ಪ್ರಶ್ನೆ ಬ್ರಾಹ್ಮಣರ ಹೆಚ್ಚಳ ಏನು ಮತ್ತೆ ತಿರುಗಿ ಅಲ್ಲಿಗೆ ಬಂತು ತಿರುಗಿ ಪ್ರಶ್ನೆ ಅದೇ ಪ್ರಶ್ನೆ ಬ್ರಾಹ್ಮಣರ ದೊಡ್ಡ ಲೋಕ ಅವ್ರಿಗೆ ಏನೋ ನಿಜವಾದ ದೊಡ್ಡತನ ಇದೆಯೋ ಅದಕ್ಕೆ ಹೇಳ್ತಾರೆ ತಪಸ್ಸು ಇಜ್ಜೆ ಇಜ್ಜ ಅಂದ್ರೆ ಭಗವಂತನ ಪೂಜೆ ಮಾಡೋ ಪೂಜೆಗೆ ಇಜ್ಜ ಅಭಿಗಮನ ಇಜ್ಜ ಉಪಾದಾನ ಪಂಚಕಾಲ ಹೇಳ್ತಾರೆ ಬ್ರಾಹ್ಮಣರ ದೊಡ್ಡತನ ಇರು ತಪಸ್ಸಿನಲ್ಲಿ ತಪಸ್ಸು ಮಾಡಿದ್ದವನು ಬ್ರಾಹ್ಮಣ ಅಲ್ಲ ಜ್ಞಾನ ಸುಲಭಾಕ್ಷ ಶ್ರಮಪಟ್ಟು ಜ್ಞಾಸಸ್ವ ತೋ ಬ್ರಹ್ಮೇತಿ ತದ್ಧಿತಪಸ್ತದ್ಧಿತಶಂಕೋ ಶಂಕು ಅಂತ ಮಹರ್ಷಿಯ ರಾಮಾಯಣದಲ್ಲಿ ಬರುವ ಶಂಕು ಅಲ್ಲ ವಚನ ಈ ತಪಸ್ಸಿನಿಂದ ಮೋಕ್ಷ ಪಡೀತಾರೆ ಯಜ್ಞೇನ ತಾನೇನ ತಪಸ ಅನಾಶಕೆ ಅಂತೇಳಿ ಹೇಳಿದರು ಒಂಬತ್ತನೇ ಪ್ರಶ್ನೆ ಈ ತಪಸ್ಸು ಸಮೃದ್ಧ ಆಗುವುದು ಹೇಗೆ ನಿಷ್ಕಲ್ಮಷ ಆಗುವುದು ಹೇಗೆ ಅದಕ್ಕೆ ಉತ್ತರ ಹೇಳ್ತಾರೆ ಕಾಮಕ್ರೋಧಗಳನ್ನು ಬಿಟ್ಟರೆ ತಪಸ್ಸು ಫಲ ಕೊಡ್ತದೆ ಕಾಮಕ್ರೋಧ ಇಟ್ಟುಕೊಂಡು ತಪಸ್ಸು ಮಾಡಿದ್ರೆ ಬೀಜ ಆಗ್ತದೆ ಭೂಮಿಯಲ್ಲಿ ಹಾಕಿದ್ರೆ ಬೆಳೆಯುವುದು ಬೀಜಾನೇ ಹಾಕಿದ್ದೇವೆ ಬೆಳೀಲಿಲ್ವಲ್ಲ ಸ್ವಾಮಿ ಸುಟ್ಟು ಬಿಟ್ಟಿದೆಯಲ್ಲ ಅದನ್ನ ಕಾಮಕ್ರೋಧ ಸುಟ್ಟು ಬಿಟ್ಟಿದೆ ಹತ್ತನೇ ಪ್ರಶ್ನೆ ಹಾಗಿದ್ರೆ ಎಷ್ಟು ವೇದ ಓದಬೇಕು ವೇದ ಒಂದೋ ಹಲವೋ ಅಂತ ಪ್ರಶ್ನೆ ಕೇಳಿದ ಎಲ್ಲ ವೇದ ಇದ್ದಾನು ಕಡವ ಏನು ಓದಿಯೂ ಪ್ರಯೋಜನವಿಲ್ಲ ಅವನು ಅದಕ್ಕೆ ಅವರು ಹೇಳಿದ್ರು ಒಂದೇ ವೇದ ಓದಿದ್ರು ಸಾವು ವೇದದ ಒಂದು ಅಕ್ಷರ ಓದಿದ್ರು ಸಾಕು ಕ್ರಮವನ್ನು ಓದಿದ್ರು ಸಾಕು ಆದರೆ ಉಪನೆಯನ್ನು ಓದಬೇಕು ಓ ಸಾಕು ಅಂತ ನಾ ಹೇಳಿದೆ ಬ್ರಹ್ಮಚರ್ಯನ್ ಚಂತಿ ವೇದ ಯತ್ಪದಮನಂತಿ ತಪಾಂಶ ಸರ್ವಾಂಶ ಯದ್ವದಂತಿ ಯದಿಚ್ಛಂತೋ ಚರಂತಿ ಹೇಳ್ತಾನೆ ಓಂ ಇದೆ ಅದೊಂದರಲ್ಲಿ ಇದೆ ಅದರ ಏನಿದೆ ನೀವು ಅರ್ಥ ಮಾಡ್ಕೋಬೇಕು ಅನುಭವಕ್ಕೆ ತಂದುಕೊಳ್ಬೇಕು ಅಕಾರ ಮಕಾರ ಸ್ವರೂಪರಾಗಿರ್ತಕ್ಕಂಥ ಭಗವಾನ್ ಅಂದ್ರೆ ಹೂ ಅಂದ್ರೆ ಏನು ಆ ಉಮಾ ತಿಳಿಬೇಕು ಉಮಾ ಹೇ ತಿಳಿಯೋದಲ್ಲ ಬ್ರಹ್ಮವಿದ್ಯಾಪ್ರಾಪ್ತೆಗೆ ಬ್ರಹ್ಮ ಬ್ರಹ್ಮಚರ್ಯ ಪಾಲನೆ ಇದ್ರೆ ಬ್ರಹ್ಮ ಭೇದ ಸಾಧ್ಯವಾಗ್ತದೆ ಬ್ರಾಹ್ಮಣ್ಯ ಪ್ರಾಪ್ತಿ ಹೇಗೆ ಅದಕ್ಕೆ ಹೇಳ್ತಾರೆ ಕಾಲದ ಬಲದಿಂದ ಒಂದು ನಾಲ್ಕನೇ ಒಂದಾಗ ಗುರು ಸಂಯೋಗದಿಂದ ನಾಲ್ಕನೇ ಒಂದು ಭಾಗ ಉತ್ಸಾಹದಿಂದ ನಾಲ್ಕನೇ ಒಂದು ಭಾಗ ಶಾಸ್ತ್ರಾಭ್ಯಾಸನೇ ಒಂದು ಭಾಗ ವಿದ್ಯೆ ಅನ್ನೋದನ್ನು ಎಲ್ಲ ಗುರುವೇ ತುಂಬಿ ಪ್ಯಾಕ್ ಮಾಡಿ ಟೈಟ್ ಆಗಿ ಕೊಡೋದಿಲ್ಲ ಪುಳಿಯೋಗರೆ ಪ್ಯಾಕೆಟ್ ಕೊಟ್ಟಾಗೆ ಶಿಷ್ಯ ಅಂದ್ರೆ ಬಕೆಟ್ಟು ಗುರು ಅಂದ್ರೆ ನಲ್ಲಿ ಕೊಳ ಇದ್ದ ಹಾಗೆ ತಿರುಗಿಸಿಬಿಟ್ರೆ ಜ್ಞಾನ ತುಂಬುತ್ತೆ ಹಾಗೆಲ್ಲ ಅದು ಹೂಗೆ ಹೇಳ್ಕೊಡ್ತಾರೆ ಆಚಾರ್ಯಾತ್ಪಾದಮಾದಂತೆ ಒನ್ ಕ್ವಾರ್ಟರ್ ಇದ್ ದಾರಿ ಬೇರೆ ಕಡೆ ಉದಾಹರಣೆ ಹೇಳಿದ್ದೇನೆ ಧಾರವಾಡದ ಹತ್ರ ನಮ್ಮ ಆಕಾಶವಾಣಿ ಹತ್ರ ಹಳಿಯಾಳಕ್ಕೆ ನಲವತ್ತು ಕಿಲೋಮೀಟರ್ಗಳು ಅಂತ ಒಂದು ಬೋರ್ಡ್ ಇದೆ ನಾವೆಲ್ಲ ನೋಡಿದ್ದೇವೆ ಅದನ್ನು ಒಬ್ರು ಕೇಳಿದ್ರು ಹಳಿ ನಲವತ್ತು ಕಿಲೋಮೀಟರ್ ಅಂತ ಅಲ್ಲಿ ಹೋಗಿ ಅವನು ಹೋಗಿ ಬೆಳಗ್ಗೆ ಏನು ಸದ್ಯ ಅಲ್ಲಿ ನಿಂತ ಹಳಿಯಾಳ ಬರಲೇ ಇಲ್ವಲ್ರಿ ಅವನಿಗೆ ಬರೋದಿಲ್ಲ ಸ್ವಾಮಿ ನೀವು ಹೋಗಬೇಕು ಮತ್ತೆ ಬೋರ್ಡ್ ಏನು ಮಾಡುತ್ತೆ ಬೋರ್ಡ್ ದಾರಿ ತೋರಿಸುತ್ತೆ ಹೇಳು ಗುರುಗಳೇನು ಮಾಡ್ತಾರೆ ಪರಮನ್ ತೋರಿಸ್ತಾರೆ ಒಳಗಣ್ಣು ನೋಡಬೇಕು ಹನ್ನಲ್ಲಪ್ಪ ಅಂತಾರೆ ವಿದ್ಯೆ ಕೊಡ್ತಾರೆ ಆ ವಿದ್ಯೆ ನೀವು ಬೆಳೆಸಿಕೊಳ್ಳಬೇಕು ಭೂಮಿಗೆ ಒಂದು ಬೀಜ ಬಿತ್ತನೆ ನೀವು ಬೆಳಿತೀರಿ ಹಾಕ್ತೀರಿ ಆಮೇಲೆ ನೀರು ಕಟ್ತೀರಿ ಎಷ್ಟು ಬೀಜ ಹಾಕಬೇಕು ಅದು ಒಂಬತ್ತು ತಿಂಗಳು ಧಾನ್ಯ ಬೆಳಿಬೇಕಾದ್ರೆ ಭತ್ತ ಒಂಬತ್ತು ತಿಂಗಳು ಬಿತ್ತನೆ ಮಾಡೋದಿಲ್ಲ ಹಾಕಿರೋದು ಒಂದೇ ಬೀಜ ಆದ್ರೆ ನೀರು ಕಟ್ತೀರಿ ಕಸ ಕಳೆ ತೆಗಿತೀರಿ ಆ ನೀರು ಬೇರೆ ಕಡೆ ಹೋಗ್ತಿದ್ರೆ ಪಾತಿ ಗಟ್ಟಿ ಮಾಡೋ ಹಾಗೆ ಇದು ಕೃಷಿಯನ್ನು ಮಾಡಬೇಕು ಬ್ರಹ್ಮವಿದ್ಯೆ ಹಾಗಿದ್ರೆ ಹದಿನೈದನೇ ಪ್ರಶ್ನೆ ಪ್ರಶ್ನೆ ಪರಮಾತ್ಮ ಹೇಗಿರ್ತಾನೆ ಅಯ್ಯೋ ಅನ್ಕೊಂಡ ಅವನು ದೇವರಂದ್ರೆ ಹೇಗಿರ್ತಾನೆ ಅದವ್ರ ಮರಣನೆ ಮಾಡು ಇಪ್ಪತ್ತು ಶ್ಲೋಕ ಆಗಿದೆ ಅದು ಎಷ್ಟು ಧ್ಯಾಯ ಸಂಖ್ಯೆ ಹೇಳ್ತೇನೆ ಸ್ವಲ್ಪ ಹೊತ್ತು ತೋರಿಸ್ತೇನೆ ಇದು ಹತ್ತಾರನೇ ಧ್ಯಾಯ ಸುಜಾತಿಯ ಅದರಲ್ಲಿ ಒಂದು ಶ್ಲೋಕ ಇದ್ದೇನೆ ಅಸಾಧನ ಅಪಿ ಸಸಾಧನ ಅದು ಅಲ್ಲಿಯೇ ಬರು ತಮ್ಮ ಪ್ರಪಶ್ಯಂತಿ ಒಂದೊಂದು ಶ್ಲೋಕದ ಕೊನೆ ಇದು ಪಲ್ಲವಿ ಇದ್ದ ಹಾಗೆ ಹಾಡಿದ್ದ ಹಾಗೆ ಯೋಗಿಗಳು ನೋಡ್ತಾರೆ ನನ್ನ ಹಾಗೆ ನೋಡ್ತಾರೆ ವೈತಂ ಪುರುಷ ವೇದ ತಸ್ಸೈಹ ಅನರಿಷ್ಯತೆ ಸಿದ್ಧಾನ್ಯೋ ತಿಳಿಯೋ ಹೆಜ್ಜಲ್ಲ ಅಂದ್ರೆ ಏನ್ ಹೇಳ್ತೀರಿ ಸ್ಪೀಕರ್ ಅಲ್ಲಿ ಬರುತ್ತೆ ಸಂಗೀತ ಕೊಡಿಸ್ತಾ ಇದ್ದಾರಪ್ಪ ಪಿಟೀಲ್ ಕಳ್ಕೊಂಬ ಕೇಳದೆ ಕೊಡೋದಿಲ್ಲ ಕಿವಿಯಿಂದ ಕೇಳಿ ಹೋಗಿ ನಯನೇನ ಉದ್ದಿ ಶಿರಯಾಪದೇತಿ ಕುಂಠನ ಕೋವಿದೆ ಆಗಶೈನೇತಿ ಜಮಾಪಿನಂ ಪ್ರಚ ಅಚ್ಚುತಂ ಕೊಡುಂದೆ ಯಾನ್ ಪೋ ಯುವೈ ಪೆರಿನು ವೇರುಳಾನೆ ಹೂವಾಗ್ತದೆ ಅಂತ ಮಾಡಿ ಅಗತ್ಯ ಸುಮ್ಮನೆ ಕೂತಿಡಬೇಕು ಹರಿದ್ವಾರದಿಂದ ಬದರಿನಾಥ್ ಬದ್ರಿತಕ ಮೇಲೆ ಎಲ್ಲಿ ಗಂಗೋತ್ರಿಗೆ ಹೋಗಿದ್ದೇವೆ ಗಂಗಾದೇವಿ ಉದ್ಭಾವ ಜಾಗ ಅಲ್ಲಿ ಹಾಗೆ ತಂದಿದ್ರು ನಮ್ಮ ಸ್ನೇಹಿತರು ಅದೇನು ಅದು ಹೊರ ಹತ್ತು ದಿವಸದಲ್ಲಿ ಹೊಗಲ್ಲಿ ಕೂತಲ್ಲಿ ಎದ್ದಲ್ಲಿ ಭಜನೆ ಎದ್ದ ವಚನ ಭಗವದ್ಗೀತಾ ಗೀತೆ ಪೂರ್ತಿ ಥರ್ಟಿ ಅವರ್ಸ್ ಐ ಶರ್ಡ್ ಪ್ರಯಾಣದ ಕಾಲದಲ್ಲಿ ಅದು ಅನುಭವ ಎಂಥ ಅನುಭವ ಅದೆಲ್ಲ ಹುಡುಗರು ರೆಕಾರ್ಡ್ ವಿಡಿಯೋ ಆಡಿಯೋ ಎಲ್ಲ ಮಾಡಿದ್ದಾರೆ ಇನ್ನು ನಮ್ಮ ಕೈಗೆ ಬಂದಿಲ್ಲ ಅದು ಇಷ್ಟು ಹತ್ತಿರದಲ್ಲಿ ಬದರಿ ಕ್ಷೇತ್ರದಲ್ಲಿ ಮೂರೂರು ಗಂಟೆ ಒಂದೇ ಜಾಗದಲ್ಲಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಮಳೆ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಲ್ಲಿ ಶುರು ಮಾಡಿದ್ದು ತಿರುಮಂಗಿ ಆಳ್ವಾರ ಆಡಿನೇನ್ ಮಾಡಿ ಬರಂದಿನೇನ್ ಪಾಶರ ಅಲ್ಲಿ ಶುರು ಮಾಡಿ ಬದರಿಯಿಂದ ಆತನ ಸನ್ನಿಧಿಯಲ್ಲಿ ಅಲ್ಲಿ ಕಾಶಿ ಮಠದಲ್ಲಿ ಕೂತ್ಕೊಂಡು ಪ್ರವಚನ ಅನುಭವಿಸಿದ್ದೇವೆ ಅಪ್ಪ ವಾಚಾಮ ಗೋಚರ ಬಾಯಿಲು ಬರೋದಿಲ್ಲ ಯದ್ವಾಚಾನ ಅಭ್ಯುಜಿತಂ ಏನವಾಗ ಅಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ಬಿಡಿ ನೇದಂ ಬಿಡಿದ ಉಪಾಸತೆ ನೀವು ಉಪಾಸನೆ ಮಾಡೋದು ಅಹಂಕಾರ ಕಾಣೋ ಮಗು ಯದ್ವಾಚ ಅನುಭ್ಯುಜಿತಂ ವಾಚ ಬಾಯಿಂದ ಹೇಳೋಕ್ಕಾಗೋದಿಲ್ಲ ಮಾತನ್ನು ಹೊರಸೋಕ್ಕಾಗೋದಿಲ್ಲ ಏನವಾಗ ಅಭ್ಯುಜ್ಯತೆ ಯೋಂತಃಪ್ರವಿಶ್ಯ ಮಮ ವಾಚಮಿ ಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವ ಮಾತನ್ನು ಭಗವಂತ ತಂಬೂರಿ ನೋಡೋದು ಜಡ ಪದಾರ್ಥ ಶುಚಿ ಮಾಡಿ ಸರಿಯಾಗಿ ಒಬ್ಬ ಅದನ್ನು ಕೈಯಲ್ಲಿ ತಗೊಂಡು ಈಗ ಶುರು ಮಾಡಿದೆ ಧ್ವನಿಯನ್ನು ಬಿಸುವಂತೆ ಇದು ಒಂದು ಬುರುಡೆ ಇದರ ನಾರದರೆ ಮೂರು ನಾರಾಯಣ ಸುರನಾಡವರು ತಂತಿಯನ್ನು ರಡಮಡವನ್ನು ಮೀಟಿದ್ರೆ ಇದು ನಾರಾಯಣ ಅಂತ ಏನು ಶಬ್ದ ಮಾಡುತ್ತೆ ಗುರು ಮಾಡುವ ಕೆಲಸ ಆಗ ಅನುಭವಕ್ಕೆ ಬರುತ್ತೆ ತೂರಿಯನ್ನು ದಂಡಿ ಕಿವಿಟ್ಕೊಂಡು ಸುಮ್ಮನೆ ಶುಚಿ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರುತ್ತೆ ಎಲ್ಲ ರಾಗಳಿಗೆ ತಾಯಿಯರು ಆ ನಾಲ್ಕು ತಂತಿರದಲ್ಲಿ ಸಕಲ ಸಂಗೀತವೂ ಕೂತಿರುವಂತೆ ಭಗವಂತನ ಇಲ್ಲದೆ ಇರೋದೇನಿದೆ ಯೋಗಿಗಳು ಗೊತ್ತೋ ಕಾಣೋದು ಭೂಹಂತಿ ಸರ್ಪ ಇವಾಗ ಸ್ವರಾಣಿ ಸ್ವಶಿಕ್ಷೆಯ ಸ್ವೇನ ವೃತ್ತೇನ ಮರ್ತ್ಯಾ ತೇಷು ಪ್ರಮುಖ್ಯಂತೆ ಜನಾ ವಿಮೂಢಾ ಯಥಾಧ್ವಾನಂ ಮೋಹಯಂತೆ ಅಭಯಾಯ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಇಪ್ಪತ್ತು ಶ್ಲೋಕ ಭಗವಂತನನ್ನ ಯೋಗಿಗಳು ಕಾಣ್ತಾರೆ ಯೋಗ ಬೇಕು ಆ ಯೋಗ ಯುಂಜತೇವನ ಧಿಯ ಮನಸ್ಸು ತಗೊಂಡು ಹೋಗಿ ದೇವರಲ್ಲಿ ಸೇರಿಸಬೇಕು ಅದು ಯೋಗ ಸೇರಿಸಬೇಕು ಅಗಲುವುದರಲ್ಲಿಯೂ ಗೋಪಿಕಾ ಸ್ತ್ರೀಯರಂತೆ ಅಗಲಿದರೆ ಯೋಗವಾಗುತ್ತೆ ಸೇರಿದ್ರು ಯೋಗವಾಗುತ್ತೆ ರಾಮನನ್ನು ಅಗಳಿದಳು ಸೀತೆ ಹತ್ತಳು ಯೋಗವಾಯಿತು ಕೃಷ್ಣ ಮರೆಯಾದ ಹತ್ತರು ಗೋಪಿಯರು ಯೋಗವಾಯಿತು ಅಂಜುರೆ ಮಡನಾರಾಯ್ ಅಳಿತಾಯ್ ಆಳ್ವಾರರು ಹತ್ತರು ದುಂಬಿಗಳನ್ನು ಕರೆದರು ಪಕ್ಷಿಗಳನ್ನು ಕರೆದರು ಚಿಟ್ಟುಗಳನ್ನು ಕರೆದರು ಭಗವಂತನಿಗೆ ನಮ್ಮ ಮೇಲೆ ಬನ್ನಿ ದೂತನಾಗಿ ನೀವು ಹೋದರೆ ಅವನು ಬಂಧಿಸಿದ್ರು ನಿನಗೆ ಒಳ್ಳೇದಾಗೋದಿಲ್ಲವೋ ಅಂತ ಕೇಳಿದರು ಈ ದೌತ್ಯವೆಂಬುದನ್ನು ದೇಶಿಕ ಆಸ್ಪತ್ರ ದೂತಾಹ ದ್ರವಿಡೋಪನಿಷತ್ತಾಂತರ ರತ್ನಾವಳಿ ಆಳ್ವಾರ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯದಲ್ಲಿಯೇ ಅತ್ಯಪರೂಪವಾದಂತಹ ಒಂದು ಭಾವ ಅಂತ ನಾಯಕ ಭಾವ ಆಳ್ವಾರರು ತಮ್ಮನ್ನು ಪತ್ನಿ ಎಂಬುದಾಗಿ ಭಾವಿಸಿಕೊಂಡು ಪ್ರಿಯಭಾವದಲ್ಲಿ ಭಗವಂತನಿಗೆ ದೌತ್ಯವನ್ನು ಕಳಿಸ್ತಾರೆ ದುಂಬಿ ಚಿಟ್ಟೆ ನವಿಲು ಕೋಗಿಲೆ ಮುಂತಾದ ಪ್ರಾಣಿ ಪಕ್ಷಿಗಳ ಮೂಲಕವಾಗಿ ಅವನು ಹೋಗಿ ಹೇಳು ನಿನ್ನ ನಂಬಿಕೊಂಡಿದ್ದವಳು ಬಿಳಿದ್ದಾಳೆ ಕೈ ಬಿಟ್ಬಿಟ್ಟಲ್ಲ ಅಂತ ಹೇಳು ಅಂತ ಹೀಗೆ ಅತ್ತರೂ ಸುಸ್ವರಂ ಗೋಪ್ಯ ರುರುದು ಸುಸ್ವರಂ ಗೋಪ್ಯ ಸಸ್ವರಂ ಅಲ್ಲ ರುರುದುಹು ಸುಸ್ವರಂ ಗೋಪ್ಯ ನಾನು ಹೊಳ್ತಾ ಇದ್ದೇನೆ ನೀವು ಹೊಳ್ತೀರಿ ಅಳುವುದರಲ್ಲಿ ಭಗವಂತನನ್ನು ಹಾಕಿ ಆಗ ಅಳುವೆಂಬುದು ಯೋಗವಾಗುತ್ತೆ ಹಣಕ್ಕಾಗಿ ಅತ್ತರೆ ಅದು ವ್ಯರ್ಥವಾಗುತ್ತೆ ಭಗವಂತನಿಗಾಗಿ ಅಳುಬೇಕು ಅದನ್ನು ಕಲಿಬೇಕು ಆ ಭಗವಂತ ಒಳಗಿದ್ದಾನೆ ಅವನಿಗಾಗಿ ಅಳಬೇಕು ನಿನಗಾಗಿ ನೀ ಅಳುವಂತ ರಾಮಚಂದ್ರ ಭರತನಿಗೆ ಸಿಕ್ಕಿದ್ದಕ್ಕೆಲ್ಲ ಅಳಬಾರದು ಯಾವ್ಯಾವುದಕ್ಕೂ ಅತ್ತರೆ ಅಳಿಯ ಬಂದಿದ್ದ ಮನೆಗೆ ಮಗಳನ್ನು ಕರ್ಕೊಂಡು ಹೋದ ಅತ್ತೆ ಮನೆ ಬಾಗಿಲು ಜಗಲಿ ಕೂತಿದ್ದಾಳೆ ಅಳ್ತಾ ಇದ್ದಾಳೆ ಏನಾಯ್ತಮ್ಮ ಪಕ್ಕದವ್ರು ಕೇಳಿದ್ರು ಇಂಥ ಅನ್ಯಾಯ ಉಂಟೆ ಸ್ವಾಮಿ ಅಳಿಯ ಬಂದಿದ್ದ ಮಗಳು ಕರ್ಕೊಂಡು ಹೋದ ಎಲ್ಲರೂ ಉಂಟೆ ಸ್ವಾಮಿ ಇದು ಅಳೋದು ಪದಾರ್ಥ ನೋಡಿ ಇದು ಯಾವುದು ಕಳಬೇಕು ಅಯ್ಯೋ ತೊಂಬತ್ತು ವರ್ಷ ಆಯಿತು ಅವ್ರು ಸತ್ತು ಹೋದ್ರು ಒಂದು ದಿವಸ ಹರಿನಾಮೋಚ್ಚಾರಣೆ ಮಾಡಲಿಲ್ವಲ್ಲ ಹಾಗಳ್ಬೇಕು ಅಳುದೇನ್ ಅಂಜಿ ಅಳುದೇನ್ பொழுது போயினவென்று ಹೇಳಿದ್ರು ವಾ ಅಡಿನೇನ್ ಮಾಡಿ வருந்தினேன் ಬಾಡಿ ಹೋದೆ ಹೋಯ್ತು ಹೋಯ್ತು ಆಯುಷ್ಯ ಹೋಯ್ತಲ್ಲ ಬೆನ್ನೆಲ್ಲ ಮುರುಹಿ ಬೆನ್ಮೂಳೆ ಕರ್ಗೋಯ್ತು ಅಂತ ಅಳ್ವಾರರಿಗೆ ಹಾಗತ್ರಂತ ಬದ್ರಿ ಕ್ಷೇತ್ರದಲ್ಲಿ ಇವತ್ತರ್ಥವಾಯಿತು ನಾರಾಯಣ ಎಂಬ ಶ್ರೀನಾಮದಲ್ಲಿ ಏನು ಅನುಭವ ಅಡಗಿದೆ ಎಂಬುದಾಗಿ ಅದು ನೀವು ಕಲ್ತ್ಕೊಳ್ಳಿ ಅಂತ ಅಲ್ಲಿಂದ ಆರಂಭ ಮಾಡಿ ಹೇಳ್ಕೊಳ್ತಾ ದಕ್ಷಿಣ ದೇಶಗಳನ್ನೆಲ್ಲ ಸುಮಾರು ಐವತ್ತೆಂಟು ಕ್ಷೇತ್ರಗಳನ್ನು ತಿರುಮಿಗೆ ಆಳ್ವಾರು ಮಂಗಳಾಶಾಸನ ಮಾಡ್ತಾರೆ ಭಗವಂತನ ಜಗ್ಗಿಸಿ ಅರ್ಚಾ ಸಮಾಜದಲ್ಲಿ ಕೂತಿರೋನ್ ಜೊತೆಯಲ್ಲಿ ನೀವು ಮಾತಾಡೆಯಾ ಎರಡು ಹೆಜ್ಜೆ ನಡೆದ್ರೆ ನಮ್ಮ ಕಾಟಿ ಅಲ್ಕಾಟ್ಟಿ ನಾ ನಾಂಗಳುಯ್ಯೋಮೆ ಎರಡು ಹೆಜ್ಜೆ ನಡೆಯೋ ಕೂತಿದ್ದಾನೆ ಮಗ ಅಷ್ಟೊತ್ತಿಂದ ನೀನು ಹೇಗೆ ನಡೀತೀಯ ನಿನ್ನ ಸೊಬಗು ತುಂಬ ಚೆನ್ನಾಗಿದೆ ಅಪ್ಪ ಲಕ್ಷ್ಮಣ ರಾಮ ಕಾಡಿ ಹೋಗುವಾಗ ರಾಮೇ ಪ್ರಮಾದಂ ಕಾರ್ಷಿ ಪುತ್ರ ಭ್ರಾತರಿ ಗಚ್ಚತಿ ರಾಮನ ನಡಿಗೆ ಸೌಂದರ್ಯ ನೋಡ್ತಾ ನೋಡ್ತಾ ಕಾಳಿಗೆ ಮುಲ್ ಸಿಕ್ಕಿತೆ ಕಲ್ಲು ಸಿಕ್ಕಿತೆ ಸೇವೆ ಮಾಡೋದನ್ನು ಮರಿಬೇಡ ಮಗು ಅದು ಮೋಸಪಡಿಸುವಂತಹ ನಡಿಗೆ ಭಗವಂತ ನಡಿಗೆ ಸಾಮಾನ್ಯವಲ್ಲ ಅಂತ ಎಚ್ಚರಿ ಮಾಡ್ತಾಳೆ ಆ ನಡಿಗೆಯನ್ನ ದೇವಿ ಕೇಳ್ತಾಳೆ ನಾಲ್ಕು ಹೆಜ್ಜೆ ಸಿಂಹಪೀಠದಲ್ಲಿ ಬಂದು ಕೂತು ಬಿಡು ನೀ ನೋಡು ನಡೆಯೋದನ್ನು ನೋಡಬೇಕು ನೀ ಮಾತಾಡೋದನ್ನು ನೋಡಬೇಕು ನೀ ಭಕ್ತರನ್ನು ಅನುಗ್ರಹ ಮಾಡುವುದನ್ನು ನೋಡಬೇಕು ನೀ ಕಣ್ಣು ಬಿಡುವುದನ್ನು ನೋಡಬೇಕು ಇದನ್ನು ಬಯಸ್ತಾರೆ ಆ ಇಂದಳೂರು ಸ್ವಾಮಿಯನ್ನು ಹೇಗೆ ಮಾತಾಡಿಸ್ತಾರೆ ಆಳ್ವಾರರು ಯಾತಿ ಹೇಳ್ತೇವೆ ಅಂದರೆ ಇದು ಹೃದಯವಿದ್ದವನಿಗೆ ಭಗವಂತನ ಅನುಭವ ಹೃದಯವಿಲ್ಲದೆ ಇದ್ದವನಿಗೆ ಬರೀ ಕಲ್ಲು ಶಿಲೆ ಲೋಹ ಮತ್ತೊಂದು ಕಾಣಿಸುತ್ತೆ ಸೂರ್ಯ ನೋಡಿದ್ರು ಅಷ್ಟೇ ಜಗತ್ ನೋಡಿದ್ರು ಅಷ್ಟೇ ಭಕ್ತರನ್ನು ನೋಡಿದ್ರು ಅಷ್ಟೇ ಭಾಗವತ ನೋಡಿದ್ರು ಅಷ್ಟೇ ನಾಸ್ತಿಕ್ಯವೆಂಬುದು ಹೃದಯದಲ್ಲಿ ಕಲ್ಲಿನಂತೂ ತುಂಬಿಕೊಂಡಿದ್ರೆ ಈ ಕಲ್ಲಿನಲ್ಲಿ ಮೃದಂಗ ಮಾಡೋಕ್ಕಾಗುತ್ತೆ ನೋಡಿ ಕಲ್ಲನ್ನಾಗ ಸ್ವರ ಮಾಡ್ತೀರಾ ಕಲ್ಲಿನಲ್ಲಿ ವೀಣೆ ನೋಡಿಸ್ತೀರಾ ಅದು ಕಲ್ಲು ಅದಕ್ಕೆ ಹೃದಯವಿಲ್ಲ ಮನುಷ್ಯರಿಗೆ ದೇವರು ಪುಣ್ಯಕ್ಕೆ ಹೃದಯ ಕೊಟ್ಟಿದ್ದಾನೆ ಹೃದಯವಿರುವಾಗ ಭಗವಂತನನ್ನು ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಇದರ ಭಗವಂತನಲ್ಲಿ ಅತಿವಾದವನ್ನು ಮಾಡಿದರೂ ತಪ್ಪಿಲ್ಲ ಹೊಗಳುವುದರಲ್ಲಿ ಏನು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನಕ್ಕೆ ಮಂಗಳ ಮಾಡ್ತಾ ಇದ್ದೇವೆ ಕೃಷ್ಣ ಸಂಧಾನ ಆಗಲಿಲ್ಲ ನಾಳೆಗೆ ಬರ್ತದೆ ನೀವು ಹೆಗಾರು ಮಾಡಿ ನಾಳೆ ಇರಬೇಕಿಲ್ಲಿ ಕೃಷ್ಣ ಸಂಧಾನ ಭಾಗ ಶ್ರೀಮಂತ್ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಇದು ಶಿಖರಪ್ರಾಯವಾದ ದಿವ್ಯಾನುಭೂತಿ ಭಕ್ತರಿಗೆ ದಾಸಾನುದಾಸನಾಗಿ ನಡೆಕೊಂಡು ಭಗವಂತ ಇದು ಕೃತ್ಯ ಅಂತ ನೋಡಿದೆ ದುಷ್ಟರ ಮನೆಯಲ್ಲಿ ತನಗೆ ಅವಮಾನ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ರೂ ಹೋಗಿ ಅಲ್ಲಿ ಅಮೃತದಂತಹ ಮಾತುಗಳನ್ನು ಅನೇಕ ನೀತಿಗಳನ್ನು ಕಲಿಸ್ತಾನೆ ಭಕ್ತ ಪಾರತಂತ್ರವನ್ನು ತೋರಿಸಿಕೊಡ್ತಕ್ಕಂತಹ ಭಾಗ ಪ್ರವಚನ ಬಂದಿಲ್ಲ ಅವತ್ ಪ್ರವಚನ ಉಂಟೆ ಇಲ್ವೇ ಅಂತ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ ಯಾರು ಈಗಲೇ ಕೇಳ್ಕೊಡ್ತೇನೆ ನಿಮ್ಮ ಕಾಲಿಗೆ ಬೀಳ್ತೇನೆ ಬೇಕಾದ್ರೆ ಪ್ರವಚನ ಇದೆ ಯಾರಿಗೆ ಇಬ್ಬರಿಗಾದರೂ ಪರವಾಗಿಲ್ಲ ನಮ್ಮ ಮನೆಯವರೊಬ್ಬರಂತೂ ಬರ್ತಾರೆ ಜೊತೆಯಲ್ಲಿ ಪಾಪ ಮೂಕ್ ಪ್ರಾಣಿನ ಕರದ ಕಡೆ ಇಲ್ಲ ಅಂತ ಬರ್ತಾರೆ ಅವರು ಅರ್ಚಕರೊಬ್ರು ಇರ್ತಾರೆ ಅಂತ ಕಾಣುತ್ತೆ ನಾಳೆ ಈಗಲೇ ಎಚ್ಚರಿಕೆ ಕೊಡ್ತೇನೆ ಎಷ್ಟು ಜನ ಇದ್ದರೆ ಅಷ್ಟೇ ಜನಕ್ಕೆ ಪ್ರವಚನ ಅದು ಇದ್ರೂ ಅನ್ನೋದು ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಆಮೇಲೆ ಏನು ಗಲಾಟೆ ಇರುತ್ತೆ ಇವತ್ತು ಮುಖ್ಯಮಂತ್ರಿಗಳು ಬಹಳ ಹೆಗ್ಗಿದ್ದಾರೆ ಶಾಂತವಾಗಿದೆ ಏನು ಗಲಾಟೆ ಇಲ್ಲ ಅಂತ ಆವತ್ತು ಶಾಂತವಾಗಿರಲಿ ಏನಾದರೂ ಪ್ರಯತ್ನವನ್ನು ಮಾಡಿ ಬನ್ನಿ ತಪ್ಪಿಸ್ಕೋಬೇಡಿ ನನಗೆ ಒಂದೊಂದು ದಿವಸವೂ ಅತ್ಯಮೂಲ್ಯವಾದದ್ದು ಬಂಗಾರ ಸಿಕ್ಬೋದು ಟೈಮ್ ಸಿಕ್ಕೋದಿಲ್ಲ ಸೋಮವಾರ ದಿವಸ ಭಗವದ್ಗೀತಾ ಸಂಗ್ರಹವಾಗಿ ಹೇಳಿ ಭೀಷ್ಮ ಪರ್ವ ಆಗುತ್ತೆ ಅದರಲ್ಲಿ ಭೀಷ್ಮನಿಗಾಗಿ ಭಗವಂತ ಚಕ್ರ ಹಿಡಿಯುವ ಪ್ರಸಂಗ ಪ್ರಾಯಶಃ ಭೀಷ್ಮನ ಮುಕ್ತಿ ಪ್ರಕರಣದವರೆಗೆ ಮುಗಿಸಬೇಕು ಭೀಷ್ಮ ದ್ರೋಣ ಕರ್ಣ ಶಲ್ಯ ದುರ್ಯೋಧನ ವಧೆಯು ಶಲ್ಯ ಪರ್ವದಲ್ಲೇ ಬರುತ್ತೆ ಗದಾ ಪರ್ವ ಅಂತ ಬೇರೆ ಇಲ್ಲ ಮೂಲದಲ್ಲಿ ಕನ್ನಡ ಭಾರತದಲ್ಲಿ ಮಾತ್ರ ಅದು ಬೇರೆ ಇದೆ ಇದಿಷ್ಟನ್ನೂ ವಿಸ್ತಾರವಾಗಿ ಅನುಭವಿಸೋದಕ್ಕೆ ಐದಾರು ದಿವಸದಲ್ಲಿ ಬ್ರಹ್ಮನೇ ಬಂದರೂ ಶಕ್ಯವಿಲ್ಲ ಮುಖ್ಯ ಘಟ್ಟಗಳನ್ನು ಮಾತ್ರ ಉಪಯೋಗ ಮಾಡಿಕೊಂಡು ಈ ಯುದ್ಧದ ಪರ್ಯಂತ ಐದಾರು ದಿವಸವೂ ದಿವಸವೂ ಅನ್ನಶಾಂತಿ ಆಗಬೇಕು ಅಂತ ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ ಅತ್ಯಂತ ಘೋರವಾದ ಯುದ್ಧ ನಿರಪರಾಧಿಗಳೆಲ್ಲ ಬಹಳ ಜನ ಸಾಯ್ತಾರೆ ತಾವೆಲ್ಲ ಬಂದು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಉದಾರ ಮನಸ್ಸಿನಿಂದ ಉಪಾರವನ್ನು ಉಪನ್ಯಾಸವನ್ನು ಕೇಳಿ ಉದಾರ ಮನಸ್ಸಿನಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮಂಗಳವನ್ನು ಆಚರಣೆ ಮಾಡ್ತೇನೆ ಏನು ವಿಷಯ ಹಾಂ ಒಂದು ಮಾತು ಕೊಡಿ ಬೇಗ ಶ್ರೀಮತಿ ಅವರು ಮೇಲಕ್ಕೆ ಬರಬೇಕು ಅವರು ಅನನ್ಯ ಕೃಷ್ಣ ಭಕ್ತರು ಅವರು ಮಾಡುವ ಸೇವೆಗೆ ನಾವೇನು ಕೊಡಲಾರೆವು ಇಲ್ಲಿ ಭಕ್ತರು ಅವರಿಗೆ ಇದನ್ನು ಬರಮಾಡಬೇಕಿದ್ದಾರೆ ಮುಟ್ಟು ಬಿಡ್ತೇನೆ ಮೇಲೆ ಮುಟ್ಟು ಬಿಡ್ತೇನೆ ನಾನು ಸ್ವೀಕಾರ ಮಾಡಿ ಕೃಷ್ಣ ನಿಮ್ಮ ಕೈಯಿಂದ ಅನೇಕ ಸೇವೆ ತಗೊಳ್ಳಿ ಹೀಗೆ ಮೇಲೆ ಮೇಲೆ ಪ್ರವಚನಗಳನ್ನು ಮಾಡಿಸಿ ಎಲ್ಲರೂ ಸೇರಿ ಸಂತೋಷದಲ್ಲಿ ನಾರಾಯಣ ನಾರಾಯಣ ನಾರಾಯಣ ಇಲ್ಲಿ ಮುಂದುಗಡೆ ಇಡಿ ಈಗ ಮಂಗಳ ಶಾಸನ ಜಾರದೆ ಅವ್ರು ನೋಡ್ಕೊಳ್ಳಿ ಜಾರತೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಟೇ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನ ಚ ದಿವಸೇ ದಿವಸೇ ಮೂಢಮ್ಮ ವಿಶಂಚರ ಪಂಡಿತಂ ऊर्ध्वाहुरोम्ये च न जगच्चृणोति मे धर्मादर्थश्च कामश्च स किमर्थम् न सेव्यते न जातु कामान्न भयान्न लोभात् धर्मम् च चेत् जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयित्वा समश्नुते नियमस्थः शुचिश्रोता शृण्वन् सफलमश्नुते नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्ति प्रजाभ्य परिपालयन्ताम् न्याय्येन मार्गेण ಮಹಿಂ ಮಹಿಷ ಗೋಬ್ರಾಹ್ಮಣೇಭ್ಯ ಶುಭಮಸ್ಮನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ